ज्वलितम् भवेति तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवजःसरोजममलम् गीतार्थगन्धोत्कटम् नानाख्यानककेसरम् हरिकथासम्बोधनाबोधितम् लोके सज्जनषट्पदैः ആരാഹപ്പേ പീയമാനം മുത ഭൂയാത് ഭാരത പങ്കജം കരിമല പ്രധ്വംസിന ശ്രേയസേ ദ്വൈപായനോഷ്ടപുടനിസ്വതമപ്രമേയം പുണ്യം പവിത്രമത പാപഹരം ശിവഞ്ച യോ ഭാരതം സമധിഗച്ഛതി വാച്യമാനം കിന്തസ്യ പുഷ്കരജലൈരഭിഷേചനേന യോ ഘോഷതം കനകശൃംഗമയം ദദാതി വിപ്രായ വേദവിദുഷേ സുബഹുശ്രുതായ च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभ यदिहास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेद सर्वपः वै प्रमुच्यते ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಜ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ತತಿ ಯುಧಿಷ್ಠಿರ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ माद्रीसुतौ कथयताम् न भवन्ति रोगाः भीष्मद्रोणतटा जयद्धजला गान्धारनीलोपला शल्यग्राहवती कृपेण वहिनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी ಸೋತ್ತೀರ್ಣಾ ಖಲು ಪಾಂಡವೈರ್ಣನದಿ ಕೈವರ್ತಕೇ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತೋ ಜಯಮುದೀರಯೇತ್ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಧರ್ಮರಾಜ ಮತ್ತು ಭೀಮಸೇನರ ಜನನ ವೃತ್ತಾಂತವನ್ನು ಕುರಿತು ನಿನ್ನೆ ವಿಜ್ಞಾಪಿಸಿಕೊಂಡೆ ಪಾಂಡುವಿಗೆ ಸಂತಾನ ಭಾಗ್ಯವಿಲ್ಲ ಎಂಬುದು ಸಿದ್ಧವಾದಾಗ ಮುನಿಶಾಪದಿಂದ ದೂರ್ವಾಸರು ಕೊಟ್ಟಿದ್ದ ವರವನ್ನು ಉಪಯೋಗ ಮಾಡಿಕೊಂಡು ನೀನು ಪುತ್ರರನ್ನು ಪಡಿ ಎಂಬುದಾಗಿ ಸ್ವಯಂ ಪಾಂಡುವೆ ಕುಂತಿದೇವಿಗೆ ಅಪ್ಪಣೆ ಮಾಡಲಾಗಿ ಪಾಂಡುವಿನ ಸೂಚನೆಯಂತೆ ಯಮಧರ್ಮರಾಜನನ್ನು ಧ್ಯಾನ ಮಾಡ್ತಾಳೆ ಕುಂತಿದೇವಿ ಯಮನನ್ನು ಧ್ಯಾನ ಮಾಡುವ ಉದ್ದೇಶ ಮಗನಿಗೆ ಧರ್ಮದ ಪ್ರಜ್ಞೆ ಚೆನ್ನಾಗಿರಲಿ ಆಳುವವನಿಗಿರಬೇಕಾದದ್ದು ಧರ್ಮದ ಪ್ರಜ್ಞೆ ಪಾಪ ಪುಣ್ಯದ ಪ್ರಜ್ಞೆ ಅದು ಸಮೃದ್ಧಿಯಾದದ್ದು ಎಂಬುದಾಗಿ ಯಮದೇವನನ್ನ ಪ್ರಾರ್ಥನೆ ಮಾಡ್ತಾಳೆ ಯಮ ಮಗನನ್ನು ಅನುಗ್ರಹ ಮಾಡಿ ಹೋದ ಧರ್ಮರಾಜ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದಾನೆ ಇವನು ಅಶ್ವಮೇಧಗಳನ್ನು ಮಾಡ್ತಾನೆ ಜ್ಯೋತಿಷ್ಠೋಮವನ್ನು ಮಾಡ್ತಾನೆ ಅನೇಕ ಯಾಗಗಳನ್ನು ಮಾಡ್ತಾನೆ ಎಂಬುದಾಗಿ ಬ್ರಾಹ್ಮಣರು ಅವನ ಜಾತಕವನ್ನು ನೋಡಿ ಹರಿಸಿದರು ಅದಾದ ಒಂದು ವರ್ಷದ ಒಳಗಡೆ ಧರ್ಮರಾಜ ಯುಧಿಷ್ಠಿರ ಹುಟ್ಟಿದ ಮುನ್ನೂರ ಮುನ್ನೂರ ಮೂರನೇ ದಿವಸಕ್ಕೆ ಅರವತ್ತೆರಡು ದಿವಸ ಕಮ್ಮಿ ಒಂದು ವರ್ಷಕ್ಕೆ ಭೀಮಸೇನನ ಜನನ ಭೀಮಸೇನ ಹುಟ್ಟಿದ್ದು ಮಘಾ ನಕ್ಷತ್ರದಲ್ಲಿ ಅದು ಶನಿವಾರ ಅದು ಹಿಂದಕ್ಕೆ ಪ್ರೊಜೆಕ್ಟ್ ಮಾಡಿದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಹದಿಮೂರನೇ ವರ್ಷಕ್ಕೆ ಹೋಗ್ತದೆ ಮಹಾನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಹುಟ್ಟಿದ ಅಶರೀರವಾಣಿ ಹೇಳಿತು ಈ ಮಗು ಅಜೇಯವಾಗಿ ಬಾಳ್ತಾನೆ ಯಾರಿಗೂ ಸೋಲುವುದಿಲ್ಲ ಕುಲದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಎಂಬುದಾಗಿ ಅದಾದ ಇನ್ನೊಂದು ವರ್ಷದೊಳಗೆ ಇಂದ್ರನ ವಂಶದಿಂದ ಅರ್ಜುನ ದೇವ ಹುಟ್ಟುತ್ತಾನೆ ಮಾರುತಿ ಭೀಮಸೇನ ವಾಯುದೇವರ ಅಂಶದಿಂದ ಜನಿಸಿದ ವಾಯುದೇವನನ್ನು ಧ್ಯಾನ ಮಾಡಿದಳು ವಾಯು ಗರ್ಭವನ್ನಿತ್ತ ಅದು ಭೀಮಸೇನನ ಜನನಕ್ಕೆ ಕಾರಣ ಮುಂದೆ ಇಂದ್ರನ ಧ್ಯಾನ ಮಾಡು ಅಂತ ಹೇಳಿದ ಪಾಂಡು ಇಂದ್ರ ಧ್ಯಾನದಿಂದ ಇಂದ್ರ ಸಮನಾದ ಮಗನನ್ನ ಪಡೀತಾಳೆ ಉತ್ತರಾಭ್ಯಾಂತು ಪೂರ್ವಾಭ್ಯಾಂ ಫಲ್ಗುನೀಭ್ಯಾಂ ತಥೋ ಜೀವ ಉತ್ತರ ಮತ್ತು ಪೂರ್ವ ಫಲ್ಗುಣಿ ನಕ್ಷತ್ರಗಳ ನಡುವೆ ಹಗಲಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲ ಹಗಲಲ್ಲಿ ಹುಟ್ಟಿದ ಮಕ್ಕಳು ರಾತ್ರಿ ಹುಟ್ಟಿದ ಮಕ್ಕಳಲ್ಲ ಮಕ್ಕಳು ರಾತ್ರಿ ಹುಟ್ಟಿದ್ರೆ ಹಗಲು ಹೊತ್ತು ತಾಯಿಯನ್ನು ಗೋಳು ಹಿಕ್ಕೋತಾರೆ ರಾತ್ರಿ ನಿದ್ದೆ ಮಾಡಬೇಕಾದ ವೇಳೆ ಇವರು ನಕ್ಷತ್ರಗಳು ಬೆಳಗು ಪ್ರಕಾಶ ಇರತಕ್ಕಂತಹ ದೇವತಾಂಶರು ರಾತ್ರಿ ಹುಟ್ಟುವುದಕ್ಕೆ ಕಾರಣವಿಲ್ಲ ನಾಟ್ ನಾಕ್ಟರ್ನಲ್ ಕ್ರೀಚರ್ಸ್ ಆದ್ದರಿಂದ ಉತ್ತರ ಫಲ್ಗುನಿ ಪೂರ್ವ ಫಲ್ಗುನಿ ನಕ್ಷತ್ರದ ಮಧ್ಯದಲ್ಲಿ ಅರ್ಜುನ ಜನಿಸಿದ ಕಾರ್ತವೀರ್ಯ ಸಮಕುಂತಿ ಶಿವತುಲ್ಯ ಪರಾಕ್ರಮ ಏಷ ಶಕ್ರಯವಾಜಯ್ಯ ಯಶಸ್ತೆ ಪ್ರಥಯಿಷ್ಯತಿ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಇದ್ದ ಅಯ್ಯೋ ಅವನು ಪರಶುರಾಮರ ಕೈಯಲ್ಲಿ ಸತ್ತು ಹೋದ್ನಲ್ಲ ಆ ದುಷ್ಟ ಕಥೆ ಕೇಳಬೇಡಿ ಒಂದು ಕಾಲದಲ್ಲಿ ಅವನು ಧರ್ಮಾತ್ಮನೇ ಇದ್ದ ಅನೇಕ ಯಾಗಗಳನ್ನು ಮಾಡಿದ್ದ ಕಾಲ ವೈಷಮ್ಯದಿಂದ ಅವನಿಗೆ ದುರ್ಬುದ್ಧಿ ಉಂಟಾಗಿ ಜಮದಗ್ನಿಗಳನ್ನ ಕೆಣಕಿ ಅವರನ್ನು ಕೊಂದು ಒಂದು ಕಾಮಧೇನುಗಾಗಿ ಘೋರ ಯುದ್ಧ ನಡೆದು ಆ ಯುದ್ಧದಲ್ಲಿ ಪರಶುರಾಮರಿಂದ ಕೊಲ್ಲಲ್ಪಟ್ಟ ಆ ಕೊನೆ ಭಾಗ ಒಂದು ಬಿಟ್ಟುಬಿಡಿ ಜೀವನದಲ್ಲಿ ಎಷ್ಟೋ ಪುಣ್ಯಪುರುಷರ ಜೀವನದಲ್ಲಿ ನಾವು ಮೆಚ್ಚಿಕೊಳ್ಳದೇ ಇರತಕ್ಕಂಥ ಅಂಶಗಳು ಇರ್ತವೆ ಮೆಚ್ಚಿಕೊಳ್ಳುವ ಅಂಶಗಳು ಇರ್ತವೆ ನಮಗೆ ಇತಿಹಾಸದಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬೇಕು ಹನುಮಂತಯ್ಯನವ್ರ ಜೀವನದಲ್ಲಿ ಅವರು ವಿಧಾನಸೌಧ ಕಟ್ಟಿದ್ದಷ್ಟೇ ಬೇಕು ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ತೆರೆದು ಎರಡು ರೂಪಾಯಿಗೆ ಕುಮಾರವ್ಯಾಸನ ಭಾರತವನ್ನು ಕೊಡುವಂತಹ ಕೆಲಸ ಮಾಡಿದರು ಉಳಿದು ತಗೊಂಡೋಗಿ ಏನು ಮಾಡ್ತೀರಿ ಕಾರ್ತವೀರ್ಯಾರ್ಜುನ ನಾಡಿನಲ್ಲಿ ಕಳ್ಳಕಾಕರ ಕಾಟ ಇರಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಇವತ್ತಿಗೂ ಅವನ ಹೆಸರನ್ನು ನೀವು ನೆನೆಸಿದರೆ ಕಳೆದು ಹೋದ ಪದಾರ್ಥ ಸಿಗ್ತದೆ ಎನ್ನುವ ಶ್ಲೋಕ ಇದು ವಿಷ್ಣು ಪುರಾಣದ ವಾಕ್ಯ ಪಂಚಾಂಗದಲ್ಲಿ ಏರಿ ಕುಳಿತುಕೊಂಡಿದೆ ಆದ್ರಿಂದ ಕುಂತಿ ಕಾರ್ತವೀರ್ಯ ಸಮಕುಂತಿ ಶಿವತುಲ್ಯ ಪರಾಕ್ರಮ ಶಿವನಿಗೆ ಸಮವಾದ ಶಕ್ತಿಯುಳ್ಳವನು ಶಿವನನ್ನು ಸೋಲಿಸುವವನು ಶಿವನ ಜೊತೆಯಲ್ಲಿ ಒಂದು ಹಂದಿಗೋಸ್ಕರವಾಗಿ ಹೋರಾಟವನ್ನು ಮಾಡಿ ಅವನನ್ನು ಗೆದ್ದು ಪಾಶುಪದಾಸ್ತ್ರವನ್ನು ಪಡೆಕೊಂಡವನು ಇಂದ್ರಲೋಕಕ್ಕೆ ಹೋಗಿ ಅವನಿಂದ ಸನ್ಮಾನಿತನಾಗಿ ಇಂದ್ರನ ಅರ್ಧಾಸನದಲ್ಲಿ ಕೂತು ಬಂದ ಮಹಾನುಭಾವ ಅರ್ಜುನ ನಿದ್ರೆಯನ್ನ ಗೆದ್ದವನು ಗುಡಾಕೇಶ ಇಂದ್ರಿಯ ನಿಗ್ರಹ ಇದ್ದವನು ಊರ್ವಶಿ ಬಂದು ಮೈ ಮೇಲೆ ಬಿದ್ದರೆ ನಮ್ಮ ವಂಶದ ಮಾತೆ ನೀನು ನಿನ್ನ ಸಂಘ ಬೇಡ ಅಂತ ಅವಳನ್ನು ತೊರೆದು ಬಂದವನು ಪರಮಸಾತ್ವಿಕ ಅಂಥವನಿಗೆ ಭಗವದ್ಗೀತೆಯನ್ನು ಕೃಷ್ಣ ಉಪದೇಶ ಮಾಡಿದ ಆದ್ದರಿಂದ ಏಷ ಶಕ್ರ ಇವಾಜಯ್ಯ ಇಂದ್ರನಂತೆ ಇವನು ಯಾರಿಗೂ ಸೋಲ್ದೇ ಇರತಕ್ಕವನು ನಿನಗೆ ಅವನು ಯಶಸ್ಸನ್ನು ತರ್ತಾನೆ ತಾಯಿಗೆ ಕೀರ್ತಿಯನ್ನು ತರ್ತಾನೆ ಎಂಬುದಾಗಿ ಮಹರ್ಷಿಗಳೆಲ್ಲ ಭರದ್ವಾಜ ಕಶ್ಯಪ ಗೌತಮಶ್ಚ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠ ಎಲ್ಲರೂ ಆಶೀರ್ವಾದ ಮಾಡಿದರು ಕಾಡಿನಲ್ಲಿ ಆಮೇಲೆ ಪಾಂಡು ಹೇಳಿದ ಹೆಂಡತಿಗೆ ಇನ್ನೂ ಒಂದೆರಡು ಮಕ್ಕಳಾಗಲಿ ಅಂತ ಇದಕ್ಕೆ ಅಲ್ಲಿ ಕೊನೆ ಆಗ ಕುಂತಿ ಹೇಳಿದಳು ನೀವು ಹೇಳಿದ್ರಿ ಅಂತ ಅವರು ಐದು ಮಂತ್ರ ಕೊಟ್ಟಿದ್ದಾರೆ ನಿಜ ಮೂರು ಮಕ್ಕಳನ್ನ ಗಂಡನನ್ನ ಬಿಟ್ಟು ದೇವತೆಗಳೇ ಆಗಲಿ ಬೇರೆ ಪುರುಷರಾಯ್ತೋ ಇಲ್ಲೋ ಬೇರೆ ದಾರಿ ಇಲ್ಲ ಆ ಕ್ಷೇತ್ರ ಮೂರು ಮಕ್ಕಳನ್ನು ಪಡ್ಕೊಂಡಿದ್ದೇನೆ ಸಾಕು ನಾಲ್ಕನೇದನ್ನು ನಾನು ಪಡೆದುಕೊಂಡರೆ ತತಃಪರಂ ಸ್ವೈರಿಣಿ ಸ್ಯಾತ್ ದಾರಿ ಬಿಟ್ಟು ಹೆಂಗ ಸೂಂದು ಬಿಡ್ತಾಳೆ ಐದನೇದು ಒಂದಾದರೆ ಬಂಧಕಿ ಬಂಧಕಿ ಅಂದರೆ ವೇಶ್ಯಾಸ್ತ್ರೀ ಎಂಬುದಾಗಿ ಹೆಸರು ಐದು ಗಂಡನ್ನು ಮಾಡಿಕೊಂಡರು ಎಂಬುದಾಗಿ ಕರ್ಣ ಮುಂದೆ ದ್ರೌಪದಿಗೆ ಇದೇ ಮಾತನ್ನು ಹೇಳಿ ಜಗ್ಗಿಸ್ತಾನೆ ಸಭೆಯಲ್ಲಿ ಬೈತಾನೆ ಬಂಧಕಿ ಎಂಬುದಾಗಿ ಆದ್ದರಿಂದ ಕುಂತಿ ಹೇಳಿದಳು ನನಗೆ ಸಾಕು ಮೂರು ಮಕ್ಕಳು ಹಾಗಿದ್ರೆ ಪಾಂಡು ಹೇಳಿದ ನಿನ್ನಲ್ಲಿರುವ ಒಂದೆರಡು ಮಂತ್ರವನ್ನು ಇನ್ನೊಂದು ಪತ್ನಿ ಮಾದರಿಗಾದರೂ ಕೊಡು ಅಂತ ಹೇಳಿ ಅವನು ಮಕ್ಕಳು ಹುಚ್ಚು ಮಕ್ಕಳು ಬೇಕು ಮಕ್ಕಳು ಬೇಕು ಮಕ್ಕಳು ಬೇಕು ಈ ದೇಶದಲ್ಲಿ ಪೂರ್ವಜರು ಮಕ್ಕಳಿಗೋಸ್ಕರವಾಗಿ ಬಹಳ ತಪಸ್ಸನ್ನು ಮಾಡಿದರು ಮಕ್ಕಳು ಬೇಕು ಮಕ್ಕಳು ಬೇಕು ಮಕ್ಕಳು ಯಾತಕ್ಕೆ ಬೇಕು ನಮ್ಮಲ್ಲಿರುವ ಜ್ಞಾನವನ್ನು ಬೆಳೆಸುವುದಕ್ಕೆ ಬ್ರಾಹ್ಮಣರಿಗೆ ಮಕ್ಕಳು ಬೇಕು ನಮಗೂ ನಾಲ್ಕೈದು ಮಕ್ಕಳಿದ್ರೆ ಒಬ್ಬನ ಋಗ್ವೇದಕ್ಕೆ ಹಾಕ್ತಿದ್ದೆ ಒಬ್ಬ ಯಜುರ್ವೇದಕ್ಕೆ ಸುಮಾರಾಗಿ ತಯಾರಾಗ್ತಾ ಇದ್ದಾನೆ ಇನ್ನೊಬ್ಬ ಇದ್ರೆ ಸಾಮವೇದಕ್ಕೆ ಹಾಕ್ತಿದ್ದೆ ಇನ್ನೊಬ್ಬನಿಗೆ ಅಥರ್ವೇದ ಹಾಕ್ತಿದ್ದೆ ಇನ್ನೊಬ್ಬನಿಗೆ ಇತಿಹಾಸ ಪುರಾಣ ಇಟ್ಕೊಳ್ಳೋ ಅಂತ ಹೇಳ್ತಿದ್ದೆ ಈ ಜ್ಞಾನ ಭಂಡಾರವನ್ನು ಯಾರಿಗೆ ಕೊಡಲಿ ನಾನು ಹೋದ ಕಡೆ ಕೇಳ್ತಾರೆ ಯಾರನ್ನಾರು ತಯಾರು ಮಾಡಿದ್ದೀರಾ ಅಂತ ಯಾವುದಕ್ಕೆ ಅಂತ ಕೇಳ್ತೇನೆ ನಾನು ಮಕ್ಕಳನ್ನು ತಯಾರು ಮಾಡೋರು ಯಾರು ಹಳೆ ಆ ಕಾಲ ಹೋಯಿತು ಯಾರು ಬಂದು ಕಲ್ತ್ಕೊಂಡ್ರೆ ನಾವು ಬೇಡ ಅನ್ನೋದಿಲ್ಲ ನಾನು ಪುಸ್ತಕ ಕೊಡ್ಬೋದು ಈ ನೋಟ್ಸ್ ಒಂದು ಅಕ್ಷರ ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ ಚಿತ್ರಗುಪ್ತ ಬರೆದಿಟ್ಟಾಗಿದೆ ಇದು ನನ್ನ ಬಿಟ್ಟರು ನಾನೇ ಉಪದೇಶ ಮಾಡಿದ ಹೊರತು ಇನ್ನೊಬ್ರಿಗೆ ಅರ್ಥ ಆಗೋದಿಲ್ಲ ಮಕ್ಕಳು ಬೇಕು ಮಕ್ಕಳು ಯಾತಕ್ಕೆ ಬೇಕು ಜಗತ್ತನ್ನು ನಡೆಸುವುದಕ್ಕೋಸ್ಕರ ಮಕ್ಕಳು ಬೇಕು ವೈಶ್ಯರಿಗೆ ವ್ಯಾಪಾರ ಬೆಳೆಸುವುದಕ್ಕೆ ಕ್ಷತ್ರಿಯರಿಗೆ ರಾಷ್ಟ್ರವನ್ನು ರಕ್ಷಿಸುವುದಕ್ಕೆ ಮಕ್ಕಳನ್ನು ಯುದ್ಧದಲ್ಲಿ ಬಲಿ ಕೊಡುವುದಕ್ಕೆ ಮಕ್ಕಳು ಬೇಕು ಮಕ್ಕಳು ಸಾಕನ್ನೋದು ಭಾರತೀಯರ ಸಂಸ್ಕೃತಿ ಅಲ್ಲ ಮಕ್ಕಳು ಬೇಕು ಇವತ್ತು ಮಕ್ಕಳು ಇಲ್ಲದೆ ಇದ್ರೆ ಮುಸಲ್ಮಾನರು ಕ್ರೈಸ್ತರು ನಿಮ್ಮನ್ನು ಓವರ್ಟೇಕ್ ಮಾಡಿಬಿಡ್ತಾರೆ ಅವತ್ತು ಹರ್ಷಾನಂದ್ರ ಹೇಳಿದಾಗ ಇನ್ನು ಹದಿನೈದು ವರ್ಷದಲ್ಲಿ ಭಾರತ ಪೂರ್ತಿ ಮುಸಲ್ಮಾನಮಯವಾಗಿ ಹೋಗ್ತದೆ ಆದ್ದರಿಂದ ಒಂದು ಎರಡು ಸಾಕು ಅನ್ನೋ ಮಾತನ್ನು ದಯವಿಟ್ಟು ಬಿಟ್ಟು ಬಿಡಿ ಮಕ್ಕಳಿಲ್ಲದೆ ಆದರೆ ದತ್ತು ಮಕ್ಕಳನ್ನು ತಗೊಂಡ್ರೂ ಪರವಾಗಿಲ್ಲ ಸಂತಾನವೃದ್ಧಿ ಆಗಬೇಕು ಮಹಾಭಾರತ ರಾಮಾಯಣ ಓದಿದ್ರೆ ಹುಚ್ಚು ಹಿಡಿದೋಗ್ತಾ ಎಷ್ಟಪ್ಪ ಇವರು ಒದ್ದಾಡ್ತಾ ಇದ್ದಾರೆ ಗೋಖಂಡದಲ್ಲಿ ಒಬ್ಬರು ಹೇಳಿದರು ಹವ್ಯಕ ಬ್ರಾಹ್ಮಣ ಶ್ರೇಷ್ಠರು ಗಣಪಾಟಿಗಳು ನಾವು ಗಣಪತಿ ಗುಡಿಯಲ್ಲಿ ಗಣಪತಿ ಭಕ್ತರು ಗಣಪತಿ ನಮ್ಮ ಮನದೇವರಾದರು ಶ್ರೀಮದ್ ಭಾಗವತವನ್ನು ಪ್ರತಿ ವರ್ಷ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಪಾರಾಯಣ ಮಾಡ್ತೇವೆ ಅದರಿಂದ ನಮ್ಮ ವಂಶ ಬೆಳೆಯಿತು ಹವ್ಯಕ ಸಂತಾನ ಬೆಳೆಯಿತು ಅವರು ವಾಸಿಷ್ಠ ಗೋತ್ರದವರು ನೋಡಿ ದೊಡ್ಡವರು ಪಂಡಿತರು ಕಾಮಕ್ರೋಧಗಳನ್ನು ಗೆದ್ದವರು ಯಾತಕ್ಕೆ ಹೇಳ್ತಾರೆ ಅಂದ್ರೆ ಮಕ್ಕಳು ಬೇಕು ಏಷ್ಟವ್ಯ ಭಾವಪುತ್ರಾಹ ಏಕೋಪಿ ಭಯಾಂ ರಾಮಾಯಣದ ಮಾತು ಆದ್ದರಿಂದ ಅವನಿಗೆ ಆಸೆ ಪಾಪ ಇನ್ನೆರಡು ಮಕ್ಕಳಾಗಲಿ ಹಿಂದೆ ಮುಂದೆ ನೋಡಿದಳು ಕುಂತಿದೇವಿ ಆಯಿತು ನೀವು ಹೇಳಿದ್ದೀರಿ ಒಂದು ಮಂತ್ರ ಕೊಡ್ತೇವೆ ಅಂತ ಮಾದ್ರಿ ದೇವಿಗೆ ಒಂದು ಶುಭ ದಿನದಲ್ಲಿ ಒಂದು ಮಂತ್ರವನ್ನು ಕೊಟ್ಟಳು ಬೇಕಾದ ದೇವತೆಯನ್ನು ಕರಿ ಅವಳೆಷ್ಟು ಬುದ್ಧಿವಂತೆ ಇರಾಕಿನವಳು ಅವಳೇನು ಸಾಮಾನ್ಯವೇ ಆ ಕಡೆ ಹೋಗ್ತಾ ಹೋಗ್ತಾ ಬುದ್ಧಿ ಹೆಚ್ಚಾಗುತ್ತೆ ದುರ್ಬುದ್ಧಿಗಳು ಅವಳೇನ್ ಮಾಡಿದಳು ಅಶ್ವಿನಿ ದೇವತೆಗಳನ್ನು ಕರೆದಳು ಒಂದು ಮಂತ್ರದಲ್ಲಿ ಎರಡು ಮಕ್ಕಳಾಗುವಂತೆ ಅದನ್ನು ನೋಡಿ ಅಸೂಯಾಗ್ತದೆ ಕುಂತಿದೇವಿಗೆ ಅಯ್ಯೋ ನನಗಿದು ತೋರದೆ ಹೋಯ್ತಲ್ಲ ನಾನು ನಿನಗೆ ಈ ಮಂತ್ರವನ್ನು ಕೊಟ್ಟ ಕೊಟ್ಟಿದ್ದು ತಪ್ಪಾಯಿತು ಉಕ್ತ ಸಕಲ ಲೇಭೆ ತೇನಾಸ್ಮಿ ವಂಚಿತ ವಂಚನೆ ಮಾಡಿಬಿಟ್ಟೆ ಒಂದೇ ಮಗು ಅಂತ ನಾ ಹೇಳಿದ್ರೆ ಎರಡು ಮಕ್ಕಳನ್ನು ಪಡೆದಿಯಲ್ಲ ಆ ಮಕ್ಕಳು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದರು ಅಶ್ವಿನಿ ದೇವತೆಗಳ ಅಂಶದಿಂದ ಅದರಿಂದ ಅವರು ಸರ್ವಜ್ಞರು ಸರ್ವರೋಗ ದೂರರು ಬಹಳ ಶೂರರು ಪಾಂಡುವಿನಂತೆ ರೂಪವುಳ್ಳವರು ತಾಯಿಯಂತೆ ರೂಪವುಳ್ಳವರು ಮಹಾ ಬಲ ಪರಾಕ್ರಮಿಗಳು ಒಂದು ದಿವಸ ಜ್ವರದಲ್ಲಿ ತಲೆನೋವಿನಲ್ಲಿ ಬಳೆದವರಲ್ಲ ಅಂತಹ ಮಕ್ಕಳು ಉಂಟಾದರು ಅದಾದ ಮೇಲೆ ಇನ್ನೊಂದು ಮಂತ್ರ ಒಂದು ಮಂತ್ರ ಕೊಟ್ಟಿದ್ದಕ್ಕೆ ಎರಡು ಮಾಡಿದ್ದೀಯೇ ಇನ್ನೊಂದು ಮಂತ್ರ ಕೊಟ್ಟರೆ ನೀನು ಮರುದೇವತೆಗಳನ್ನು ಆಹ್ವಾನ ಮಾಡಿದರೆ ಸಪ್ತ ಮರುತುಗಳಾಗಿ ಬಿಡ್ತಾರೆ ಇನ್ನು ನೂರಾರು ದೇವತೆಗಳಿರುವಂತಹ ದೇವತಾ ಕೂಟಗಳನ್ನು ಆಹ್ವಾನ ಮಾಡಿಬಿಟ್ರೆ ಅರಣ್ಯದಲ್ಲಿ ಕಾಪಾಡೋದು ಕಷ್ಟ ಮತ್ತು ನಮಗೂ ತುಂಬ ಕಷ್ಟವಾಗುತ್ತೆ ಸಾಕು ಎಂಬುದಾಗಿ ಹೇಳಿ ಇದು ಐವರು ಪಾಂಡವರ ಜನನದ ವೃತ್ತ ಅಂತ ಇದನ್ನು ಕೇಳಿದವರಿಗೆಲ್ಲ ಗರ್ಭಿಣಿ ಸ್ತ್ರೀಯರು ಸಭೆಯಲ್ಲಿದ್ದರೆ ಸತ್ಪುತ್ರರು ಉಂಟಾಗ್ತಾರೆ ಪಾಂಡು ವಂಶದ ವಿಸ್ತಾರವನ್ನು ಕೇಳಿದವರಿಗೆ ಸಕಲ ವಿಧವಾದ ಮಂಗಳವಾಗುತ್ತೆ ಅಂತ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೆ ಮಂಗಳಗಳು ಇವೆ ಶಾಪದ ಕಥೆಯ ನಡುವೆಯೇ ಈ ಮಂಗಳಗಳು ಇವೆ ಜೀವನದಲ್ಲಿ ಕೆಟ್ಟದ್ರ ನಡುವೆ ಒಳ್ಳೆಯದನ್ನು ಹುಡುಕುವ ಹಾಗೆ ಅದಾಗಿ ಮತ್ತಷ್ಟು ವರ್ಷಗಳು ನಡೆದವು ಧರ್ಮರಾಜನಿಗೆ ಅಂದರೆ ಅವನಿಗೆ ಅನ್ವರ್ಥವಾಗಿ ಧರ್ಮರಾಜ ಅಂತ ಕರೆದ್ರು ಒಂದು ಅಡ್ಡು ಪ್ರಶ್ನೆ ಈ ಅಡ್ಡು ಪ್ರಶ್ನೆಗಳು ಬಹಳ ಕಾಡಿಸ್ತಾರೆ ಕೆಲವರು ಈಗಾಗಲೇ ಧರ್ಮರಾಜನ ಯಮನ ಅಂಶದಿಂದ ಒಬ್ಬ ಹುಟ್ಟಿದ್ದನಲ್ಲ ವಿದುರ ಇನ್ನೊಂದು ಯಾತಕ್ಕೆ ಅಂತ ನಾನೇನು ಮಾಡಲಿ ಕುಂತಿ ಹಾಗೆ ಹೊರ ಕೇಳ್ಕೊಂಡ್ರೆ ನಾ ಹೇಳ್ಕೊಟ್ಟಿದ್ನೆ ಅವಳಿಗೆ ಆದರೆ ಒಂದು ತತ್ವಾರ್ಥವಿದೆ ಒಂದು ದೇವತೆ ತಂಡದಿಂದ ಎಷ್ಟು ರೂಪವನ್ನು ಬೇಕಾದರೂ ತಳೆಯಬಹುದು ಇದು ಯಾಸ್ಕ ಮಹರ್ಷಿಗಳು ವೇದದ ವ್ಯಾಖ್ಯಾನ ರೂಪದ ನಿರುಕ್ತ ಗ್ರಂಥದಲ್ಲಿ ಹೇಳಿದ್ದಾರೆ ಮಹಾಭಾಗ್ಯದಿಂದ ಒಂದೇ ದೇವತೆ ಅನೇಕವಾಗಬಹುದು ಹಾಗೆ ಒಬ್ಬನೇ ಕೃಷ್ಣನಿಗೆ ಸಾವಿರಾರು ಗುಡಿಗಳನ್ನು ಭಾರತಾದ್ಯಂತ ಕಟ್ಟಿದ್ದೇವೆಯೋ ಒಬ್ಬ ಗೋಪಾಲಕೃಷ್ಣ ಒಬ್ಬ ಸಂತಾನ ಗೋಪಾಲಕೃಷ್ಣ ಒಬ್ಬ ಮದನ ಗೋಪಾಲಕೃಷ್ಣ ಇನ್ನೊಬ್ಬ ನವನೀತ ನರ್ತನ ಕೃಷ್ಣ ಒಬ್ಬ ಮಳೂರ್ ಕೃಷ್ಣ ಒಬ್ಬ ಪಾರ್ಥಸಾರಥಿ ಕೃಷ್ಣ ಕೃಷ್ಣ ರೂಪಾಣ್ಯ ಸಂಖ್ಯಾನಿ ಅದೇ ರೀತಿಯಲ್ಲಿ ಇಂದ್ರನೂ ಸಾವಿರ ರೂಪ ಧರಿಸಬಹುದು ಇಲ್ಲಿ ತತ್ವ ಏನು ಅಂದ್ರೆ ಯಮಧರ್ಮನ ಒಂದು ಅಂಶ ನ್ಯಾಯ ನೀತಿ ಇವುಗಳನ್ನು ಪರಿಪಾಲಿಸಿ ಲೋಕದಲ್ಲಿ ಸರಿ ತಪ್ಪು ತಿಳಿಸುವ ಅಂಶ ನಿಷ್ಪಕ್ಷಪಾತ ಧರ್ಮವನ್ನು ಹೇಳುವುದು ಅದು ವಿದುರನ ರೂಪವನ್ನು ತಳೆಯಿತು ಯಮನ ಇನ್ನೊಂದು ರೂಪ ಯಾರಿಗ ಆಯುಷ್ಯ ಮುಗಿದಿರ್ತದೆ ಅವರನ್ನು ಯಮಲೋಕಕ್ಕೆ ತಳ್ಳುವುದು ಅದು ಧರ್ಮರಾಜನ ರೂಪವನ್ನು ತಳೆಯಿತು ಇದು ಹೇಗೆ ಅಂತ ಕೇಳಿದ್ರೆ ಜೂಜಾಟ ಮುಗಿದು ಅದಕ್ಕಿಂತ ಜೂಜಾಟಕ್ಕಿಂತ ಮುಂಚೆ ಧರ್ಮರಾಜನ ರಾಜಸೂಯ ಅದ್ದೂರಿಯಿಂದ ನಡೆದಾಗ ಆ ಯಾಗದ ಕೊನೆಯಲ್ಲಿ ಶಿಶುಪಾಲನ ವಧೆಯಾಗಿ ಅಮೃತ ಸ್ನಾನಕ್ಕೆ ಮುಂಚೆ ರಕ್ತಪಾತವಾಗ್ತದೆ ಧರ್ಮರಾಜನಿಗೆ ಭಯವಾಯಿತು ಒಂದು ಮಂಗಳದಲ್ಲಿ ಮುಗಿಬೇಕು ಅಂದ್ರೆ ಒಂದು ತಲೆಯೇ ಹೋಯ್ತಲ್ಲ ಏನ್ ಕಾರಣ ಚಿಂತಾಮಗ್ನಾಗಿರುವಾಗ ವೇದವ್ಯಾಸರು ಬಂದು ಹೇಳ್ತಾರೆ ಯೋಚನೆ ಮಾಡಬೇಡ ಸರಿಯಾಗಿ ಹದಿಮೂರು ವರ್ಷಕ್ಕೆ ನಿನ್ನ ಮುಂದಿಟ್ಟುಕೊಂಡು ನಿನ್ನ ನೆಪದಲ್ಲಿ ಭೂಮಂಡಲದ ಎಲ್ಲ ರಾಜರು ಸಾಯ್ತಾರೆ ಅಂತ ಹೇಳಿದರು ಅಯ್ಯೋ ನಾನು ಇದಕ್ಕೋಸ್ಕರ ಹುಟ್ಟಿದ್ದೇನೆ ಅಂತ ಧರ್ಮರಾಜ ನನ್ನ ನೆಪದಲ್ಲೆಲ್ಲ ಸಾಯ್ಬೇಕೇ ನನ್ನನ್ನು ಮುಂದಿಟ್ಟುಕೊಂಡು ಸಾಯಬೇಕೆ ಹಾಗಿದ್ರೆ ಕೌರವ್ರ ಜೊತೆಯಲ್ಲಿ ನಾನು ಜಗಳವನ್ನೇ ಮಾಡೋದಿಲ್ಲ ಏನು ಕೇಳಿದ್ರು ಒಪ್ಪಿಬಿಡ್ತೀನಿ ಅಂತ ಹೇಳಿದ ದಿವಸ ಜೂಜಿಗೆ ಆಹ್ವಾನ ಬಂತು ಕಥೆ ಹೋಗ್ತದೆ ವೇದವ್ಯಾಸರಿಗೆ ಗೊತ್ತಿತ್ತು ಇದು ಜನರನ್ನ ಮೃತ್ಯುವಿನ ಬಾಯಿಗೆ ನೂಕುವಂತಹ ಯಮಧರ್ಮನ ಇನ್ನೊಂದು ಮುಖ ಧರ್ಮರಾಜ ಹುಟ್ಟಿಲ್ಲದೆ ಇದ್ರೆ ಲೋಕದಲ್ಲಿ ಈ ರೀತಿ ಈ ಯುದ್ಧ ಪ್ರಸಂಗ ಬರ್ತಾ ಇರಲಿಲ್ಲ ನಾವು ಕಾರ್ಯಕಾರಣ ದೃಷ್ಟಿಯಲ್ಲಿ ಧರ್ಮರಾಜನನ್ನು ಬೈತೇವೆ ಆದರೆ ಧರ್ಮರಾಜ ಹಾಗಿದ್ದದ್ದರಿಂದಲೇ ಯುದ್ಧಕ್ಕೆ ಅವಕಾಶವಾಯಿತು ಅನ್ನೋ ಇಲ್ಲಿಯ ದೊಡ್ಡ ತತ್ವ ನಾವು ಮುಂದಕ್ಕೆ ಹೋಗೋಣ ಯುಧಿಷ್ಠಿರನಿಗೆ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಭೀಮನಿಗೆ ಹದಿಮೂರು ತುಂಬುತ್ತಾ ಇದೆ ಅರ್ಜುನನಿಗೆ ಹನ್ನೆರಡು ತುಂಬುತ್ತಾ ಇದೆ ಅಶ್ವಿನಿ ಪುತ್ರರಾದ ನಕುಲ ಸಹದೇವರಿಗೆ ಹತ್ತನೇದು ನಡೀತಾ ಇದೆ ಒಂದೊಂದು ವರ್ಷದ ಅಂತರದಲ್ಲಿ ಮಕ್ಕಳು ಆ ಹೊತ್ತಿಗೆ ಪಾಂಡು ಮಹಾರಾಜ ತುಂಬ ಸಂಯಮದಿಂದ ಇದ್ದವನಿಗೆ ಒಂದು ದಿವಸ ಆಶ್ರಮದಲ್ಲಿ ಕುಳಿತಿದ್ದವನಿಗೆ ನದಿಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದಂತಹ ತನ್ನ ಪತ್ನಿ ಮಾದ್ರಿ ದೇವಿಯನ್ನು ನೋಡಿದ ತುಂಬ ಸುಂದರಿ ಮೈ ಮೈಗಂಟುಕೊಂಡಿತ್ತು ಬಟ್ಟೆ ಚಪಲವಾಗಿ ಹೋಯಿತು ಹೋಗಿ ಅವಳನ್ನು ಆಲಿಂಗನ ಮಾಡ್ಕೋಬೇಕು ಅಂತ ಹೋದ ಅವಳು ಹೇಳಿದ್ರು ಹತ್ರ ಬರಬೇಡಿ ಬರಬೇಡಿ ಮೃತ್ಯು ಬರ್ತದೆ ನಾವು ಸಂಗಮ ಮಾಡೋ ಹಾಗಿಲ್ಲ ಅಂತ ಎಷ್ಟು ಹೇಳಿದರೂ ದೊರೆ ಹೇಳಿದ ನಿನ್ನನ್ನು ಕಂಡು ಈ ರೀತಿ ನಾನು ಗೊಡ್ಡಾಗಿ ಜೀವನ ಮಾಡೋದಕ್ಕಿಂತ ಶತ್ರು ಪರವಾಗಿಲ್ಲ ಅಂತ ಬಲಾತ್ಕಾರವಾಗಿ ಆಲಿಂಗನ ಮಾಡಿಕೊಂಡ ಮರುಕ್ಷಣದಲ್ಲಿ ರಕ್ತಕಾರತ ಕೆಳಗೆ ಬಿದ್ದು ಸತ್ತು ಹೋದ ಪಾಂಡು ಮಹಾರಾಜ ಸತ್ತು ಹೋದ ಋಷಿಶಾಪ ಫಲಿಸಿಬಿಡ್ತು ಆಗ ಎಲ್ಲರೂ ಗೋಳಾಡ್ತಾರೆ ಮಾದರಿ ಏನು ಕುಂತಿ ಏನು ಆಶ್ರಮದಲ್ಲಿದ್ದ ಬ್ರಾಹ್ಮಣರೆಲ್ಲ ಬಂದರು ಅಯ್ಯೋ ಎಂಥ ಮಹಾರಾಜನಿಗೆ ಒಂದು ಕ್ಷಣದಲ್ಲಿ ಹೀಗಾಗಿ ಹೋಯ್ತಲ್ಲ ಕೈಕೇಯಿ ಸುಖಕ್ಕೆ ಬಲಿಯಾಗಿ ದಶರಥ ಹೇಗೆ ಪ್ರಾಣ ಕಳ್ಕೊಂಡ ನೋಡಿ ಅವನಿಗಿದ್ದು ಶಾಪ ಬೇರೆ ರೀತಿ ಆದರೆ ಮೃತ್ಯು ಕೈಕೈ ರೂಪದಲ್ಲೂ ಬಂತು ಅಯ್ಯೋ ಈ ರೀತಿ ಆಯ್ತಲ್ಲ ಎಲ್ಲರೂ ಬಹಳವಾಗಿ ಹೇಳ್ತಾರೆ ಹತ್ತು ಮೇಲೆ ದೇವಿ ಹೇಳಿದಳು ನನ್ನ ಸಲುವಾಗಿ ನಮ್ಮ ಯಜಮಾನ ಪ್ರಾಣ ಕಳ್ಕೊಂಡದ್ರಿಂದ ನಾನು ಯಜಮಾನರ ಜೊತೆಯಲ್ಲಿ ಸಹಗಮನ ಮಾಡಿಬಿಡ್ತೇನೆ ಕುಂತಿ ಹೇಳಿದಳು ಇಲ್ಲ ಇಲ್ಲ ನಾನು ಜ್ಯೇಷ್ಠ ಪತ್ನಿ ನನಗೆ ಹಕ್ಕಿದೆ ಗಂಡನ ಜೊತೆಯಲ್ಲಿ ಹೋಗುವುದಕ್ಕೆ ನೀನು ಚಿಕ್ಕವಳು ಇನ್ನೂ ಉಳಿಬೇಕು ಮಕ್ಕಳನ್ನೇನಾದರೂ ಬೆಳೆಸು ಚೆನ್ನಾಗಿ ಎಂಬುದಾಗಿ ಎಷ್ಟು ಹೇಳಿದರೂ ಮಾದ್ರಿ ಕೇಳಿದಳು ಇಲ್ಲ ನನ್ನ ನಿಮಿತ್ತ ಯಜಮಾನರು ಹೋಗಿದ್ದಾರಾದ್ರಿಂದ ನಾನೇ ಹೋಗ್ತೇನೆ ಅವರ ಜೊತೆಯಲ್ಲಿ ಅಂತ ಹೇಳಿ ಅವಳು ಸಹಗಮನವನ್ನು ಮಾಡಿಬಿಟ್ಟರು ಕಶ್ಯಪನೆಂಬ ಬ್ರಾಹ್ಮಣ ಉತ್ತರ ಕ್ರಿಯೆಯನ್ನೆಲ್ಲ ಮಾಡಿಸಿದ ಅದು ಬರೆದಿದ್ದಾರೆ ಯಾರು ಪುರೋಹಿತರು ಅನ್ನೋದು ಕೂಡ ಬರೆದಿದ್ದಾರೆ ಮಹಾಭಾರತದಲ್ಲಿ ಇಲ್ಲಿ ಮೂಲದಲ್ಲಿ ಮೇಲ್ನೋಟಕ್ಕೆ ಒಂದು ಗೊಂದಲದಂತೆ ಕಾಣುತ್ತದೆ ಉತ್ತರ ಕ್ರಿಯೆ ಆಗಿಯೇ ಹೋಯಿತು ಅಂದ್ರೆ ಹೇಗಾಯಿತು ದಹನ ಕ್ರಿಯೆ ಆಯಿತು ಯಾವ ರೀತಿ ಆಯಿತು ರಾಜೋಚಿತವಾದ ರೀತಿಯಲ್ಲಿ ಆಗಲಿಲ್ಲ ಚಕ್ರವರ್ತಿ ಆಗಿದ್ದವನು ಪಾಂಡು ಅರಮನೆ ಮರ್ಯಾದೆ ಒಂದೂ ಬರಲಿಲ್ಲ ಒಂದು ಪುಷ್ಪಹಾರ ಬರಲಿಲ್ಲ ಒಂದು ನ್ಯಾಷನಲ್ ಫ್ಲಾಗ್ ಬರಲಿಲ್ಲ ಭೀಷ್ಮನ ಇನ್ನೊಂದು ತಪ್ಪನ್ನು ಕಾಣ್ತೀರಿ ಎಲ್ಲ ಇವರು ಕಾಡಿಗೆ ಬಂದು ಹದಿನೈದು ವರ್ಷ ಆಗಿದೆ ಒಮ್ಮೆಯಾದರೂ ಬಂದು ಪಾಂಡು ಹೇಗಿದ್ದೀಯೇ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ ಇವನು ವಾನಪ್ರಸ್ಥ ಇದ್ದನಲ್ಲ ಅವನೇನು ಯೋಗಕ್ಷೇಮ ಕೇಳೋದು ಅಂತ ನೀವು ಅನ್ಬೋದು ಭೀಷ್ಮ ಚುರುಕಿದ್ರೆ ಮಂದಮತಿ ಅಲ್ಲದೇ ಇದ್ರೆ ವಾನಪ್ರಸ್ಥನಾದವನು ಪಾಂಡು ಮಹಾರಾಜನೇ ಹೊರತು ಪಾಂಡುವಿನ ಮಕ್ಕಳಲ್ಲವಲ್ಲ ಎಂಬುವ ತಿಳುವಳಿಕೆ ಅವನಿಗೆ ಬರಲಿಲ್ಲ ನಾ ರಾಜ್ಯ ಬೇಡ ಅಂತ ಹೇಳಿದೆ ಪಾಂಡು ಅವನ ಮಕ್ಕಳಿಗೂ ರಾಜ್ಯ ಬೇಡ ಅಂತೇನು ಹೇಳಲಿಲ್ವಲ್ಲ ಅವರು ವಾರಸುದಾರ ಇದ್ದಾರಲ್ಲ ಮುಂದೆ ದೊರೆಗೆ ಪಟ್ಟಾಭಿಷೇಕವಿಲ್ಲ ದೊರೆಯ ಮಗ ಜ್ಯೇಷ್ಠನಲ್ಲ ಜ್ಯೇಷ್ಠ ಪುತ್ರ ಧರ್ಮರಾಜ ಸಮಾಚಾರ ಗೊತ್ತಿದೆ ಭೀಷ್ಮನಿಗೆ ಗೂಢಚಾರರ ಮೂಲಕ ಬ್ರಾಹ್ಮಣರ ಮೂಲಕ ಕಾಡಾಗಿದ್ರು ಹೋಗೋರು ಬರೋರಿದ್ರು ಒಡೆಯರೇ ಕುಂತಿಗೆ ಮಕ್ಕಳಾಗಿದ್ದಾರೆ ಗೊತ್ತಿತ್ತು ಭೀಷ್ಮನಿಗೆ ಬಂದು ಕುಂತಿಯನ್ನು ಮಾದರಿಯನ್ನು ಯುಧಿಷ್ಠರನನ್ನು ಮುದ್ದಾಡಿ ಮಾತನಾಡಿ ಸೌಖ್ಯವಾಗಿದ್ದೀರಾ ಮುಂದೆ ಹಸ್ತಿರಾವತಿಗೆ ಉತ್ತರಾಧಿಕಾರಿ ಯಾರು ಎಂಬ ಚಿಂತೆ ಭೀಷ್ಮನನ್ನ ಕಾಡಲೇ ಇಲ್ಲ ವಿಚಿತ್ರ ವೀರನಿಗೆ ಮದುವೆ ಮಾಡುವಾಗಿದ್ದ ಅಕ್ಕರೆ ರಾಕ್ಷಸ ಕ್ರಮದಲ್ಲಿ ಕನ್ಯೆಯನ್ನ ಭಾರ ಮಾಡಿಕೊಂಡು ಬಂದು ಸಂತಾನವನ್ನು ಬೆಳೆಸಬೇಕು ಎಂಬ ಅಕ್ಕರೆ ಇಲ್ಲಿ ಪಾಂಡು ಮಹಾರಾಜನಿಗೆ ಮಕ್ಕಳಾದರೂ ಎಲ್ಲ ಇವರನ್ನ ಜೋಪಾನ ಮಾಡಬೇಕೆನ್ನುವ ಅಕ್ಕರೆ ಬರಲಿಲ್ಲ ಲ್ಯಾಪ್ಸ್ ನೀವು ದುರ್ಬೀನಿಟ್ಟು ನೋಡಿದ್ರೆ ಬರೀ ತಪ್ಪೇ ಕಾಣುತ್ತೆ ಭೀಷ್ಮನ ಜೀವನದಲ್ಲಿ ಅದರಿಂದಲೇ ವಾರಸದಾರ ಸಮಸ್ಯೆ ಬಿಗಡಾಯಿಸಿ ಹೋಯಿತು ಬ್ರಾಹ್ಮಣರು ಕೆಲವರು ಹೇಳಿದರು ಕುಂತಿ ಲೋಕದಲ್ಲಿ ಜನರು ಒಬ್ಬ ಸ್ತ್ರೀಯ ಮಕ್ಕಳ ಉಂಟಾದ ಮೇಲೆ ತಂದೆಯನ್ನ ಬೇಕಾದರೆ ಶಂಕೆ ಮಾಡಿ ಯಾರು ತಾಯಿಯನ್ನ ಶಂಕೆ ಮಾಡುವುದಿಲ್ಲವಮ್ಮ ಪಾಂಡು ಹೋಗಿಬಿಟ್ಟ ಪಾಂಡು ಮಕ್ಕಳೇ ಇಲ್ಲವೇ ಯಾರು ಕೇಳೋದಿಲ್ಲ ಕುಂತಿ ಮಕ್ಕಳೇ ಇಲ್ಲವೇ ಅಂತ ಕೇಳ್ತಾರೆ ಇವರು ನಿನ್ನ ಮಕ್ಕಳೇ ಹೌದನ್ನೋದಕ್ಕೆ ನೀನು ಒಬ್ಬಳೇ ಸಾಕ್ಷಿ ಆದ್ರಿಂದ ಮಕ್ಕಳು ಕಾಡಲ್ಲಿ ನಮ್ಮಂತೆ ಗಡ್ಡೆ ಗೆಣಸು ತಿನ್ಕೊಂಡು ಅಡವಿ ನೀರು ಕುಡಿತಾ ಕಾಡು ಪಾಲಾಗಿರ್ತಕ್ಕದ್ದಲ್ಲ ತಾಯಿ ಇವರು ರಾಜಯೋಗ್ಯರಾದ ಮಕ್ಕಳು ದೇವತಾ ಪುತ್ರರು ಇವರನ್ನು ನೀವು ಊರಿಗೆ ಕರ್ಕೊಂಡು ಹೋಗಬೇಕು ನಡಿ ನಾವು ಬರ್ತೇವೆ ಎಂಬುದಾಗಿ ಹೇಳಿ ಅಷ್ಟು ಜನ ತಾಪಸರು ವೇದ ಮಂತ್ರೋಚ್ಚಾರ ಮಾಡ್ತಾ ಆ ಕುಂತಿಯನ್ನು ಐವರು ಮಕ್ಕಳನ್ನು ಕರೆದುಕೊಂಡು ಊರಿಗೆ ಬರ್ತಾರೆ ಇದು ಮಾದ್ರಿ ದೇವಿ ಸುಟ್ಟು ಹೋದ ಶರೀರದ ಆ ಭಸ್ಮವನ್ನು ಮೂಳೆಗಳನ್ನು ಒಂದು ಕಲಶದಲ್ಲಿ ಪಾಂಡು ಮಹಾರಾಜನ ಮೂಳೆ ಮತ್ತು ಭಸ್ಮಗಳನ್ನು ಇನ್ನೊಂದು ಕಲಶದಲ್ಲಿ ಅದೆರಡನ್ನೂ ತಗೊಂಡು ಹಸ್ತನಾವತಿ ಊರೊಳಗೆ ಬ್ರಾಹ್ಮಣರು ಬರ್ತಾರೆ ಮತ್ತೆ ಅದೇ ಮೂಳೆ ಭಸ್ಮಗಳಿಗೆ ರಾಜೋಚಿತ ರೀತಿಯಲ್ಲಿ ಸಂಸ್ಕಾರವಾಗ್ತದೆ ಉತ್ತರ ಕ್ರಿಯೆ ಎರಡು ಸಲ ಅಂತ ತಿಳ್ಕೋಬೇಡಿ ಇದು ಶಾಸ್ತ್ರಕ್ರಿಯೆಯಲ್ಲಿ ಒಂದೇ ರೀತಿ ಹಾಗೆ ಒಬ್ಬರು ದುರ್ಮರಣದಲ್ಲಿ ವಿಮಾನದಲ್ಲಿ ಹೋಗಿಬಿಡ್ತಾರೆ ಆ ವಿಮಾನದಿಂದ ಕೆಳಗೆ ಬಿದ್ದರೆ ಅರ್ಧ ಶರೀರವೋ ಮುಕ್ಕಾಲು ಶರೀರವೋ ಏನು ಸಿಗುತ್ತೆಯೋ ಅಲ್ಲಿ ಯಾರಿರ್ತಾರೆ ಅಕ್ಕಪಕ್ಕದಲ್ಲಿ ಏನೇ ಸಂಸ್ಕಾರವನ್ನು ಮಾಡಿದ್ದರು ಚೂರು ಪಾರು ಮೂಳೆಗೆಳ್ಳೆ ಸಿಕ್ಕಿದ್ರೆ ಊರಲ್ಲಿ ಬ್ರಾಹ್ಮಣರು ಅದರಿಂದಲೇ ಒಂದು ಆಕಾರವನ್ನು ಮಾಡಿ ದರ್ಭೆ ಕಡ್ಡಿಯನ್ನು ಹಾಕಿ ಪುನಃ ಸಂಸ್ಕಾರ ಮಾಡುವುದು ಪದ್ಧತಿ ಇರುವಂತೆ ಇದು ನನಗೂ ಒಂದು ಕಾಲದಲ್ಲಿ ಕನ್ಫ್ಯೂಷನ್ ಇರ್ತಿತ್ತು ಅಲ್ಲಿ ಸಂಸ್ಕಾರ ಆಯಿತು ಅಂದ್ರೆ ತಿರುಗಿ ಸಂಸ್ಕಾರ ಅಂತಾರಲ್ಲ ಊರಲ್ಲಿ ಅಂದ್ರೆ ಅಲ್ಲಿ ನೀಲಕಂಠರ ಭಾರತ ಭಾವದೀಪ ವ್ಯಾಖ್ಯಾನವನ್ನು ತೆಗೆದು ನೋಡಿದ್ರೆ ಈ ಕನ್ಫ್ಯೂಷನ್ಸ್ ಎಲ್ಲ ತೆಗಿತಾರೆ ವ್ಯಾಖ್ಯಾನಗಳನ್ನು ಓದಬೇಕು ದೊಡ್ಡವರ ವಾಕ್ಯಗಳನ್ನು ಓದಬೇಕು ಈ ಮಂತ್ರಗಳನ್ನು ಹೇಳ್ತಾ ಊರಿಗೆ ಬಂದುಬಿಟ್ರು ರಾಜಸೂಯದ ರಾಜಕೀಯ ಅಂತ ಒಂದು ಕಾದಂಬರಿ ಬರದೆ ನಾನು ಅದರ ಮೊದಲನೇ ಅಧ್ಯಾಯ ಹಸ್ತಿನಾವತಿಗೆ ಈ ಪಾಂಡವರನ್ನ ಕುಂತಿ ಕರ್ಕೊಂಡು ಬರುವ ಸನ್ನಿವೇಶ ಸುಮಾರು ಆರುನೂರು ಪೇಜಿನ ಕಾದಂಬರಿ ಸಪ್ನ ಬುಕ್ ಸ್ಟಾಲ್ ಅವರು ಪಬ್ಲಿಷ್ ಮಾಡಿದ್ರು ಪ್ರತಿಗಳು ತೀರಿವೆ ಮತ್ತೆ ಮುದ್ರಣ ಆಗ್ತಾ ಇದೆ ಸಮಗ್ರ ಭಾರತವನ್ನು ಕಾದಂಬರಿ ರೂಪದಲ್ಲಿ ಮಾಡ್ತಾ ಇದ್ದೇನೆ ಒಂದನೆಯದು ಆ ಹದಿನೆಂಟು ದಿವಸಗಳು ಯುದ್ಧ ಆಗಿದೆ ರಾಜಸೂಯದ ತನಕ ರಾಜಸೂಯ ಅದರ ರಾಜಕೀಯ ಆಗಿದೆ ರಾಜಸೂಯ ತಂದ ಅನರ್ಥ ಎರಡನೇ ಭಾಗ ಮೂರನೇ ಭಾಗ ಮಾಡ್ತಾ ಇದ್ದೇನೆ ಹೋಗಬೇಕು ನೀವು ಉಪನ್ಯಾಸ ಕರೆಯೋದು ಬಿಟ್ಟರೆ ಬರವಣಿಗೆ ಕೆಲಸ ಬೇಗ ಆಗ್ತದೆ ಇಲ್ಲಿ ಬಾ ಅಂತ ಹೇಳಿದ್ರೆ ಬರವಣಿಗೆ ಕೆಲಸ ನಿಲ್ತದೆ ನಾನೇನು ಮಾಡಲಿ ಹಸಿರಾವತಿ ಬಾಗಿಲಿಗೆ ಬಂದ್ಬಿಟ್ರು ಯಾರೋ ಸಮಾಚಾರ ಕೊಟ್ಟರು ಭೀಷ್ಮನಿಗೆ ಫಸ್ಟ್ ರಿಯಾಕ್ಷನ್ ಭೀಷ್ಮನದು ತಲೆನೋವು ಯಾಕೆ ಬಂದ್ರು ಇವರು ಇಲ್ಲಿ ಸಮಸ್ಯೆ ತೀರಿತು ಪಾಂಡು ಕಾಡಿಗೆ ಹೋದ ಆಗಲಿ ಅವರೇನು ಅಪ್ಲಿಕೇಶನ್ ಹಾಕಿದ್ರೆ ರಾಜ್ಯ ಕೊಡಿ ಅಂತ ಕುರುಡನ ಸಿಂಹಾಸನ ಮೇಲೆ ಕೂರಿಸೋ ಹಾಗಿಲ್ಲ ಆದರೆ ಕೂರಿಸಬೇಕಾಗಿ ಬಂತು ಕೂತಿದ್ದಾನೆ ಈಗಾಗಲೇ ಮತ್ತೆ ಇಳಿ ಅಂತ ಹೇಳೋದು ಹಾಗೆ ಅವನನ್ನ ಒಮ್ಮೆ ಅಧಿಕಾರ ಒಬ್ಬ ಹಿಡ್ಕೊಂಡ್ರೆ ಅವನನ್ನು ಇಳಿಸುವುದು ಟೆನೆಂಟ್ ಬಿಡಿಸೋಕ್ಕಾಗೋದಿಲ್ಲ ಸಿಂಹಾಸನ ಕೂ ಟೆನೆನ್ಸಿ ಆ ಭಾರತ ದೇಶವನ್ನು ಆಳೋದಕ್ಕೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಟೆನೆನ್ಸಿ ಪ್ರೈಮ್ ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ಟೆಂಡೆನ್ಸಿ ಏನು ಮಾಡಿದ್ರು ಬಿಡುವುದಿಲ್ಲ ನಾವಿಲ್ಲೇ ಇರ್ತೇವೆ ಇವತ್ತು ನೀವು ಪ್ರೈಮ್ ಮಿನಿಸ್ಟರ್ ಅಲ್ವಲ್ಲ ನಾವು ಮುಂದೆ ಆಗ್ತೇವೆ ನಿಮ್ಗೆ ಇಲ್ಲವಲ್ಲ ನನ್ನ ಮಗ ಆಗ್ತಾನೆ ಮಗ ಆಗೋದಿಲ್ಲ ಮೊಮ್ಮಗಳಾಗ್ತಾಳೆ ಅಲ್ಲಿ ತನಕ ಇಲ್ಲೇ ಕೂತಿರೋ ಗಂಡ ಹುಡುಕೊಂಡು ಹೋಗಿ ಇಲ್ಲಿ ಕೂಡ ಜಾಗ ಬಿಡುವುದಿಲ್ಲ ಧೃತರಾಷ್ಟ್ರನ ಕೂರಿಸಿ ಆಯಿತು ಅವನ ಮಗನಿಗೆ ಮುಂದೆ ನೂರು ಜನ ಮಕ್ಕಳಿದ್ದಾರೆ ದುರ್ಯೋಧನ ಇದ್ದಾನೆ ಎಲ್ಲಿಂದ ಬಂತು ಪೈಸನಿ ಇದು ಕುಂತಿ ಸುಮ್ಮನೆ ಅಲ್ಲೇ ಸಾಲ್ವ್ ಮಾಡಬಾರ್ದಾಗಿತ್ತ ಎಂಬುದಾಗಿ ಪ್ರಾಯಶಃ ಇದು ಬರೆದಿಲ್ಲ ಪ್ರಕಟವಾಗಿ ಅದು ಭೀಷ್ಮನ ಈ ಸಮಸ್ಯೆಯ ಎಳೆದಾಟದಿಂದ ನಿಮಗೆ ಊಹ್ಯವಾಗಿ ಗೊತ್ತಾಗುತ್ತೆ ಬಾಗಲ್ ತನಕ ಬಂದ ಅವ್ರನ್ನೆಲ್ಲ ಸ್ವಾಗತ ಮಾಡಿದ ಊರೊಳಕ್ಕೆ ಹೊರಟಿದ್ದಾರೆ ಪಾಂಡೋರ್ದಾರಾಂಶ ಪುತ್ರಾಂಶ ಶರೀರಂತೆ ಚತಾಪಸಾ ಸುಖಿನಿ ಸಾ ಭೂತ್ವ ಸತತಂ ಪುತ್ರವತ್ಸಲ ಪ್ರಪನ್ನಾ ದೀರ್ಘಮಧ್ವಾನಂ ಸಂಕ್ಷಿಪ್ತಂ ತದಮನ್ಯತ ಕುಂತಿ ತುಂಬ ಸುಕುಮಾರ ಕಾಯಳು ಎರಡು ಮೂರು ಕಡೆ ರೆಫರೆನ್ಸ್ ಕೊಡ್ತಾರೆ ವೇದಿವ್ಯಾಸರು ಬೇಗ ಬಾಡಿ ಹೋಗ್ತಾ ಇದ್ಲು ಗುಲಾಬಿ ಹೂವಿದ್ದ ಹಾಗೆ ಸುಕುಮಾರ ಕಾಯಳು ಶ್ರಮವನ್ನು ಸಹಿಸ್ತಾ ಇರಲಿಲ್ಲ ಕಾಡಿಂದ ನಡ್ಕೊಂಡು ಬಂದಿದ್ದಾಳೆ ಪಾಪ ಪೂರ್ತಿ ವಾಹನವಿಲ್ಲ ಮತ್ತೊಂದಿಲ್ಲ ಒಂದು ಮರದ ನೆರಳಲ್ಲಿ ಕೂರಿಸಿ ಭೀಮಸೇನ ತಾಯಿಗೆ ಭೀಷಣಿಗೆಯಿಂದ ತನ್ನ ಉತ್ತರೀಯದಿಂದ ಬೀಸ್ತಾ ಇದ್ದಾನೆ ಅದನ್ನು ಭೀಷ್ಮ ನೋಡಿದ ಇವಳು ಸುಕುಮಾರ ಕಾಯಳು ಎಲ್ಲಿ ಗೊತ್ತು ನಿಮಗೆ ಇನ್ನೊಂದು ರೆಫರೆನ್ಸು ವಿರಾಟ ಪರ್ವದಲ್ಲಿ ಬರ್ತದೆ ಅರ್ಧರಾತ್ರಿಯಲ್ಲಿ ಭೀಮನನ್ನು ಅಡಿಗೆ ಮನೆಯಲ್ಲಿ ಎಬ್ಬಿಸಿ ದ್ರೌಪದಿ ದೇವಿ ಯಾಕಪ್ಪ ಹೀಗೆ ಮಲಗಿದ್ದೀಯೇ ಯಜಮಾನ ಸತ್ತವರು ಹೀಗೆ ಮಲಗೋದಿಲ್ಲವಲ್ಲ ಹೆಂಡತಿಗೆ ಅವಮಾನ ಆಗ್ತಾ ಇದೆ ನೀನಿನ್ನೂ ಬದುಕಿದ್ದೀಯಾ ಅಂತ ಕೇಳ್ತಾಳೆ ಭೀಮನನ್ನು ಎಬ್ಬಿಸ್ತಾಳೆ ಯಾಕೆ ಏನಾಯ್ತು ನಿನಗೆ ಅಡಿಗೆ ಮನೆಗೆ ಬಂದು ಅದು ಗಡಿಬಿಡಿ ಮಾಡ್ತೀಯ ನೋಡಿದ್ರೆ ಯಾರಾದ್ರೂ ಅಜ್ಞಾತವಾಸ ಭಂಗವಾಗುತ್ತೆ ನಮಗೆ ಹೋಗು ಹೋಗು ಅಂತ ಹೇಳಿದಾಗ ಹೋಗೋಕೆ ಬಂದಿಲ್ಲ ನಾನು ಪ್ರಶ್ನೆ ಕೇಳೋಕೆ ಬಂದಿದ್ದೇನೆ ಇವತ್ತು ಕೀಚಕ ಹಾಗೆ ಹೀಗೆ ಅವಮಾನ ಮಾಡಿದ ಒದ್ದ ನೀನೇ ನೋಡಿದ್ದೀಯೆ ನಾಳೆ ಬೆಳಗಾಗೋದ್ರೊಳಗೆ ಕೀಚಕ ಸಾಯಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೇನೆ ಹೋಗುವಂತ ಭೀಮಸೆ ಕುಮಾರವ್ಯಾಸ ಹಸಿ ಭಾಷೆಯಲ್ಲಿ ಬರೆದಿದ್ದಾನೆ ನಿನ್ನ ಸುಖ ಅನುಭವಿಸೋದಕ್ಕೆ ನಾಲ್ವರು ಉಳಿದವರು ಪಾಂಡವರು ನಿನ್ನ ಕಷ್ಟಕ್ಕೆ ಮಾತ್ರ ಭೀಮನೇನು ಹೋಗವರಿಗೆ ಹೇಳು ಕಂಕು ಭಟ್ನಿಗೆ ಹೇಳು ಹಾಳು ಪಕಡೆ ಕಾಯಾಡ್ತಾ ಕೂತಿದ್ದಾನೆ ಅರ್ಜುನನಿಗೆ ಹೇಳು ನೋಡು ನಪುಂಸಕ ವೇಷ ದನ ಕಾಯ್ತಾ ಇದ್ದಾನೆ ನಕುಲ ಕುದುರೆ ಕಾಯ್ತಾ ಇದ್ದಾನೆ ಅವ್ರಿಗೆ ಹೇಳು ಅವ್ರಿಗೆ ಹೇಳೋದು ಬಿಟ್ಟು ಅಡುಗೆ ಮನೆ ತನಕ ಬಂದು ನನಗೆ ಹೇಳ್ತೀಯ ಅಂತ ಕೇಳುವಾಗ ಹಾಗಿದ್ರೆ ಭೀಮ ಕೊಟ್ಟೈ ತನಗೆ ಸಾವಿನ ನೇಮವನು ಕುಮಾರವ್ಯಾಸ ಹಾಗಿದ್ದು ಸಾಯ್ತೇನೆ ಅಂತ ಹೇಳಿ ತನ್ನ ಕೈಗಳನ್ನು ತೋರಿಸ್ತಾಳೆ ಯಜಮಾನ್ರೇ ನೀವು ಬದುಕಿರುವಾಗ ಈ ಕೈಯಿಂದ ನಾನು ಇವತ್ತೇನು ಸೇವೆ ಮಾಡ್ತಿದ್ದೇನೆ ಒಂದು ಕಾಲದಲ್ಲಿ ಏನು ಮಾಡ್ತಿದ್ದೆ ಅರಮನೆಯಲ್ಲಿದ್ದಾಗ ಗಂಧದ ಕಟ್ಟಿಗೆಯನ್ನು ನಾನೇ ತೇದು ತೇದು ತೇದು ಕುಂತಿದೇವಿಯ ಎದೆಗೆ ಬಳಿದುಕೊಳ್ಳುವುದಕ್ಕೆ ತಾಪತಾಳಲಾರಳು ಸುಕುಮಾರಿ ಅವಳಿಗೆ ನಾನು ಗಂಧವನ್ನು ಬಳಿದುಕೊಡ್ತಾ ಇದ್ದೆ ನಿಮ್ಮ ತಾಯಿಗೆ ನಮ್ಮ ಅತ್ತೆಗೆ ಇವತ್ತು ಪರಪುರುಷನಿಗೆ ವಿರಾಟನಿಗೆ ಕೀಚಕನಿಗೆ ಗಂಧವನ್ನು ತೇದು ತೇದು ತೇದು ಕೈ ಜಡ್ಡು ಕಟ್ಟಿ ಹೋಗಿದೆ ಇದು ನಿನಗೆ ನೀ ಬದುಕಿರುವಾಗ ಕಂಡ ನಿನಗೆ ಸಮ್ಮತವೇ ಅಂತ ಕೈ ತೋರಿಸುವಾಗ ಆ ಎರಡು ಕೈಗಳು ನೆಚ್ಚಿಕೊಂಡು ಅಯ್ಯೋ ಕೊಡೋ ಅಂತ ಹೇಳ್ತಾನೆ ಭೀಮಸೇನ ಎಮ್ಮಣ್ಣನಾಜ್ಞೆಯ ಗಡಿಯ ದಂಟಿದನು ಹೋಗೆಂದ ನಾಳೆ ಬೆಳಗ್ಗೆ ಮುಗಿಸ್ತೇನೆ ಹೋಗು ಅಂತ ಹೇಳು ವಿರೋಚಿತವಾದ ಮಾತು ಅತ್ಯಂತ ಹೃದಯ ಸ್ಪರ್ಶಿ ಭಾಗ ವಿರಾಟ ಬರುವ ತುಂಬಾ ಕೋಮಲವಾದ ಭಾಗ ರಾಮಾಯಣದ ಸುಂದರಕಾಂಡ ಇದ್ದ ಹಾಗೆ ಅಂದ್ರೆ ಗಂಧ ತೆಗೆದಿದ್ದು ಕುಂತಿಗೆ ಸೊಸೆಗೆ ಇದ್ದ ಸಂಬಂಧ ಎಂಥದ್ದು ಸುಕುಮಾರಿ ಸುಖದಲ್ಲಿ ಬೆಳೆದವಳು ಆದ್ರೆ ಅವಳಷ್ಟು ಕಷ್ಟ ಯಾರು ಕೊಟ್ಟರು ನಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಉದ್ದಕ್ಕೆ ಬೀಸ್ತಾ ಕೂತಿದ್ದಾನೆ ಭೀಮಸೇನ ಅಲ್ಲಿಂದ ಆಚೆಗೆ ಭೀಷ್ಮ ಊರು ಬಾಗಿಲು ತನಕ ಬಂದ ಬ್ರಾಹ್ಮಣರನ್ನು ಕೇಳ್ದ ಏನೇ ಇದಾವ ಅಂತರ ಮಂತ್ರಗಿಂತ ಹೇಳ್ತಾ ಬಂದಿದ್ದೀರಿ ನಮಗೆಲ್ಲ ಸ್ವಾಮಿ ರಾಜಕುಮಾರರಿಗೆ ಯುವ ಮಂತ್ರ ಸ್ವಸ್ತಿವಾಚನೆ ಮಾಡ್ತಾ ಇದ್ದೇವೆ ಯಾರಯ್ಯ ರಾಜಕುಮಾರರು ಇವರೆಲ್ಲ ಪಾಂಡು ಮಕ್ಕಳು ಕುಂತಿದೇವಿಯನ್ನು ಕರ್ಕೊಂಡು ಬಂದಿದ್ದೇವೆ ಅವರ ಯೋಗಕ್ಷೇಮನೇ ಉಂಟು ಅವರುಂಟು ತಾಯಿ ಎಚ್ಚರಿಕೆಯಿಂದಿರು ಮೋಸ ಹೋಗಬೇಡ ಅಂತ ಹೇಳಿ ಬ್ರಾಹ್ಮಣರು ಆಶೀರ್ವಾದ ಮಾಡಿ ಹೊರಟು ಹೋದರು ಕಾಡಿ ಬ್ರಾಹ್ಮಣರ ಬುದ್ಧಿ ಸೂಕ್ಷ್ಮವಾದದ್ದು ನೋಡಿ ಅವರು ಕೈ ಬಿಟ್ಟಿದ್ರೆ ಕುಂತಿ ಮಕ್ಕಳ ಜೊತೆಯಲ್ಲಿ ಎಂದೆಂದೂ ಅಡವಿಯಲ್ಲೇ ಉಳಿದು ಬಿಡ್ತಿದ್ಲು ರಾಜ್ಕುಮಾರರು ರಾಜ್ಕುಮಾರರಂತೂ ಬಾಳಬೇಕು ಬ್ರಾಹ್ಮಣರು ಬ್ರಾಹ್ಮಣರಂತೂ ಬಾಳಬೇಕು ಕ್ಷತ್ರಿಯ ಭಿಕ್ಷೆ ಎತ್ತಬಾರದು ಬ್ರಾಹ್ಮಣ ರಾಜ್ಯ ಆಳಬಾರದು ವಯಸ್ಸರು ವ್ಯಾಪಾರದಿಂದ ಬದುಕಬೇಕು ಭಿಕ್ಷೆ ಎತ್ತಬಾರದು ಕೂಲಿ ಮಾಡಬಾರದು ಇದು ವರ್ಣಾಶ್ರಮಗಳಿಗೆ ಕೆಲವು ಧರ್ಮಗಳುಂಟು ಅದೇ ರೀತಿಯಲ್ಲಿ ಇವರು ಬಂದು ಸೇರಿದರು ಭೀಷ್ಮ ವಿಜೀಲದ ಊರಿಗೆ ಕರ್ಕೊಂಡು ಹೋದ ಇದು ಪಾಂಡು ಸತ್ತ ಹದಿನೇಳನೇ ದಿವಸ ನಡೆಯಿತು ರೆಕಾರ್ಡ್ ಕೊಟ್ಟಿದ್ದಾರೆ ವೇದವ್ಯಾಸರು ಏನು ಬುದ್ಧಿಶಾಲಿಗಳು ವೇದವ್ಯಾಸರು ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಇದೆಲ್ಲ ಸುಳ್ಳಂತ ಹೇಳೋರು ಬರ್ತಾರೆ ಮುಂದಿನ ಯುಗದಲ್ಲಿ ಇಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಯೋಚನೆ ಮಾಡಿದರು ಏನು ಮಾಡೋದು ಸರಿ ಈ ಎರಡು ಮಡಿಕೆಗಳಿದ್ದು ಕಲಶಗಳು ಇದಕ್ಕೆ ರಾಜೋಚಿತ ಸತ್ಕಾರ ಮಾಡಿದ್ರೆ ಊರಿನವರು ಚೀಮಾರಿ ಹಾಕ್ತಾರೆ ಅಂತ ಪಾಂಡು ಮಹಾರಾಜನ ಅಸ್ಥಿ ಮೂಳೆ ಭಸ್ಮ ಮತ್ತು ಮಾದ್ರಿ ದೇವಿದು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅರಮನೆ ಮೂಲೆಯಲ್ಲಿ ಒಂದು ಕಡೆಯಲ್ಲಿಟ್ಟು ಮೃತರಾದ ದೊರೆಗೆ ಗೌರವ ಸಲ್ಲಿಸುವವರೆಲ್ಲ ಗೌರವ ಸಲ್ಲಿಸಬಹುದು ಅಂತ ಮಾಡಿ ಆಮೇಲೆ ಸಕಲ ರಾಜವೈಭವಗಳಿಂದ ಛತ್ರಿ ಚಾಮರ ದೇವಟಿಗೆ ಬೀಸಣಿಗೆ ಎಲ್ಲ ಹಿಡ್ಕೊಂಡು ಗಂಗಾ ತೀರಕ್ಕೆ ಹೋಗಿ ಅವುಗಳಿಗೆ ಶಾಸ್ತ್ರೋಚಿತವಾದಂತಹ ಕ್ರಿಯೆಗಳನ್ನು ಮಾಡ್ತಾರೆ ಇದು ಊರ್ಜಿತವಾದ ಕ್ರಿಯೆ ಕಾಡಲ್ಲಿ ಮಾಡಿದ್ದು ತಾತ್ಕಾಲಿಕ ಕ್ರಿಯೆ ಇದು ಸರಿಯಾದ ಉತ್ತರ ಕ್ರಿಯೆ ನಡೆಯಿತು ಉತ್ತರ ಕ್ರಿಯೆ ನಡೆದ ಮೇಲೆ ವಿದುರಸ್ತಂ ತದೆ ತ್ಯುತ್ವಾ ಭೀಷ್ಮೇಣ ಸಹ ಭಾರತ ಪಾಂಡುಂ ಯಾಮಾಸ ದೇಶೇ ಪರಮಪೂಜಿತೆ ಪರಮಪೂಜಿತವಾದ ಜಾಗದಲ್ಲಿ ಸಂಸ್ಕಾರ ಮಾಡಿದ ಪೂಜಿತ ಜಾಗ ಅಂದ್ರೆ ಪ್ರಯಾಗ ಕ್ಷೇತ್ರ ಅಂತ ಅರ್ಥ ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಒಬ್ಬ ಚಕ್ರವರ್ತಿಗೆ ಸಂಸ್ಕಾರ ನಡೆಯಿತು ಯಾವುದೋ ನದಿ ದಡದಲ್ಲ ಇದಾದ ಮೇಲೆ ಇನ್ನಷ್ಟು ದಿವಸವಾಯಿತು ವೇದವ್ಯಾಸರು ಪ್ರತ್ಯಕ್ಷವಾದರು ಅರಮನೆಯಲ್ಲಿ ತಮ್ಮ ತಾಯಿ ಸತ್ಯವತಿಗೆ ನಮಸ್ಕಾರ ಮಾಡಿ ಹೇಳಿದರು ಅಮ್ಮ ಮುಂದೆ ಬರುವುದು ಅತ್ಯಂತ ಘೋರ ಕಾಲ ರಾಜ್ಯದ ನಿಮಿತ್ತ ಎರಡು ವಂಶದ ಕವಲುಗಳಲ್ಲಿ ಜಗಳಾಗುವ ಪ್ರಸಂಗವಿದೆ ಮುಂದಿನ ಅನರ್ಥಗಳನ್ನೇ ನೋಡಲು ಬೇಡ ರಾಜಕಾರಣದಲ್ಲಿ ನೀ ತಗಲಾಕೊಳ್ಳು ಬೇಡ ನನ್ನ ಜೊತೆಯಲ್ಲಿ ನಡಿ ತಾಪಸ ಆಶ್ರಮಕ್ಕೆ ಎಂಬುದಾಗಿ ಸತ್ಯವತಿಯನ್ನು ಅಂಬಿಕೆಯನ್ನು ಕರೆದುಕೊಂಡು ಹೊರಟು ಬಿಟ್ಟರು ಇದು ಒಂದು ಆಶ್ಚರ್ಯವಾದ ಸಮಾಚಾರ ಇದೇನು ಆಶ್ಚರ್ಯ ಅಂದರೆ ರಾಜಕಾರಣದಲ್ಲಿ ವಂಶದ ಯಾಕೆ ಸುಮ್ಮನೆ ಎಕೋ ಆಗ್ತಾ ಇದೆ ನೀವು ಗಮನಿಸಬೇಕು ಮಧ್ಯೆ ನಾನು ಮಾತಾಡಿಸಬಾರ್ದು ಅದೆಲ್ಲ ರೆಕಾರ್ಡ್ ಬಂದ್ಬಿಡುತ್ತೆ ಆಮೇಲೆ ರಾಜಕಾರಣದಲ್ಲಿ ಅನವಶ್ಯಕವಾಗಿ ವಂಶದ ಹಿರಿಯಳಾದ ಒಬ್ಬ ಸ್ತ್ರೀ ನಿಂತರೆ ಅವಳ ನಿಮಿತ್ತವೂ ರಾಜಕಾರಣ ನಡೆಯುತ್ತೆ ನೋಡಿದ್ದೀರಿ ಕೇಳಿದ್ದೀರಿ ನಮಗೆ ಬೇಡ ಪ್ರೈಮ್ ಮಿನಿಸ್ಟರ್ಶಿಪ್ ಅಂತ ಹೇಳ್ತಿದ್ದವರಿಗೆ ನಮ್ಮವರೇ ಭ್ರಷ್ಟರು ಉಬ್ಬಿಸಿ ಎಬ್ಬಿಸಿ ಅವಳನ್ನು ಬೇಡ ಬೇಡ ವಿಮಾನದಲ್ಲಿ ಇಟಲಿಗೆ ಹೋಗೋ ಕೂತಿದ್ದ ಅವಳನ್ನು ಎಳ್ಕೊಂಬಂದು ಗಲಾಟೆ ಮಾಡಿ ಅಯ್ಯ ಸುಮ್ಮನೆ ಇದ್ರು ಬಿಡೋದಿಲ್ಲ ತಮ್ಮ ತಮ್ಮ ಬೇಳೆ ಬೇಯಿಸೋದಕ್ಕೆ ಮಾಡ್ತಾರೆ ಭ್ರಷ್ಟ ಜನಗಳು ಬಹಳ ಕೆಟ್ಟ ಜನಗಳು ಸತ್ಯವತಿ ನೀನು ನಿನ್ನ ಉಳಿದ್ರೆ ರಾಜಕಾರಣ ನಿನ್ನ ಪುಡಿ ಪುಡಿ ಮಾಡಿಬಿಡುತ್ತೆ ಮನಃಶಾಂತಿ ಬರೋದಿಲ್ಲ ನನ್ನ ಜೊತೆಯಲ್ಲಿ ನಡಿ ಎಂಬುದಾಗಿ ವೇದವ್ಯಾಸರು ಅವಳನ್ನು ಅಂಬಿಕೆಯನ್ನು ಕರೆದುಕೊಂಡು ಹೊರಟರು ವ್ಯಾಸರ ಜೊತೆಯಲ್ಲಿ ಅವರು ವಾನಪ್ರಸ್ಥರಾದರು ಇಲ್ಲಿಂದ ಮುಂದಿನ ಕಥೆ ಸ್ವಲ್ಪ ಬೇಗ ಓಡ್ತದೆ ಕುಂತಿದೇವಿಗೆ ಪಾಂಡು ಮಹಾರಾಜನ ಅರಮನೆಯನ್ನು ಬಿಟ್ಟುಕೊಟ್ಟರು ಐವರು ಮಕ್ಕಳು ದೇವ ಸಮಪುತ್ರರು ನೋಡುವುದಕ್ಕೆ ತುಂಬಾ ಚಲುವರು ಒಬ್ಬರಿಗಿಂತ ಒಬ್ಬರು ಬಲಾಢ್ಯರು ಏನು ದೇವತೆಗಳ ಅಂಶದಲ್ಲಿ ಹುಟ್ಟಿದವರಿಗಿಂತ ರೋಗ ಅವರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಆರಂಭವಾಯಿತು ಶಂತನು ಚಕ್ರವರ್ತಿ ಬದುಕಿದ್ದ ಕಾಲದಲ್ಲಿಯೇ ಕೃಪಾಚಾರ್ಯನೆಂಬ ಒಬ್ಬ ಮಹಾನುಭಾವ ಈ ಅರಮನೆಗೆ ಆಗಮಿಸಿದ್ದ ಆ ಕೃಪಾಚಾರ್ಯನ ಕಥೆಯನ್ನ ಇನ್ನು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷದಲ್ಲಿ ತಮಗೆ ವಿಜ್ಞಾಪನೆ ಮಾಡ್ತೇನೆ ಅವನು ಭರದ್ವಾಜ ಗೋತ್ರದವನು ಭರದ್ವಾಜರು ಗೌತಮರು ಎಲ್ಲ ಒಂದೇ ಪರಂಪರೆಯಲ್ಲಿ ಬರತಕ್ಕಂತಹ ಪರವರಗಳು ಅವನೊಬ್ಬ ಚಿರಂಜೀವಿ ಕೃಪಾಚಾರ್ಯ ಅವನಿಗೊಬ್ಬ ತಂಗಿ ಇದ್ದಳು ಅವಳಿ ಕೃಪಿ ಎಂಬುದಾಗಿ ಶರದ್ವಾನ್ ಎಂಬ ಮಹರ್ಷಿ ಅಪ್ಸರೆಯಲ್ಲಿ ಈ ಇಬ್ಬರು ಮಕ್ಕಳನ್ನು ಹಡೆದು ಅಯ್ಯೋ ನನಗೆ ಮಕ್ಕಳು ಬೇಡ ಅಂತ ಒಂದು ಮರದಡಿಯಲ್ಲಿ ಬಿಟ್ಟು ಹೋಗಿದ್ದ ಬಾಣಗಳ ಹಾಸಿಗೆಯ ಮೇಲೆ ಶರಸ್ತಂಭದ ಮೇಲೆ ಬೇಟೆಗೆ ಹೋಗಿದ್ದ ಶಂತನು ಕನಿಕರದಿಂದ ನೋಡಿ ಅಯ್ಯೋ ಮಕ್ಕಳು ನಮ್ಮ ಮನೆಯಲ್ಲಿರಲಿ ಅಂತ ಕರ್ಕೊಂಡ್ಬಂದದ್ರಿಂದ ಈ ಹುಡುಗರಿಗೆ ಏನು ಹೆಸರೇನು ಅಂದರೆ ಕನ್ನಡದಲ್ಲಿ ಇದು ಅಯ್ಯೋ ನಂಬರ್ ಒನ್ ಅದು ಅಯ್ಯೋ ನಂಬರ್ ಟೂ ಅಂತ ಹೇಳುವಾಗೆ ಕೃಪಾ ಅದು ಕೃಪಿ ಅಂತ ಹೆಸರಿಟ್ಟು ಇದು ಕೃಪಾ ಕೃಪಿ ಕೃಪಾ ಕೃಪಿ ಇದೇ ಹೆಸರಾಗಿ ಹೋಯಿತು ಅವರಿಗೆ ಆ ಕೃಪಾಚಾರ್ಯನಿಂದ ಎಲಿಮೆಂಟ್ರಿ ಎಜುಕೇಷನ್ ಬಿಲ್ ಹಿಡಿಯೋದು ಬಾಣ ಹಿಡಿಯೋದು ಕತ್ತಿ ವರ್ಷೆ ಕುದುರೆ ಹತ್ತುವುದು ಆನೆ ಹತ್ತುವುದು ಇದೆಲ್ಲ ತಯಾರಾಗ್ತಾ ಇದ್ದಾರೆ ಇನ್ನೂ ದ್ರೋಣಾಚಾರ್ಯ ಬಂದಿಲ್ಲ ಅವನ ಕಥೆ ಅದು ಬೇರೆ ಅಕೌಂಟು ನೆನೆ ನಮ್ಮ ಕೃಷ್ಣಮಾಚಾರ್ಯರು ಹೇಳಿದ್ರು ಮಹಾಭಾರತ ಹೇಳೋದು ಬಹಳ ಕಷ್ಟ ಎಷ್ಟೊಂದು ಕಥೆಗಳು ಯಾವ್ಯಾವುದೇ ಮೂಲೆಯಿಂದ ತಂದು ತಂದು ಹೆಣೆಯಬೇಕು ಹೌದು ನಮಗಿರೋ ಕಷ್ಟ ಅದು ಹೆಣಿಬೇಕು ಟೈಮ್ ಪರಿಸರದೊಳಗೆ ಹೇಳಬೇಕು ಎರಡು ಗಂಟೆ ಹೇಳಬೇಕು ಮೂವತ್ತು ದಿವಸದಲ್ಲಿ ಮಹಾಭಾರತ ಮುಗಿಬೇಕು ಎಂಥ ಕಷ್ಟ ಕೊಟ್ಟಿದ್ದೀರಿ ನಮಗೆ ಇನ್ನೊಂದು ಸಲ ಮಹಾಭಾರತ ಹೇಳಬಾರದು ಅನ್ಸುತ್ತೆ ಪ್ರಬುದ್ಧವಾಗಿ ಬೆಳೀತಿದ್ದಾರೆ ಅವ್ರಿಗೆ ಏನು ಯಾವ ಶಸ್ತ್ರ ಶಿಕ್ಷಣ ಕೊಡದೇ ಇದ್ರೂ ದೇವತಾಂಶಗಳು ಶಿಕ್ಷಣ ಇದ್ದವರೇ ಆದರೆ ಮನುಷ್ಯರಿದ್ದರೆ ಒಂದು ಶಿಕ್ಷಣ ನಡೀತಾ ಇದೆ ಒಟ್ಟಿಗೆ ಪಾಠ ನಡೀತಾ ಇದೆ ಆ ಪಾಠ ನಡೆಯುವ ಕಾಲದಲ್ಲಿ ಕೌರವರಿಗೆ ಭೀಮನನ್ನು ನೋಡಿಯೇ ಅಸೂಯೆ ಅವನ ಶರೀರವೇ ಆಗಿತ್ತು ನಾಲ್ಕು ವರ್ಷದ ಹುಡುಗ ಎಂಟು ವರ್ಷವನಹ ಕಾಣೋನು ಎಂಟು ವರ್ಷ ಆಗಿದ್ದರೆ ಹದಿನಾರರಂತೆ ಕಾಣೋನು ಈಗ ಹದಿಮೂರು ಹದಿನಾಲ್ಕು ವರ್ಷದ ಹುಡುಗ ಇಪ್ಪತ್ತರ ಹರೆಯದಂತೆ ಕಾಣುವವನು ಹದಿನಾಲ್ಕು ವರ್ಷದ ಮೀಸೆ ಇಪ್ಪತ್ತು ವರ್ಷದ ಇದ್ರೆ ಇವನಿಗೆ ಮೀಸೆ ಇಲ್ಲ ಅನಡ್ವಾನ್ ಎಲ್ಲ ಬೈತಾರೆ ಮೈ ಹೇಗಿತ್ತು ಕಟ್ಟು ಮಸ್ತು ಎಲ್ಲರಿಗಿಂತ ಒಂದು ಸುತ್ತು ದೊಡ್ಡ ಮೈ ಹೊಟ್ಟೆ ದೊಡ್ಡದಲ್ಲ ದೊಡ್ಡದಾಗಿದ್ರೆ ಬಕಾಸುರ ಆಗ್ತಿದ್ದ ಕಟ್ಟು ಮಸ್ತಾದ ಸ್ವಲ್ಪ ಮೀಸೆ ಸಣ್ಣದು ಬಲುಚಿದ್ದ ಗೋವುಗಳು ತಲೆ ಕೊಂಬು ಪ್ರಸಿದ್ಧವಿಲ್ಲದೆ ಸೀಮೆ ಹಸು ಇದ್ದ ಹಾಗೆ ನೋಡೋದಕ್ಕೊಂದು ವಿಚಿತ್ರವಾಗಿದ್ದ ಭೀಮಸೇನ ಇವನನ್ನು ನೋಡಿ ಹೊಟ್ಟೆ ಉರ್ಕೊಳ್ತಿದ್ದ ದುರ್ಯೋಧನ ದುರ್ಶಾಸನ ಮೊದಲಾದವರು ನಮಗಿಂತ ಶರೀರವಿಲ್ಲ ನಮಗಿಂಥ ಆಕಾರವಿಲ್ಲ ತುಂಬ ಚಲುವ ಪಾಂಡು ಸಂತಾನದಲ್ಲಿ ಐವರು ಪಾಂಡವರಲ್ಲಿ ತುಂಬ ಸ್ಫುರದ್ರೂಪೇಂದ್ರ ಭೀಮಸೇನ ಅದನ್ನು ಕೊಟ್ಟಿದ್ದ ಅದನ್ನು ನೋಡಿಯೇ ಹಿಡಿಂಬೆ ಹೇಗೆ ಮೋಹಗೊಂಡಳು ಮುಂದೆ ಕಥೆ ಗೊತ್ತಾಗುತ್ತೆ ನಿಮಗೆ ಒಬ್ಬ ರಾಕ್ಷಸಿಗೆ ಕೂಡ ಭೀಮನ ದಿವ್ಯ ಶರೀರದಲ್ಲಿ ಮೋಹ ಉಂಟಾಯಿತು ಇವನಿಗೆ ಬಾಲ್ಯದ ಚಪಲ ವಯಸ್ಸಿನ ಚಪಲದಿಂದ ಕೌರವರನ್ನ ಅಲ್ಲಲ್ಲಿ ಗೋಳು ಹುಯ್ಕೊಳ್ತಾ ಇದ್ದ ಒಟ್ಟಿಗೆ ಆಟಕ್ಕೆ ಹೋಗೋರು ಮರಕೋತಿ ಆಟ ಆಡಬೇಕು ಮರಕೋತಿ ಆಟ ಅಂತ ಕೇಳಿದ್ದೀರೋ ಇಲ್ವೋ ಮಾಡಿದ್ದೀರ ಆಟ ಮರಕ್ಕೆ ಹತ್ತು ಬಿಡೋದು ಒಬ್ಬನ ಮರದ ಮೇಲೆ ಇನ್ನೊಬ್ಬ ಜೂಟ್ ಅಟ್ಟಿಸ್ಕೊಂಡು ಹೋಗೋದು ಕೊಂಬೆಯಿಂದ ಕೊಂಬೆಗೆ ಹೋಗಬೇಕು ಇಂಥ ಆಟದಲ್ಲಿ ಭೀಮಸೇನನ್ ರೇಗಿಸಿ ಮರ ಹತ್ಕೊಡೋರು ನೂರು ಜನ ಕೌರವರು ಹ್ಯಾ ಅನ್ನೋದು ನಿನ್ನ ಮೈ ಹೀಗಿದೆ ನೋಡು ಅನ್ನೋದು ಮುಖ ಹೇಗೆ ಹೇಗೋ ಮಾಡೋದು ಮರ ಹತ್ತಿದ್ರೆ ಭೀಮಸೇನ ಏನು ಮಾಡೋನು ಮರದ ಪಕ್ಕದಲ್ಲಿ ನಿಂತುಕೊಂಡು ನೆಲವನ್ನು ಒದ್ದರೆ ಅಷ್ಟು ಜನರು ತಪ ತಪ ತಪ ಉದುರು ಬೀಳ್ತಿದ್ರು ಮೈ ಗಟ್ಟಿ ಹೇಗಿತ್ತು ಅಂದ್ರೆ ಬರೆದಿದ್ದಾರೆ ವ್ಯಾಸರು ನೆಲವನ್ನು ಒದ್ದರೆ ಮರ ನಡಿಗೆ ಹೋಗ್ತಿತ್ತು ಹುಡುಗರ ಕೆಳಗೆ ಅಮ್ಮ ಅಂತ ಹೋಗಿ ಕುಂತಿಯಲ್ಲಿ ಚಾಡಿ ಹೇಳಬೇಕು ಏನಪ್ಪ ಆಯಿತು ನೋಡೋ ಮೈ ಕೈಯೆಲ್ಲ ಗಾಯ ಏನಾಯಿತು <clears throat> ಭೀಮಾ ತಳ್ಳಿಬಿಟ್ಟ ಕುಂತಿ ಭೀಮನನ್ನು ಕರೆದು ಯಾಕೋ ದುಷ್ಟ ಮನೆ ತನಕ ಕೆಟ್ಟ ಮಾತು ತಗೊಂಡ್ಬರ್ತಿದೀಯಾ ಅವ್ರನ್ನ ಯಾತಕೋ ತಳ್ಳಿದೆ ನಾ ತಳ್ಳಿಲ್ಲ ಅಮ್ಮ ಕಾಲು ನೋವಾಯಿತು ಜಂಪ್ ಆಯಿತು ನೆಲ ಹೀಗಂತೆ ಅವರೇ ಬಿದ್ದರು ನಾನೇನು ಮಾಡಲಿ ಅವ್ರು ಮರ ಹತ್ತಿದ್ರು ಮರ ಯಾಕೆ ಹತ್ತಿದ್ರು ನನ್ನ ಹಣಕ ಆಡಿದ್ರು ಏನೋ ದುರ್ಯೋಧನ ಹೀಗೆಲ್ಲ ಮಾಡಿದ್ಯೇನೋ ಮಾಡಿದ್ದುಂಟು ತಪ್ಪು ನಿನ್ನಲ್ಲಿ ಇಟ್ಕೊಂಡು ನನ್ನ ಮಗನನ್ನು ಬೈತೀಯೇನೋ ಹೋಗು ನಾಳೆಯಿಂದ ಚಾಡಿ ತರಬೇಡ ದಿನಂ ಪ್ರತಿ ಇದೇ ಕಥೆ ಬೇಕಂತ ತಿಂಡಿ ತೋರಿಸೋದು ತಾವೇ ತಿನ್ನುವುದು ರೇಗಿಸುವುದು ಬೇಮನಿ ಏನೇನು ಬೇಕೋ ಎಲ್ಲ ಮಾಡೋರು ನಿಮ್ಮನ್ನು ಮಾಡ್ತೇನೆ ಒಂದು ದಿವಸ ಇಷ್ಟು ಜನರು ಬಲಿ ತಗೊಳ್ಳದೆ ಬಿಡೋದಿಲ್ಲ ಅಂತ ಮನಸ್ಸಿನಲ್ಲಿ ಭೀಮಸೇನಿಗೆ ನಿರಪರಾಧಿಯಾಗಿರೋ ಹಿಂಸೆ ಮಾಡ್ತಾರಲ್ಲ ಅಂತ ನಾನಾ ರೀತಿಯ ಚೇಷ್ಟೆಗಳು ಅಪ್ರಿಯೇ ದಷ್ಟತಿ ಅತ್ಯಂತಂ ಬಾಲ್ಯಾತಿನ ದ್ರೋಹ ಚೇತಸ ಕೌರವರಿಗೆ ದ್ರೋಹ ಮಾಡಬೇಕು ಅಂತ ಬುದ್ಧಿ ಇಲ್ಲ ಬಾಲ್ಯಾತಿ ಬಾಲ್ಯ ಬುದ್ಧಿ ಹುಡುಗಾಟಿಕೆ ಬುದ್ಧಿ ಅವ್ರ ಮೇಲೆ ಕೋಪ ಇಲ್ಲ ಆದರೆ ಕೌರವರಿಗೆ ಇವನು ಬೇಕಂತಲೇ ಮಾಡಿಸಿದ್ದಾನೆ ಅಂತ ಹೀಗೆಲ್ಲ ನಡೀತು ತಸ್ಯ ಧರ್ಮಾರಪೇತಸ್ಯ ಪಾಪಾನಿ ಪರಿವಶ್ಯತಃ ಮಹಾ ಮಹಾ मोहादैश्वर्यलोभाच्च पापामचरजायत ಧರ್ಮಾದಪೇತಸ್ಯ ದುರ್ಯೋಧನನಿಗೆ ಧರ್ಮ ಬಿಟ್ಟು ಬುದ್ಧಿ ಕಲಿಪುರುಷ ಪಾಪಾನಿ ಪರಿಪಶ್ಯತಃ ಬರೀ ಪಾಪದ ದೃಶ್ಯಗಳನ್ನೇ ನೋಡು ಏನು ಮಾಡಿ ಸಾಯಿಸಬಹುದು ಈ ಭೀಮನ್ನೊಬ್ಬನೇ ಸಾಯಿಸಬಾರದು ತಾಯಿ ಸಮೇತ ಕೊಲ್ಲಬೇಕು ಐವರನ್ನೂ ಕೊಲ್ಲಬೇಕು ಇವರು ಯಾಕೆ ಬಂದರು ನಮ್ಮ ಮನೆಗೆ ನಮ್ಮಪ್ಪ ಸಿಂಹಾಸನ ಮೇಲೆ ಕೂತಿದ್ದಾನೆ ನನಗೇ ಬರ್ತಾ ಇತ್ತು ಮೊದಲಿಂದ ಪೊಲಿಟಿಕಲ್ ಮೈಂಡ್ ಪಾಕಿಸ್ತಾನದವರ ಹಾಗೆ ದುರ್ಯೋಧನೆಗೆ ಶಾಸ್ತ್ರ ಕಡೆ ಜ್ಞಾನವಿಲ್ಲ ಬರೀ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ಸು ಆ ಕೆವಿ ಹಿಂಡುವುದಕ್ಕೆ ಪಕ್ಕದಲ್ಲಿ ಕೀರು ಗೊಂಬೆ ಶಕುನಿ ಬೇರೆ ಕೂತಿದ್ದ ಯಾವತ್ತು ಗಾಂಧಾರಿ ಅರಮನೆಗೆ ಬಂದು ಸೇರಿದಳು ಆವತ್ತೇ ಬಂದು ಸೇರಿದ ಇವನು ಈ ಶಕುನಿ ಇವನನ್ನು ಊರು ಬಿಟ್ಟು ಹೋಗು ಅಂತ ಹೇಳೋ ಧೈರ್ಯ ಇವನಿ ಧೃತರಾಷ್ಟ್ರನಿಗಿರಲಿಲ್ಲ ಅವಷ್ಟಿಗಿರ್ತಾನೆ ಎಷ್ಟೋ ಜನಕ್ಕೆ ಅನ್ನ ಹಾಕ್ತೇವೆ ಮನೆ ನಾಯಿಗೂ ಹಾಕ್ತೇವೆ ಇವನು ಒಂದು ಅನ್ನ ತೊಂದಿತ್ತು ಒಂದು ತುತ್ತು ತಿಂದುಕೊಂಡಿರಲಿ ಅಂತ ಬಿಟ್ಟಿದ್ದು ರಾಜಕಾರಣದಲ್ಲಿ ನೆರವಾಗುವಂತೆ ನಾಟಕವನ್ನು ಮಾಡಿ ಕ್ರಮೇಣ ವಶ ಮನಸ್ಸನ್ನು ವಶಪಡಿಸಿಕೊಂಡು ಈ ದುರ್ಯೋಧನ ಮನಸ್ಸನ್ನು ಗೆದ್ದು ಪಾಂಡವರ ವಿರುದ್ಧವಾದ ಸಂಚುಗಳನ್ನು ಎಷ್ಟು ತರಹ ಹೂಡಬಹುದೋ ಹೂಡೋದನ್ನು ಶುರು ಮಾಡಿದ ಶಕುನಿ ನಿನ್ನೆ ಒಂದು ಬೇರೆ ಕತೆ ಹೇಳಿದ್ದೇನೆ ಜ್ಞಾಪಕ ಇಟ್ಕೊಳ್ಳಿ ಹಿನ್ನೆಲೆ ಏನಾದರೂ ಇರಲಿ ತಸ್ಯ ಧರ್ಮಾದಪೇತಸ್ಯ ಪಾಪಾನಿ ಪರಿಪಶ್ಯತಃ ಮೋಹಾತಿ ಐಶ್ವರ್ಯ ಲೋಭಾಚ ಐವರು ಪಾಂಡವರಿಲ್ಲದೆ ಅದು ನಮಗೆ ಬರ್ತಲ್ಲ ರಾಜ್ಯ ಅಂತ ಪಾಪ ರಜಾಯತ ಕೆಟ್ಟ ಬುದ್ಧಿ ಉಂಟಾಯಿತು ಅಯಂ ಬಲವತಾಂ ಶ್ರೇಷ್ಠ ಕುಂತಿ ಪುತ್ರೋ ವೃಕೋದರ ವೃಕೋದರ ಅಂತ ಹೆಸರು ಭೀಮನಿಗೆ ಬಹಳ ದೊಡ್ಡ ಗುಣ ಅಂತ ತುಂಬ ಬೇಗ ಹಸಿವಾಗ ಬಿಡ್ತಿತ್ತು ತುಂಬ ಪೆಟ್ರೋಲ್ ಕನ್ಸ್ಯೂಮ್ ಮಾಡೋ ಗಾಡಿ ಹೇಗೆ ಮೈಲೇಜ್ ಕಡಿಮೆ ಹಸಿವು ಹಸಿವು ಈಗ ಹೋಗೋದು ಹಾಕ್ಬಿಡೋದು ಅಮ್ಮ ಹಸಿವು ಆಗ್ತಾ ಇದೆ ಈಗ ತಾನೇ ಹೋದೆಲ್ಲೋ ಮರ ಹತ್ತಿ ಬಿಟ್ಟು ನಮ್ಮ ಶಕ್ತಿ ಎಲ್ಲ ಹೋಗಿಬಿಡ್ತು ಅನ್ನ ಕೊಡು ಹೊಟ್ಟೆಯಲ್ಲಿ ತೋಳ ಇದೆಯೋ ಅನ್ನೋಳಂತೆ ಕುಂತಿ ಅದು ಜನಜನಿತವಾಗಿ ಹೊಟ್ಟೆಯಲ್ಲಿ ತೋಳ ಇದೆ ಇವನಿಗೆ ಅಂತ ಪ್ರಸಿದ್ಧವಾಗಿ ವೃಕೋದರ ಎಂಬುದಾಗಿ ಹೆಸರಾಯಿತು ಏಕಚಕ್ರಪುರದಲ್ಲಿ ಐವರು ಪಾಂಡವರು ಭಿಕ್ಷೆ ಎತ್ಕೊಂಡು ಬಂದರೆ ಮುಂದೆ ಬರ್ತದೆ ಕಥೆ ಸೂರ ಐವತ್ತು ಬರ್ಬೋದು ನೋಡೋಣ ಐದು ಜನ ತಂದ ಭಿಕ್ಷೆಯನ್ನು ಒಟ್ಟಿಗೆ ಹಾಕೋಳು ಕುಂತಿ ಒಂದು ಭಾಗ ವೃಕೋದರಂಗೆ ಇಂದು ಉಳಿದದ್ರಲ್ಲಿ ಉಳಿದ ನಾಲ್ಕು ಜನಕ್ಕೆ ಭಿಕ್ಷೆ ಕೊಡ್ತಿದ್ಲು ಉಳಿದ ಪಾಂಡವರು ಅಸೂಯ ಮಾಡ್ತಿರಲಿಲ್ಲ ಅವನ ಹೊಟ್ಟೆ ದೊಡ್ಡದು ಅವನ ಚಿಂತಾನೆ ನೀವೆಲ್ಲ ಸಮಾರಂಭಗಳು ಹೋಗ್ತೀರಿ ಮದುವೆ ಮುಂಜಿಗೆ ಹೇಗೆ ಊಟ ಮಾಡ್ತೀರಿ ನಿಮ್ಮ ನಿಮ್ಮ ಹೊಟ್ಟೆ ಶಕ್ತಿ ದೇವರೆಷ್ಟು ಕೊಟ್ಟಿದ್ದಾನೋ ಊಟ ಮಾಡ್ತೀರಿ ದಯವಿಟ್ಟು ಇನ್ನೊಬ್ಬರು ತಟ್ಟೆ ಮೇಲೆ ಜ್ಞಾನ ಹಾಕಬಾರದು ನಿಮಗೆ ಬೇಕಾದ ಇನ್ನೊಂದು ಲಾಡು ಬಡಿಸ್ಕೊಳ್ಳಿ ಇನ್ನೊಂದು ಸಲ ಪುಳಿಯೋಗರೆ ಹಾಕಿಸ್ಕೊಳ್ಳಿ ಅವ್ರಿಗೆಲ್ಲ ಹಾಕಿದ್ರಲ್ಲ ಕೇಳಬೇಡಿ ನಿಮಗೆ ಎಷ್ಟು ಬೇಕು ಊಟ ಮಾಡಿ ಹೊಟ್ಟೆ ಅಳೆಯೋದು ಅಂತಾರೆ ಅತ್ಯಂತ ಪಾಪದ ಕೆಲಸ ಸ್ವಲ್ಪ ಅನ್ನ ಇಟ್ಟು ಇನ್ನು ಬೇಕೆ ಇನ್ನು ಬೇಕೆ ಇನ್ನು ಬೇಕೆ ಅಂತ ಕೇಳ್ತಾರೆ ಕೆಲವರು ಇನ್ನು ಸಾಕೆ ಇನ್ನು ಸಾಕೆ ಇನ್ನು ಸಾಕೆ ಅಂತ ಕೇಳ್ತಾರೆ ಕೆಲವರು ಊಟದಲ್ಲಿ ಸಾಕೆ ಬೇಕೆ ಕೇಳಬಾರದು ಒಬ್ಬ ತಮಿಳ್ನವನು ಬಂದಂತೆ ಕರ್ನಾಟಕಕ್ಕೆ ಊಟ ಬಡಿಸಿದ ಸಾಕೋ ಬೇಕೋ ಅಂದ ಅವನೇನ್ ತಿಳ್ಕೊಂಡ ಇದೆರಡು ಬೇರೆ ಐಟಮ್ ಇರಬೇಕು ಅಂತ ಸಾಕಲಿ ಮುಂಜು ಕೊಡು ಬೇಕಲಿ ಮುಂಜು ಕೊಡು ಅಂತ <laughs> ನಿಮ್ಮ ರೆಕಾರ್ಡಲ್ಲಿ ಹೋಗ್ಬಿಡ್ತಿದ್ರು ನಾನೇನ್ ಮಾಡಲಿ ಈ ಸಾಕು ಬೇಕು ಅಂತ ಎರಡು ಪದಾರ್ಥವಲ್ಲ ಈ ಬಡಿಸೋದು ಅಡಿಗೆ ಮಾಡೋದು ದೊಡ್ಡದಲ್ಲ ಬಡಿಸೋದು ಬಹಳ ಮುಖ್ಯ ಪಾತ್ರೆ ಶಬ್ದ ಹೊಟ್ಟ ಕೊಟ್ಟು ಕೊಟ ಕೊಟ್ಟ ಅಂತ ಮಾಡಿದೆ ಅವರಿಂದ ಸ್ವಲ್ಪ ಸಾಕನ್ನುವಾಗ ಇನ್ನೊಂದು ತುತ್ತು ಅದು ಬರ್ತದೆ ಅಂತ ತಿಳ್ಕೊಂಡು ಕೇಳಿರ್ತಾರೆ ನೀವು ಬೇಡ ಅಂದ್ಬಿಟ್ರೆ ಅಯ್ಯೋ ಅದು ಹಾಕಿ ಅಂತ ಕೇಳ್ತಾರೆ ಆಮೇಲೆ ಅದು ಬಡಿಸೋದು ಬಹಳ ಮುಖ್ಯ ವೃಕೋದರ ಇವನಿಗೆ ಹೆಸರು ಇವನನ್ನು ಮುಗಿಸಿಬಿಟ್ರೆ ಉಳಿದವರು ತಣ್ಣಗಾಗ್ತಾರೆ ಅಂತ ನಾನಾ ಉಪಾಯಗಳನ್ನು ಆಗಲೇ ಯೋಚನೆ ಮಾಡಿಸಿದ್ದಾಳೆ ಒಂದು ದಿವಸ ಧೃತರಾಷ್ಟ್ರನ ಕಿವಿಗೆ ಹಾಕಿದರು ಈ ಭೀಮನಿಗೆ ಏನಾದ್ರು ಮಾಡ್ತೇವೆ ಧೃತರಾಷ್ಟ್ರ ಹೇಳಿದ ಅಯ್ಯೋ ಬೇಡಪ್ಪ ವಿದುರನಿಗೆ ಗೊತ್ತಾಗುತ್ತೆ ಎಂದ ಕಾರಣ ಹೇಗಿದೆ ನೋಡಿ ಏನಾದ್ರು ಮಾಡೋ ತಪ್ಪು ಅನ್ಲಿಲ್ಲ ಅದು ವಿದುರನಿಗೆ ಗೊತ್ತಾಗುತ್ತೆ ವಿದುರನಿಗೆ ಗೊತ್ತಾದ್ರೆ ಗೊತ್ತಾಗಲಿ ಗೊತ್ತಾದ್ರೆ ನಾನೇ ಮಾಡಿಸಿದೆ ಅಂತ ಹೇಳ್ತಾರೆ ಒಳ್ಳೆಯದು ವಿದುರ್ನ ಕಿವಿಗೆ ಇರೋ ಹಾಗೆ ನನ್ನನ್ನು ಹಾಗೆ ಏನಾರು ಮಾಡ್ಕೊಳ್ಳಿ ಹೋಗಿ ಅಂತ ಅಪ್ಪಣೆಯನ್ನ ಕೊಟ್ಟ ಶುರುವಾಯಿತು ಧೃತಾಷ್ಟ್ರ ಪ್ರೋತ್ಸಾಹ ಈ ಇಷ್ಟು ಪ್ರೋತ್ಸಾಹ ಸಾಕು ಅಂತ ತಿಳ್ಕೊಂಡು ಭೀಷ್ಮನ ಕಿವಿಗೂ ಹಾಕದೆ ವಿಹಾರ ಹೋಗಿ ಬರ್ತೇವೆ ಅಂತ ಕೌರವರೆಲ್ಲರೂ ನೂರು ಜನ ಶಕುನಿಯನ್ನು ಕರೆದುಕೊಂಡು ಐವರು ಪಾಂಡವರು ಪಾಂಡವರ ಕಡೆ ಐವರು ಬಿಟ್ಟರೆ ಇನ್ಯಾರೂ ಒಂದು ಪಿಳ್ಳೆ ಇಲ್ಲ ಕೌರವ್ರ ಜೊತೆಯಲ್ಲಿ ಅವರ ಸ್ನೇಹಿತರು ಅವರು ಇವರು ಗೆಳೆಯರು ಎಳೆನ ಗೆಳೆಯ ಎಲ್ಲ ಏನೇನು ನೂರಾರು ರಥಗಳಲ್ಲಿ ಹೊರಟಿದ್ದಾರೆ ಅದು ಗಂಗಾ ನದಿಯ ಅತ್ಯಂತ ಸೂಕ್ಷ್ಮವಾದ ತಿರುವಿನ ಒಂದು ಭಾಗ ಆ ಸುತ್ತಮುತ್ತ ಕಾಡುಗಳಿದ್ದವು ನಾಗಾಲಯ ಆ ಕ್ಷೇತ್ರಕ್ಕೆ ಪ್ರಮಾಣ ಕೋಟಿ ಅಂತ ಹೆಸರು ಕೋಟಿ ಅಂದ್ರೆ ಒಂದು ತಿರು ಒಂದು ಬಿಂದು ಪ್ರಮಾಣ ಕೋಟಿ ಆ ಕ್ಷೇತ್ರ ಅದನ್ನ ಯಾಕೆ ಆರಿಸಿಕೊಂಡಿದ್ದಾರೆ ಅಂದ್ರೆ ಗಂಗೆ ನಮ್ಮ ಮೇಕೆದಾಟಿದ್ದ ಹಾಗೆ ಅತ್ಯಂತ ಕಿರಿದಾದ ಜಾಗದಲ್ಲಿ ಹೋಗ್ತದೆ ತುಂಬಾ ಆಳವಾದದ್ದು ಅಲ್ಲಿ ಸುತ್ತ ಶಿಬಿರ ಡೇರೆ ಗೀರೆ ಎಲ್ಲ ಬಡಿಸಿದರು ಹುಡುಗರೆಲ್ಲ ಆಟ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ದಣಿದಿದ್ದಾರೆ ಚಂಡು ಗಿಂಡು ದಾಂಡು ಎಲ್ಲ ಆಟ ಆಡಿದ್ದಾರೆ ಗೊತ್ತಿದ್ದೆಲ್ಲ ಕವಾಯಿತೆಲ್ಲ ಮಾಡಿದ್ದಾರೆ ಊಟ ಬಡಿಸುವ ಸಂದರ್ಭದಲ್ಲಿ ಭೀಮನಿಗೆ ಅಂತ ವಿಶೇಷವಾಗಿ ವಿಷವನ್ನು ಹಾಕಿದ ಲಡ್ಡುಗೆಗಳನ್ನು ಮಾಡಿದ್ರು ಸಿಹಿ ಕಂಡ್ರ ಪಂಚಪ್ರಾಣ ಭೀಮನಿಗೆ ಅಡಿಗೆಗಳನ್ನು ಮಾಡಿದ್ದಾರೆ ಎಲ್ಲರಿಗೆ ಒಂದು ರೌಂಡ್ ಸಾಮಾನ್ಯವಾದ ಅಡಿಗೆ ಎಲ್ಲ ಬಡಿಸಿದರು ಭೀಮ ತುಂಬ ರುಚಿಯಾಗಿದೆ ಇನ್ನೊಂದಷ್ಟು ಲಡ್ಡಿಗೆ ಬಡಿಸು ಅಂತ ಹೇಳುವಾಗ ಅವನಿಗೋಸ್ಕರವಾಗಿ ಮಾಡಿಟ್ಟಿದ್ದ ವಿಷದ ಲಡ್ಡುಗಳನ್ನು ತಂದು ಬಡಿಸಿದರು ನಿಮಗೆ ಅಂತ ಪಾಂಡವ ಅಯ್ಯೋ ಬೇಡಪ್ಪ ಸಾಕಷ್ಟು ಉಳಿದವರೆಲ್ಲ ತಪ್ಪಿಸಿಕೊಂಡರು ಪಾಂಡವರಿಗೆ ಗೊತ್ತಿಲ್ಲ ಮರ್ಮ ಭೀಮನಿಗೆ ತುಂಬ ಚೆನ್ನಾಗಿದೆ ಇನ್ನೊಂದು ಹಾಕು ಇನ್ನೊಂದು ಹಾಕು ಇನ್ನೊಂದು ಹಾಕು ಬೇಕಾದಷ್ಟಿಂದ ಮತ್ತು ಉಂಟಾಯಿತು ಯಾಕೋ ಚೆನ್ನಾಗಿ ತಿಂದಿದ್ದಾನೆ ಹೆಬ್ಬಾವಿನ ಹಾಗೆ ಮಲಗಿದ್ದಾನೆ ಅಂತ ಕಾಣುತ್ತೆ ಅಂತ ಎಲ್ಲರೂ ಕೌರವರು ನೆಪ ಮಾಡಿ ತಮ್ಮ ತಮ್ಮ ಶಿಬಿರಕ್ಕೆ ಬಂದರು ಪಾಂಡವರು ತಮ್ಮ ತಮ್ಮ ಶಿಬಿರಕ್ಕೆ ಬಂದರು ಸ್ವಲ್ಪ ಹೊತ್ತು ಮಲಗಿರ್ತಾನೆ ಉಂಡಾಡಿ ಇವನು ತಾನೇ ಬರ್ತಾನೆ ಅಂತ ತಿಳ್ಕೊಂಡು ಆಮೇಲೆ ದೊಡ್ಡ ಗುಂಪು ಏರ್ಪಾಡಾಯಿತು ಕೌರವರು ರಹಸ್ಯದಲ್ಲಿ ಕೆಲವರು ಬಂದು ಅವನ ನದಿಗೆ ತಳ್ಳಿಬಿಟ್ರು ಮೈ ತುಂಬ ಹಾವುಗಳನ್ನು ಕಟ್ಟಿ ಹಂಬು ಹಂಬು ಎಲ್ಲ ಕಟ್ಟಿ ತಳ್ಳಿದ್ದಾಳೆ ವಿಷ ಹಾವು ಕಚ್ಚುವ ಹಾಗೆ ಏನು ಘೋರವಾದ ಒಂದು ತಂತ್ರ ನೋಡಿ ಆಮೇಲೆ ಕಮೋಷನ್ ಸಾಯಂಕಾಲವಾಯಿತು ಸೂರ್ಯಾಸ್ತಮಯ ಊರಿಗೆ ಹೋಗೋಣೇನಪ್ಪ ಹೋಗೋಣೇನಪ್ಪ ಅಂದ್ರೆ ಆಯಿತು ಪಾಂಡವರು ನೋಡಿಕೊಂಡ್ರು ಎಲ್ಲಿ ಭೀಮ ಭೀಮ ಮುಂದೆ ಹೋಗಿರ್ಬೇಕು ಎಲ್ಲೋ ಕಾಣಲಿಲ್ವಲ್ಲ ಚೆನ್ನಾಗಿ ತಿಂದು ಮಲಗಿದ್ದ ಅಂತ ಕಾಣುತ್ತೆ ಅಥವಾ ತಾನೇ ಬರ್ತಾನೆ ಈಜು ಮಾಡ್ಕೊಂಡು ನಡಿ ಇದ್ರು ಎಲ್ಲರೂ ಊರಿಗೆ ಬಂದರು ಭೀಮ ನದಿಯಲ್ಲಿ ಬಿದ್ದ ಕುಂತಿ ಎದೆ ಬಡ್ಕೊಳ್ತಾಳೆ ನನ್ನ ಮಗ ಬರಲಿಲ್ವಲ್ಲ ಮಗ ಬರಲಿಲ್ವಲ್ಲ ಯಾಕೋ ಬಿಟ್ಟು ಬಂದ್ರಿ ಯುಧಿಷ್ಠರ ನಿನ್ನ ಬುದ್ಧಿಯಲ್ಲಿ ಹೋಯ್ತು ಅರ್ಜುನ ನೀನು ಬುದ್ಧಿಯಲ್ಲಿ ಹೋಯ್ತು ಅಣ್ಣನ ಕರ್ಕೊಂಡ್ಬರ್ಬಾರ್ದೇನೋ ಅಯ್ಯೋ ಸುಮ್ಮನೆ ರಮ್ಮ ಯಾಕೆ ಬಡ್ಕೋತೀಯ ಬರ್ತಾನೆ ಬರ್ತಾನೆ ವೇದವ್ಯಾಸರು ಅನೇಕ ಎಳೆಗಳನ್ನು ಇಲ್ಲಿ ಬಿಟ್ಟು ಬಿಟ್ಟಿದ್ದಾರೆ ಘಟ್ಟಗಳನ್ನು ಕೊಟ್ಟಿದ್ದಾರೆ ನಡುವೆ ಎಳೆಗಳನ್ನು ಜೋಡಿಸಿಲ್ಲ ಆದಿಪರ್ವದ ದೊಡ್ಡ ಗೋಳದು ಎಳೆಗಳನ್ನು ಜೋಡಿಸಿಲ್ಲ ನಾವು ಜೋಡಿಸ್ಕೋಬೇಕು ನಡುವೆ ಗೊತ್ತಾಗಿತ್ತು ವಿದುರನ್ನು ಹೀಗೆ ಮಾಡ್ತಾರೆ ಈ ಪಾಪಿಗಳು ಅದಕ್ಕೇನು ಮಾಡಿದ್ದ ಪ್ರಮಾಣಕೋಟಿಯ ಗಂಗೆಯ ಎರಡೂ ದಡಗಳಲ್ಲಿ ನಾಗಾ ವಸತಿಗಳಿದ್ದವು ಅರ್ಥ ಮಾಡಿಕೋಬೇಕು ನಾಗಾ ಜನರು ಇವತ್ತೆಲ್ಲ ಕ್ರಿಶ್ಚಿಯನ್ರಾಗಿದ್ದಾರೆ ಕೆಲವರು ಕೆಲವರು ಹಿಂದೂಗಳೇ ಇದ್ದಾರೆ ಆ ಹಿಂದೂಗಳಲ್ಲೇ ಕೆಲವರು ಶೈವರಿದ್ದರು ಕೆಲವರು ವೈಷ್ಣವರಿದ್ದರು ವಾಸುಕಿ ಮೊದಲಾದವರೆಲ್ಲ ಶೇಷ ಇವರೆಲ್ಲ ವೈಷ್ಣವರು ಕರ್ಕೋಟಕ ತಕ್ಷಕ ಇವರೆಲ್ಲ ಶೈವರು ಇದೆಲ್ಲ ಜನಮೇಜೇನ ಸರ್ಪಯಾಗ ಅಂತ ಇನ್ನೊಂದು ಕಾದಂಬರಿ ಬರೀತಾ ಇದ್ದೇನೆ ಈ ಸರ್ಪಯಾಗದ ಕಥೆಯಲ್ಲಿ ಇವೆಲ್ಲ ಬರ್ತದೆ ನಾಗಾಜನಗಳು ಯಾದವರ ವಂಶದ ಜೊತೆಯಲ್ಲಿ ಕಲೆತು ಹೋಗಿದ್ದ ಕಾಲ ಮೊದಲೇ ಶುದ್ಧ ಕ್ಷತ್ರಿಯರಲ್ಲ ರಾಜ್ಯ ಬಾಹಿರರು ಬೇರೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಲೋಕದಲ್ಲಿ ಅವರು ನಿಂದೆ ಮಾಡ್ತಿದ್ರು ಹೀಗಾಗಿ ಯಾದವರು ನಾಗಾಜನರ ಜೊತೆಯಲ್ಲಿ ಸಂಸರ್ಗವನ್ನು ಬೆಳೆಸಿ ಕುಂತಿಯ ತಾಯಿಗೆ ಅಜ್ಜ ಆರ್ಯಕನೆಂಬವನ ರಾಜ್ಯ ಅಲ್ಲಿತ್ತು ನಾಗಾವರ್ತ ಅಂತ ಕರೀತಾ ಇದ್ರು ಅದಕ್ಕೆ ನಾಗಾಜನಗಳಿದ್ದ ಜನಗಳಿದ್ದ ನಾಗ ಲ್ಯಾಂಡ್ ಅಲ್ಲ ನಾಗಾವರ್ತ ವಿದುರ ಏನು ಮಾಡಿದ್ದ ಆ ಹಿರಿಯನಿಗೆ ಸಮಾಚಾರ ಕಳಿಸಿದ್ದ ಅಂತ ಕಾಣುತ್ತೆ ಪ್ರಕಟವಾಗಿ ಬರದಿಲ್ಲ ವೇದವ್ಯಾಸರು ಅಪ ನಿನ್ನ ವಂಶದವಳು ಕಾಣೆಯ ಕುಂತಿ ಆ ಕುಂತಿ ಮಗನಿಗೆ ಹೀಗೆ ಏನೋ ಎಚ್ಚರಿಕೆ ತಪ್ಪಿ ಮಾಡಿಸ್ತಾ ಇದ್ದಾರೆ ಕಾಣುತ್ತೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ತಳ್ಳಿಬಿಡ್ತಾರೋ ವಿಷ ಹಾಕ್ತಾರೋ ಸ್ವಲ್ಪ ಎಚ್ಚರಿಕೆಯಿಂದಿರು ಅಂತ ಹೇಳಲಾಗಿ ಆಗ ನಾಗಾಜನರು ಎರಡೂ ಕಡೆಯಲ್ಲಿ ಬಿಲ್ಲು ಬಾಣ ಸನ್ನದ್ಧರಾಗಿ ಎಲೆಗಳ ಮರೆಯಲ್ಲಿ ನಿಂತುಕೊಂಡು ಏನ್ ನಡೆಯುತ್ತೆ ನೋಡ್ತಾ ನೋಡ್ತಾ ಅವರು ಭೀಮ ನದಿಗೆ ಬಿದ್ದ ಆ ಕ್ಷಣದಲ್ಲಿ ಅವನನ್ನು ಎತ್ತಿಕೊಂಡು ತಮ್ಮ ರಾಜಧಾನಿ ಕರ್ಕೊಂಡು ಹೋದರೆ ಇದು ನಾವು ಕಥೆಯಲ್ಲಿ ಪಾತಾಳಕ್ಕೆ ಹೋದ ಅಲ್ಲಿ ಅಮೃತ ಕುಡಿದೋ ಬಂದ ಇಷ್ಟೇ ಕಥೆ ಹೇಳ್ತೇವೆ ನಡೆದದೇನು ಆ ನಾಗಾಜನರಲ್ಲಿ ನಮ್ಮ ವೇದದಲ್ಲಿ ಹೇಳುವ ದೇವತೆಗಳು ಪಾನ ಮಾಡುವ ಅಮೃತಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ದ್ರವ ಇತ್ತು ಅದನ್ನು ಅಮೃತ ಅಂತ ಕರೆಯುತ್ತಿದ್ದರು ನಾಗಕಲಶಗಳು ಕದ್ರು ಮತ್ತು ವಿನತೆ ಅಮೃತಕ್ಕೋಸ್ಕರವಾಗಿ ಜಗಳ ಮಾಡಿದರು ವೇದದಲ್ಲಿ ಕಥೆ ಬರ್ತದೆ ತೈತ್ರಿ ಸಂಹಿತೆ ಯಜುರ್ವೇದದಲ್ಲಿ ಅದಕ್ಕೆ ಸ್ಪರ್ಧೆ ಇಬ್ಬರು ಕಶ್ಯಪ ಕಶ್ಯಪ ಮಹರ್ಷಿಯ ಪತ್ನಿಯರು ಜಗಳ ಯಾತಕ್ಕುಂಟಾಯಿತು ಅದು ಸವತಿ ಮಾತ್ಸರ್ಯ ಆ ಸವತಿ ಮಾಚರದ ಕತೆ ಬಗೆಹರಿಯೋದು ಹೇಗೆ ಅವರಿಬ್ಬರು ಹೇಳಿದರು ಇಂದ್ರನ ಕುದುರೆ ಉಚ್ಚೈಶ್ರವಸ್ ಅಂತ ಇದೆಯಲ್ಲ ಅದು ಬಿಳಿ ಕುದುರೆ ಅದರ ಬಾಲ ಕಪ್ಪೋ ಬಿಳುಪೋ ಅಂತ ಇದು ಪ್ರಶ್ನೆ ಇದೊಂದು ಪ್ರಶ್ನೆ ನೋಡಿ ಕುದುರೆ ಬಾಲ ಕಪ್ಪೋ ಬಿಳುಪೋ ಇದೊಂದು ಜೂಜಿನ ಸಮಸ್ಯೆ ಇದು ಕದ್ರು ಕಪ್ಪಾಗಿದೆ ನಾಗಮಾತೆ ಕಪ್ಪಾಗಿದೆ ಅಂದಳು ಇವಳು ಬೀಳ್ಕೊಂದಳು ಯಾರು ಸೋಲ್ತಾರಿಯೋ ಅವರು ನಮಗೆ ದಾಸಿ ಆಗಬೇಕು ಅಂತ ಮಾಡಿ ಕದ್ರುವನ್ನ ಕದ್ರು ವಿನತೆಯನ್ನು ಮೋಸದಿಂದ ಸೋಲಿಸಿ ನಾಗಗಳೆಲ್ಲ ಬಾಲಕ್ಕೆ ಸುತ್ತಕೊಂಡು ಕಬ್ಬು ಬಣ್ಣ ಬರುವಂತೆ ಮಾಡಿ ವಿನತೆಯನ್ನ ದಾಸಿ ಮಾಡಿಕೊಂಡು ಬಿಟ್ಲು ವಿನತೆಯ ಪುತ್ರ ಗರುಡದೇವ ದೇವಲೋಕಕ್ಕೆ ಹೋಗಿ ಗಂಧರ್ವರನ್ನ ಗೆದ್ದು ಅಮೃತವನ್ನ ತಂದ ಆ ತಂದ ಅಮೃತದ ದೆಸೆಯಿಂದ ತಾಯಿಗೆ ಸೆರೆ ಬಿಟ್ಟು ಹೋಯಿತು ಆ ಸೆರೆ ಬಿಡಿಸಿದ ಪ್ರಸಂಗದಲ್ಲಿ ಗರುಡನಿಗೆ ತಾಯಿ ಏನು ಮಂಗಳವನ್ನು ಹಾಡಿದಳೋ ರಾಮ ಆ ಮಂಗಳವನ್ನು ನಿನಗೆ ಹಾಡ್ತೇನೆ ಎಂಬುದಾಗಿ ಕೌಸಲ್ಯಾದೇವಿ ರಾಮಾಯಣದಲ್ಲಿ ಹೇಳ್ತಾಳೆ ಇದು ವೇದದ ಕಥೆ ಇದು ಅಮೃತದ ಒಂದು ಭಾಗ ಸಿಕ್ಕಿಬಿಡ್ತು ನಾಗರಿಗೆ ಕೂಡ ಗರ್ಭೆ ಮೇಲಿದ್ದದನ್ನು ನೆಕ್ಕಿದರೂ ನಾಗರಿಗೆ ಒಡೆದು ಹೋಯಿತು ಅಂತ ಕಥೆ ಹೇಳ್ತಾರೆ ಹೀಗಾಗಿ ಅದೇ ಅಮೃತವೋ ಬೇರೊಂದೋ ನಮಗೆ ಗೊತ್ತಿಲ್ಲ ಅಮೃತ ಕಲಶಗಳಿದ್ದು ನಾಗಲೋಕದಲ್ಲಿ ಅವನು ಪ್ರೀತಿಯಿಂದ ಭೀಮನನ್ನು ಕರೆದು ಆರ್ಯಕ ಮುದುಕ ತಬ್ಬಿಕೊಂಡು ಕುಂತಿಗೆ ತಾಯಿಗೆ ಅಜ್ಜ ಎಷ್ಟು ಮುದುಕ ನೋಡಿ ಹತ್ತು ವರ್ಷಕ್ಕೆಲ್ಲ ಮದುವೆ ಮಾಡಿಬಿಡ್ತಿದ್ರು ಆಗಿನ ಕಾಲದಲ್ಲಿ ಮಗು ನೀ ನಮ್ಮವನಪ್ಪ ಅಂದ್ರೆ ನಾನು ನನ್ನವನಲ್ಲ ನಾಕೆ ಸರಿ ಹಾಕಿಡ್ಕೊಂಡ್ ಹಾಗೆ ಸರಿ ಹಿಡ್ಕೊಂಬರ್ಲಿಲ್ಲ ಬರಲಿಲ್ಲ ಕಾಣೋ ನೀನು ತಳ್ಳಿದ್ರು ನದಿಗೆ ನಮ್ಮವರು ಬದುಕಿಸಿದ್ದಾರಪ್ಪ ಬಾಯಿಲಿ ಅಂತ ಹೇಳಿ ಅಮೃತ ಕಲಶವನ್ನು ಕೊಟ್ಟು ಕುಡಿದ್ರೆ ಏನಾಗ್ತದೆ ಅಂತ ಕೇಳಿದ ಹತ್ತು ಸಾವಿರ ಆನೆ ಬಲ ಬರ್ತದೆ ನೀನು ಬೇಕಾದಾಗ ಧೃತರಾಷ್ಟ್ರನ್ನು ಕೊಲ್ಲಬಹುದು ಕುಡಿದ್ಬಿಟ್ಟು ಹೋಗು ಅಂತ ಅವನು ಹೇಳಿಕೊಟ್ಟ ನಾಗಾ ಜನರಿಗೂ ಧೃತರಾಷ್ಟ್ರನಿಗೂ ಆಗ್ತಾ ಇರಲಿಲ್ಲ ಜನಕ್ಕೊಬ್ಬ ನಾಗಾಸ್ತ್ರೀಯನ್ನು ಕೇಳಿಸ್ತಾ ಇದ್ದ ಮೈ ಕೊಬ್ಬಿತ್ತು ಕ್ಷತ್ರಿಯ ವಿದ್ಯೆ ಕಣ್ಣಿರಲಿಲ್ಲ ಇವನು ದುರ್ಬುದ್ಧಿ ಅನೇಕ ಸಹಸ್ರ ನಾಗಾಸ್ತ್ರೀಯರನ್ನು ಕೇಳಿಸಿದ್ದ ಆ ಕುಲಕ್ಕೆ ನಾ ಧಾರ್ತರಾಷ್ಟ್ರ ನಾಗರು ಅಂತ ಹೆಸರು ಜನ್ಮೇಜೇನ ಯಾಗದಲ್ಲಿ ಅವರೆಲ್ಲರನ್ನು ತಂದು ತಂದು ತಂದು ಸಜೀವವಾಗಿ ಅಗ್ನಿಯಲ್ಲಿ ಹಾಕಿ ದೊಡ್ಡ ಜಿನೋಸೈಡ್ ನಡೆಯಿತು ಆ ಕಥೆಯನ್ನ ಆದಿಪರ್ವದಲ್ಲಿ ಹೇಳ್ತಾರೆ ನಾಗಾ ಜನರಿಗೆ ಈ ಕುರುವಂಶದ ದೊರೆಗಳಿಗೆ ಆಗ್ತಾ ಇರಲಿಲ್ಲ ಅದೇ ಮುಂದೆ ವಾಹನನ ಕಥೆ ಇದೆಲ್ಲ ಒಂದಕ್ಕೊಂದು ಜೋಡಿಸ್ಕೊಳ್ಳುತ್ತೆ ಎಷ್ಟೊಂದು ಎಳೆಗಳು ನೋಡಿ ಕೃಷ್ಣಮಾಚಾರ್ಯರೇ ಎಲ್ಲಿಂದಲ್ಲೆಲ್ಲಿ ಎಲ್ಲೆಲ್ಲಿ ನೋಡಿ ಮಹಾಭಾರತ ಕಥೆ ಸ್ವಲ್ಪ ತಲೆ ವ್ಯತ್ಯಾಸವಾದರೆ ನಿಮ್ಮೆಲ್ಲರಿಗೂ ತಲೆ ವ್ಯತ್ಯಾಸ ಆಗಿಬಿಡುತ್ತೆ ಭೀಮಸೇನ ಅಮೃತವನ್ನು ಕುಡಿದ ಅಲ್ಲೇ ಸ್ವಲ್ಪ ದಿವಸ ಸುಖವಾಗಿದ್ದ ಇನ್ನೊಂದು ನಾಲ್ಕು ದಿವಸ ಇರೋ ಮಗು ಅಂದರೆ ಕರ್ತವ್ಯ ಪ್ರಜ್ಞೆಯಿಂದ ಭೀಮ ಹೇಳಿದ ಇಲ್ಲ ನಾನು ಹುಡುಕ್ತಾ ಇರ್ತಾಳೆ ನಮ್ಮ ತಾಯಿ ನಾ ಹೋಗಬೇಕು ನೀ ಕರೆದಾಗ ಬರ್ತೇನೆ ಅಜ್ಜ ಎಂಬುದಾಗಿ ಹೇಳಿ ಅವರನ್ನು ಪಲ್ಲಕ್ಕಿಯಲ್ಲೋ ಅಲ್ಲೋ ಅಲ್ಲೋ ಸೂರ ಕಳಿಸಿಕೊಟ್ರು ಎಲ್ಲಿ ಸಾಕು ನೀವೆಲ್ಲ ಹೋಗಿ ಅಂತ ಕಳಿಸಿ ಅರಮನೆ ಬಾಗಿಲಿಗೆ ಬರ್ತಾನೆ ಅಷ್ಟರಲ್ಲಿ ಇವರೆಲ್ಲ ಉತ್ತರ ಕ್ರಿಯೆ ಮಾಡ್ತಾ ಇದ್ದಾರೆ ಭೀಮನಿಗೆ ಹೋಗ್ಬಿಟ್ಟ ಭೀಮ ಸತ್ತವರಿಗೆ ಶ್ರಾದ್ದ ಮಾಡಿದರೆ ಸದ್ಗತಿ ಉಂಟಾಗ್ತದೆ ಬದುಕಿದ್ದವರಿಗೆ ಶ್ರಾದ್ದ ಮಾಡಿದರೆ ಹೆಚ್ಚು ಬಲ ಬರ್ತದೆ ಹಾಗಂತ ಬದುಕಿದ್ದವರಿಗೆ ಮಾಡೋಕೆ ಶುರು ಮಾಡಬೇಡಿ ಇದು ಶ್ರೀಮದ್ ಭಾಗವತದ ಮಾತು ನಾ ಕಲ್ಪನೆ ಮಾಡಿಕೊಂಡು ಹೇಳಿದ್ದಲ್ಲ ಇದು ಭೀಮ ನೋಡಿಕೊಂಡು ಅಮೃತ ಬೇರೆ ಕುಡಿದಿದ್ದೆ ಇಲ್ಲಿಂದ ಬಂತು ಶಕ್ತಿ ತರ್ಪಣ ಮಾಡ್ತಿದ್ದಾರೆ ಶ್ರಾದ್ದ ಮಾಡ್ತಿದ್ದಾರೆ ಬಾಗಲಕಾಯಿ ಅವರು ನೋಡಿದ್ರು ಇವನ್ಯಾವನೋ ಬಂದಲ್ಲ ಶ್ರಾದ್ದ ಮಾಡಿದ್ದೆ ಈಗ ತಾನೇ ಅಂತ ಕುಯ್ಯೋ ಮರೋ ಕಿರಿಸಿಕೊಂಡ್ರು ಆಮೇಲೆ ಹೋದ ತಾಯಿಗೆ ನಮಸ್ಕಾರ ಮಾಡಿದ ಮಗನನ್ನು ಮುಟ್ಟಿ ನೋಡಿದ್ರು ನಿಜವಾಗಿ ನನ್ನ ಮಗನೇ ಭೀಮಸೇನ ಅಂದ್ರು ಸಮಾಚಾರ ಹೋಯಿತು ಧೃತರಾಷ್ಟ್ರ ಮರ ಹಾಕೋ ಯಾಕೋ ಸರಿಯಾಗಿ ಕೊಲ್ಲಿಲ್ವೇನ್ರೋ ಏನು ಮಾಡಿದ್ರು ಪಾಪಿಗಳ ಸಿಕ್ಕ ಬೇರೆ ಬಿದ್ದಿದ್ದೀವಲ್ಲ ಏನು ಮಾಡೋದು ವಿದುರ ಬಂದ ಭೀಷ್ಮನಿಗೆ ಹೇಳ್ದ ಕುತಂತ್ರ ಮಾಡಿ ಕೊಲ್ಲೋ ಕೆತ್ನ ಮಾಡಿದ್ರು ಬಿಡಿಸಿದ್ದೇನೆ ಮಗನನ್ನ ಇನ್ನು ಮೇಲೆ ಎಚ್ಚರಿಕೆಯಲ್ಲಿ ಶಕುನಿ ಮೇಲೆ ಕಣ್ಣಿಡು ಅಂತ ಹೇಳಿದ ಇದು ಅತ್ಯಂತ ಭಯಂಕರವಾದ ಕಥೆ ನನಗೆ ತಿಳಿದ ಮಟ್ಟಿಗೆ ವ್ಯಾಸರು ಬಿಟ್ಟಿದ್ದ ಎಳೆಗಳನ್ನು ಕೂಡಿಸಿಕೊಂಡು ಹೇಳಿದ್ದೇನೆ ಈಗ ನಾವು ಇನ್ನೊಂದು ಕಥೆಗೆ ಹೋಗೋಣ ಇನ್ನಷ್ಟು ದಿವಸ ಇವರಿಗೆ ಶಿಕ್ಷಣ ನಡೆಯಿತು ಆ ಶಿಕ್ಷಣದ ಉದ್ದಕ್ಕೂ ಕೌರವರಿಗೂ ಪಾಂಡವರಿಗೂ ಈ ಹಗೆ ಹಗೆಯ ಹೊಗೆ ಆಡ್ತಾ ಆಡ್ತಾ ಆಡ್ತಾ ಎಷ್ಟೊಂದು ರೂಪ ತಡೆಯಿತು ಎಷ್ಟು ಬರೀತಾರೆ ವೇದಿವ್ಯಾಸರು ಆದಿ ಪರ್ವಾನೇ ಆದರೆ ಎಷ್ಟು ಬರೆಯೋಕ್ಕಾಗತ್ತೆ ಒಂದೋ ಎರಡೋ ಕತೆ ಹೇಳಿದ್ರು ಬಿಟ್ಬಿಟ್ರು ಆಗ ಅರಮನೆಗೆ ದ್ರೋಣನ ಆಗಮನವಾಯಿತು ಈ ಕತೆ ಹೇಳಬೇಕೀಗ ಕಥೆಯ ಪೂರ್ವ ಭಾಗ ಇಲ್ಲಿ ಬರ್ತದೆ ಉತ್ತರ ಭಾಗ ಇನ್ನೊಂದು ಎಂಟಂತ ಅಧ್ಯಾಯ ಆದಮೇಲೆ ದ್ರುಪದನ ಕಥೆಯಲ್ಲಿ ಬರ್ತದೆ ನಾನು ಎಲ್ಲಿ ಎಷ್ಟು ಹೇಳಬೇಕೋ ಅಷ್ಟೇ ಹೇಳ್ತೇನೆ ತಾವು ಗಮನವಾಗಿ ಕೇಳಬೇಕು ಮತ್ತೆ ಆ ಕಡೆ ಈ ಕಡೆ ಹೊರಳಿದ್ರೆ ಕಥೆ ಎಳೆ ತಪ್ಪಿ ಹೋಗ್ತದೆ ನಿಮಗೆ ಮೈಯೆಲ್ಲ ಕಿವಿಯಾಗಿ ಸರ್ವಶ್ರುತಿ ನೀವು ಕೇಳಬೇಕು ದ್ರೋಣನೆಂಬುವನು ಅವನಿಗೆ ದ್ರೋಣ ಅಂತ ಅದಕ್ಕೆ ಹೆಸರು ಈಗ ಯಾರು ಇಟ್ಕೊಳ್ಳೋದಿಲ್ವಲ್ಲ ಈ ಹೆಸರನ್ನ ನಾನೇನ್ ಮಾಡಲಿ ಸ್ವಾಮಿ ಅದಕ್ಕೆ ಭರದ್ವಾಜ ಗೋತ್ರದ ಬ್ರಾಹ್ಮಣ ಇವನು ವೇದ ಕಲಶದಲ್ಲಿ ಸೋಮವನ್ನು ಉತ್ಪತ್ತಿ ಮಾಡುವ ಕಲಶದಲ್ಲಿ ಹುಟ್ಟಿದವನ ಆದ್ದರಿಂದ ದ್ರೋಣ ಎಂಬುದಾಗಿ ಹೆಸರಾಯಿತು ದ್ರೋಣ ಅಂದ್ರೆ ಕೊಳಗ ಅಂತ ಒಂದರ್ಥ ಅಮೃತ ಕಲಶ ಅಂತ ಒಂದರ್ಥ ತುಂಬ ಶ್ರೇಷ್ಠರಾದ ಅನೇಕ ಮಹರ್ಷಿಗಳು ಕುಂಭದಲ್ಲಿ ಮಡಕೆಯಲ್ಲಿ ಕಲಶದಲ್ಲಿ ಹುಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಒಬ್ಬ ಅಗಸ್ತ್ಯ ಕುಂಭ ಸಂಭವ ಇನ್ನೊಬ್ಬ ವಸಿಷ್ಠ ಮೂರನೇವನು ದ್ರೋಣ ನಾಲ್ಕನೇವನು ನಾನು ನೀವು ಹೇಗ್ರಿ ಕುಂಭ ಸಂಭವರು ಅಂದ್ರೆ ಕುಂಭ ಲಗ್ನದಲ್ಲಿ ಹುಟ್ಟಿದ್ದೆ ವೇದ ಸಂಸ್ಕೃತಿ ಪರಿಚಯ ಐದನೇ ಸಂಪುಟದಲ್ಲಿ ಬರೆದಿದ್ದೇನೆ ನೋಡಿ ಇದನ್ನ ವಿಶ್ವನಾಥನ್ ಅಂತ ಆಂಧ್ರದವರೊಬ್ಬರು ಮೈಸೂರಲ್ಲಿ ಒಂದು ಸೆಮಿನಾರ್ ನಡೆಯುವಾಗ ಇಪ್ಪತ್ತು ಜನ ಪಂಡಿತರು ಅರ್ಥ ಹೇಳುವುದಕ್ಕೆ ಒದ್ದಾಡ್ತಾ ಇದ್ದ ಒಂದು ಇಂಗ್ಲಿಷ್ ಪದ್ಯದ ಅರ್ಥವನ್ನ ಇದು ಅಷ್ಟಾಂಗ ಯೋಗದ ಎಂಟು ಮೆಟ್ಲಿಗೆ ಹೊಂತದೆ ಅಂತ ನಾನು ವಿವರಿಸಿಬಿಟ್ಟೆ ಅರವತ್ತೆಂಟನೇ ಇಸ್ವಿಯಲ್ಲಿ ಅವರು ವಿಶ್ವನಾಥನ್ ನಾನು ಇಳಿಕೊಂಡಿದ್ದು ರೂಮಿಗೆ ಬಂದರು ನಿಮ್ಮ ಜಾತಕ ಇದೆಯೇ ಅಂತ ಕೇಳಿದ್ರು ಇವತ್ತು ನಾವು ವಿವರಿಸಿದ್ದಕ್ಕೂ ಜಾತಕ್ಕೂ ಏನು ಸಂಭವ ಸಂವಾದ ಅವರು ಹೇಳಿದರು ನೀವು ಕುಂಭಲಗ್ನ ಇರಲಿಕ್ಕೇ ಬೇಕು ಮೋಸ್ಟ್ ಒರಿಜಿನಲ್ ಇಂಟರ್ಪ್ರಿಟೇಷನ್ ನಾನು ಅವ್ರನ್ನ ಭಾಷೆ ತಬ್ಬಿಕೊಂಡೆ ಹೌದಪ್ಪ ಕುಂಭಲಗ್ನ ಇದು ಆತ್ಮ ಶ್ಲಾಘನೆಗೋಸ್ಕರ ಹೇಳಿದ್ದಲ್ಲ ಕುಂಭಲಗ್ನ ಅದು ಶನಿ ಮನೆ ಅದು ಕುಂಭಲಗ್ನದಲ್ಲಿ ಹುಟ್ಟಿದವನಿಗೆ ಸ್ವತಂತ್ರ ಚಿಂತನೆ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ ಏನು ಶಕ್ತಿ ಇತ್ತು ಅಗಸ್ತ್ಯರಿಗೇನಿತ್ತು ಅದೇ ಇತ್ತು ವಸಿಷ್ಠರಿಗೇನಿತ್ತು ಅದೇ ಇತ್ತು ಏನಿತ್ತು ಶಾಪಾದಪಿ ಶರಾದಪಿ ಉಭಯೋ ದ್ರೋಣ ಸಾಮರ್ಥ್ಯಂ ಅಗ್ರತಶ್ಚತುರೋ ವೇದ ಪೃಷ್ಠತಃ ಶರ ಬಾಣ ಸಮೇತವಾದ ಬಿಲ್ಲನ್ನು ಹೆಗಲಿಗೆ ಹಾಕೊಂಡಿದ್ದಾನೆ ಬಾಯಲ್ಲಿ ನಾಲ್ಕು ವೇದಗಳನ್ನು ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ ದ್ರೋಣಾಚಾರ್ಯ ಯುದ್ಧ ಭೂಮಿಯಲ್ಲಿ ವೇದಾಧ್ಯಯನ ಬಿಡಲಿಲ್ಲ ಶತ್ರುಗಳನ್ನು ಕೊಲ್ಲುವುದಕ್ಕೆ ಬಾಣ ಗೀಣ ಬಿಲ್ಲು ಮುಗಿದು ಹೋದರೆ ವೇದ ಮಂತ್ರಗಳನ್ನೇ ಹೇಳಿ ಶಾಪದಿಂದಲೇ ಶತ್ರುಗಳನ್ನು ಕೊಲ್ತಾ ಇದ್ದ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಇದು ಹಠ ಸ್ವಭಾವ ಚಾಣಕ್ಯನಿಗೆ ಆ ಗುಣವಿತ್ತು ಇನ್ಯಾತಿ ಕೇಳ್ತೇವೆ ಅಂದ್ರೆ ಮಡಿಕೆಯಲ್ಲಿ ಮಕ್ಕಳು ಹುಡ್ತಾರೆ ಅಂತ ಕೇಳ ಕೇಳ್ತಾರೆ ಕೆಲವರು ಹಾಗಿದ್ರೆ ಈ ದುರ್ಯೋಧನಾದಿಗಳು ಮಡಿಕೆಯಲ್ಲಿ ಹುಟ್ಟಿದ್ರಲ್ಲ ಹ್ಮ್ ಅವರು ಟೆಸ್ಟ್ ಟ್ಯೂಬ್ಗಳಲ್ಲಿ ಹುಟ್ಟಿದವರು ಮಡಿಕೆ ಬೇರೆ ಟೆಸ್ಟ್ ಟ್ಯೂಬ್ ಬೇರೆ ಅವ್ರು ಟೆಸ್ಟ್ ಟ್ಯೂಬ್ ಬೇಬೀಸ್ ಇಷ್ಟಿಷ್ಟೇ ಇರ್ತಾರೆ ಈರಣಿಗೆರೆ ಬಂದನೆ ಕಾಯಿದ್ದು ಹಾಗೆ ಪ್ರಯೋಜನ ಇಲ್ಲ ಅದು ಒಬ್ರು ಹೇಳಿದ್ರು ದ್ರೋಣಾಚಾರ್ಯ ನಮ್ಮ ಕರ್ನಾಟಕದವನು ಹೇಗೆ ಗೊತ್ತು ನಿಮಗೆ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಕಾಲಶಾ ಅಂತ ಒಂದು ಊರಿದೆ ಕಾಲಶಾ ಅಂದ್ರೆ ಮಾಡಿಕೆ ದ್ರೋಣ ಹಾಗಿದ್ರೆ ಅವನು ಇಲ್ಲಿ ಅವನು ಹೇಳ್ಕೊಳ್ಳಿ ನಿಮ್ ಬೆನ್ ಚಪ್ಪರಿಸೋದ ನಂದೇನು ಆಕ್ಷೇಪ ಇಲ್ಲ ಇವನು ಭರದ್ವಾಜ ಗೋತ್ರದ ಬ್ರಾಹ್ಮಣ ಗಂಗಾದ್ವಾರದಲ್ಲಿ ಅಂದ್ರೆ ಇವತ್ತು ಮಾಯಾಪುರಿ ಅಂತ ಹೇಳ್ತಿದ್ರು ಒಂದು ಕಾಲದಲ್ಲಿ ಹರಿದ್ವಾರ ಹರಿದ್ವಾರ ಕ್ಷೇತ್ರದಲ್ಲಿ ಭರದ್ವಾಜ ಗುರು ವಾಸ ಮಾಡ್ತಿದ್ದ ಅವನಿಗೆ ಘೃತಾಚಿ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ ಮಗು ಈ ದ್ರೋಣಾಚಾರ್ಯ ಭರದ್ವಾಜ ಯುದ್ಧ ವಿದ್ಯೆಯಲ್ಲಿಯೂ ಸಮರ್ಥ ಇದ್ದ ಪರಶುರಾಮರ ಶಿಷ್ಯ ಶಾಸ್ತ್ರಗಳನ್ನು ಓದಿದ್ದ ಬಂದವರಿಗೆ ಎರಡೂ ವಿದ್ಯೆ ಹೇಳ್ಕೊಡ್ತಿದ್ದ ಅವನಲ್ಲೊಬ್ಬ ಒಳ್ಳೆ ಶಿಷ್ಯ ಇದ್ದ ಅಗ್ನಿವೇಶ ಎಂಬುದಾಗಿ ಈಗೊಬ್ಬ ಇದ್ದಾನೆ ಪಾರ್ಲಿಮೆಂಟ್ ಮೆಂಬರ್ ಅವನಲ್ಲ ಅವನು ಪಾಪಿ ಹಿಂದೂ ವಿರೋಧಿ ಅದಲ್ಲ ಈ ಅಗ್ನಿವೇಶ ಬೇರೆ ಅಗ್ನಿವೇಶನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವ ತನಕ ಶಿಕ್ಷಣವನ್ನು ಕೊಟ್ಟಿದ್ದ ಭರದ್ವಾಜನಿಗೆ ವಯಸ್ಸಾಗ್ತಾ ಆಗ್ತಾ ದ್ರೋಣ ಇನ್ನೂ ಸಣ್ಣ ಶಿಕ್ಷಣದಲ್ಲಿದ್ದಾಗ ಆ ದ್ರೋಣನನ್ನ ಅಗ್ನಿವೇಶನ ಕೈಯಲ್ಲಿ ಕೊಟ್ಟು ನಾನಿನ್ನು ಕೊಟ್ಟ ವಿದ್ಯೆ ಎಲ್ಲ ನನ್ನ ಮಗನ ಕೊಡು ಅಂತ ಹೇಳಿ ಭರದ್ವಾಜ ಹೋಗಿಬಿಟ್ಟ ದ್ರೋಣನ ಧನು ವಿದ್ಯಾಭ್ಯಾಸವಾಯಿತು ಆಗ್ನೇಯಾಸ್ತ್ರ ಪ್ರಯೋಗವಾಯಿತು ಅವನಿಗೆ ಕೃಪಾಚಾರ್ಯನ ತಂಗಿ ಕೃಪೆಯನ್ನು ಕೊಟ್ಟು ಮದುವೆಯೂ ಆಯಿತು ಒಂದು ಮಗುವು ಆಯಿತು ಹುಟ್ಟುವಾಗಲೇ ಕುದುರೆಯಂತೆ ಕೆನೆದ ಇದು ಮಗು ವಿಚಿತ್ರ ಅದಕ್ಕೆ ಅವನಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ರು ಹುಟ್ಟುವಾಗಲೇ ಕುದುರೆಯಂತೆ ಹಯವದನ ಹೇಷಾ ಹಲ ಹಲ ಹೋತ ಕೆನೆಯೋಕೆ ಶುರು ಮಾಡಿಬಿಟ್ಟ ಹಸಿವು ಕೃಪಾಚಾರ್ಯ ಅರಮನೆ ಸೇರಿಬಿಟ್ಟಿದ್ದ ನೀನು ಬಾಯಿಲ್ಲೇ ಕೆಲಸ ಕೊಡಿಸ್ತೇನೆ ಅಂತ ಹೇಳಿದ್ರೆ ನಿನ್ನ ಹಂಗೆ ನನಗೆ ಬೇಡ ಒರಿಜಿನಲ್ ಮೈಂಡೆಡ್ ನನ್ನ ಸಾಮರ್ಥ್ಯ ಇದ್ರೆ ನಾನೇ ಬರ್ತೇನೆ ಅರಮನೆಗೆ ಅಂತ ತುಂಬಾ ಸ್ವಾಭಿಮಾನ ದ್ರೋಣಾಚಾರ್ಯ ಅದಕ್ಕೊಂದು ಉಪಾಯವನ್ನು ಮಾಡಿದ ಒಂದು ದಿವಸ ಏನು ಮಾಡಿದ ಕೌರವ ಪಾಂಡವರು ಆಟ ಆಡ್ತಿದ್ರು ಒಂದು ಕ್ರೀಡೆ ಜೂಟಾಟ ಆಡಿದ ಹಾಗೆ ಒಂದು ಯಾವುದೋ ತೋಟ ಅರಮನೆ ತೋಟ ಆಟ ಆಡ್ತಿದ್ದಾಗ ಒಂದು ಚೆಂಡು ಹೋಗಿ ಬಾವಿಯಲ್ಲಿ ಬಿತ್ತು ಅದು ನೀರು ಬಹಳ ಇಲ್ಲದೆ ಇದ್ದಂತಹ ಒಂದು ಪಾಳು ಬಾವಿ ಅಲ್ಲಿ ಬಿತ್ತು ಹೋಗಿ ಚೆಂಡು ಈ ಹುಡುಗರು ಏನೇನೋ ಮಾಡೋಕೆ ಹೋದ್ರು ಆ ದಾಂಡ್ ಬೇರೆ ಇತ್ತು ದಾಂಡಿಗೆ ವೀಟ ಅಂತಾರೆ ಇಂಗ್ಲಿಷ್ನಲ್ಲಿ ಸಂಸ್ಕೃತದಲ್ಲಿ ಇಂಗ್ಲಿಷ್ ವೀಸ ಅಲ್ಲ ಅದು ಅದರಿಂದ ಹೋದ್ರು ಅದು ಬಿದ್ದು ಹೋಯ್ತು ಆ ಜಾಗದಲ್ಲಿ ಏನು ಮಾಡೋದು ಹುಡುಗರು ಖಿನ್ನಾಗಿದ್ದಾರೆ ಆಟ ಮುಂದುವರೆಸೋಣ ಅಂದ್ರೆ ಅದೇ ಚೆಂಡು ಬೇಕು ಅದೇ ದಾಂಡು ಬೇಕು ಇನ್ನೊಂದು ಸಬ್ಸ್ಟ್ಯೂಟ್ ಇಲ್ಲ ಆಯ್ತಾ ಏನು ಮಾಡ್ಕೊಂಡೆ ಅದು ಭೀಮ ದುರ್ಯೋಧನ ರೇಬಡಿ ರೇಗಿಸ್ತಾ ಇದ್ದಾನೆ ಬೇರೆ ಅಷ್ಟು ಹೊತ್ತಿಗೆ ಸರಿಯಾಗಿ ಬೇಕಂತ ದ್ರೋಣಾಚಾರ್ಯ ಅಲ್ಲಿ ಬಂದ ಸಮಯ ನೋಡಿ ಅಲ್ಲಿ ಬಂದ ಈ ಏನ್ ಮಾಡಿದ ಆ ಹುಡುಗರನ್ನು ಕೇಳಿದ ಏನಾಯ್ತು ಯಾಕೆಲ್ಲ ನಿಂತಿತ್ತೀರಿ ಸುಮ್ಮನೆ ಇಲ್ಲ ನಮ್ಮ ಚೆಂಡು ದಾಂಡು ಇಲ್ಲಿ ಬಿದ್ದು ಹೋಯಿತು ಇಷ್ಟೇ ತಾನೇ ನಾನು ಹ್ಯಾಕ್ ತರಿಸ್ತೇನೆ ನೋಡಿ ಅಂತ ಕೈಯಲ್ಲಿದ್ದ ಒಂದು ಸಣ್ಣ ಉಂಗುರವನ್ನ ಬಾವಿಗೆ ಎಸೆದು ಒಂದು ದರ್ಭೆಯನ್ನು ತೆಗೆದುಕೊಂಡು ಏನೋ ಒಂದು ಮಂತ್ರವನ್ನು ಹೇಳಿದ ಅದನ್ನು ಬಾವಿಗೆ ಹಾಕಿದರೆ ಉಂಗುರವನ್ನು ಎಚ್ಚಿಕೊಂಡು ಆ ದರ್ಭೆ ಹುಲ್ಲು ವಾಪಸ್ ಬಂತು ಬೇಕಂತ ಚೆಂಡು ದಾಂಡು ತಕೊಡ್ಲಿಲ್ಲ ತನ್ನ ಉಂಗುರ ಎಷ್ಟು ಪಾಲಿಟಿಕ್ಸ್ ನೋಡಿ ಒಂದು ತನ್ನದೇ ಉಂಗುರವನ್ನು ಹಾಗಿತ್ತು ತಲೆ ಬ್ರಾಹ್ಮಣ ತಲೆ ಅಂತ ತಲೆ ಅದನ್ನು ಹಾಕಿ ವಾಪಸ್ ತಗೊಂಡ ಹುಡುಗರು ಅವನ ಕಾಲು ಹಿಡ್ಕೊಂಡ್ರು ಮಹಾರಾಯರೇ ನಮ್ಮ ಚೆಂಡು ದಾಂಡು ತಕ್ಕೊಡ್ಬೇಕಲ್ಲ ತಕ್ಕೊಡೋದೇನು ದೊಡ್ಡ ವಿಷಯ ಅಲ್ಲ ನೀವು ನನಗೊಂದು ದಕ್ಷಿಣೆ ಕೊಡಬೇಕು ಏನು ಅಂದ್ರೆ ಅರಮನೆಗೆ ಹೋಗಿ ದ್ರೋಣ ಅಂತ ಒಬ್ಬರು ಬಂದಿದ್ದಾರೆ ಅವ್ರು ಹೇಗಿದ್ದಾರೆ ತೆಳ್ಳಗಿದ್ದಾರೆ ಕಪ್ಪಿಗಿದ್ದಾರೆ ಟಿವಿಲಿ ತೋರಿಸಿ ಸರಿ ಇರಲಿಲ್ಲ ದಡೂತಿ ಕಾಯ್ದೊಂದು ತೋರಿಸ್ಬಿಟ್ರು ಬೀಣ ಇವನು ದ್ರೋಣ ಬರೀ ಬಿಳಿ ಬಟ್ಟೆ ಉಡುತ್ತಿದ್ದ ದಾಡಿ ಬಿಳಿದಾಗಿತ್ತು ತಲೆ ಬಿಳಿದಾಗಿತ್ತು ಕೈಯಲ್ಲಿ ಸದಾ ಪವಿತ್ರವನ್ನು ಧರಿಸ್ತಾ ಇದ್ದ ಉಜ್ವಲ ಬ್ರಾಹ್ಮಣ್ಯವಿದ್ದವನು ಬಾಡಕಲು ಶರೀರ ಯುದ್ಧ ಆಗುವ ಹೊತ್ತಿಗೆ ಅವನಿಗೆ ಎಂಬತ್ತೆರಡು ವರ್ಷ ವಯಸ್ಸು ದಾಖಲೆ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ eighty two year old warrior ಅದಕ್ಕೆ ನೀವು ಒಂದು ನಲವತ್ತು ವರ್ಷ ಹಿಂದಕ್ಕೆ ಹಾಕೊಳ್ಳಿ ಸುಮಾರು ನಲವತ್ತು ನಲವತ್ತೈದು ವರ್ಷ ನಲವತ್ತೋ ನಲವತ್ತೆರಡೋ ವರ್ಷದ ಹೊಟ್ಟೆಗಿಲ್ಲದ ಬ್ರಾಹ್ಮಣ ಭೀಷ್ಮನಿಗೆ ಹೋಗಿ ಹೇಳಿ ಯಾರಂತ ಹೇಳಬೇಕು ದ್ರೋಣ ಅಂತ ಹೇಳಬೇಕು ದ್ರೋಣ ಅಂದ್ರೆ ಯಾರು ಹೇ ಸುಮ್ಮನೆ ಹೋಗ್ರು ಅವನಿಗೆ ಹೇಳಿ ಗೊತ್ತಾಗುತ್ತೆ ದ್ರೋಣ ಅಂತ ಅವನಿಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗಬೇಕಾದ ಅವಕಾಶವಿಲ್ಲ ಹೋಗಿ ನೀವು ಹೇಗೆ ಹೇಳಿ ಬಂದರೆ ನಿಮ್ಮ ಚೆಂಡು ದಾಂಡು ತಗೊಡ್ತೇನೆ ಅವ್ರು ಹೋದ್ರು ಭೀಷ್ಮನ ಕಾಲಿಗೆ ಬಿದ್ದು ನಮ್ಮ ಚೆಂಡು ದಾಂಡು ಇದು ಮೊದಲು ಹೇಳೋ ಸಮಾಚಾರ ಅದು ಬಾವಿಗೆ ಬಿದ್ದು ಹೋಯ್ತು ಒಬ್ರು ಯಾರೋ ಬಂದಿದ್ದಾರೆ ಬಿಳಿ ದಾಡಿಯವರು ಎತ್ತಿ ಕೊಡ್ತಾರಂತೆ ಅವ್ರನ್ನ ಸಮಾಚಾರ ಯಾರೋ ಅವರು ಯಾರೋ ದ್ರೋಣರಂತೆ ಆ ದ್ರೋಣರು ನಮ್ಮನೆ ತನಕ ಬಂದಿದ್ದಾರೆ ಅಂತ ಸ್ವಯಂ ಭೀಷ್ಮನೇ ಬಂದ ಅಷ್ಟರಲ್ಲಿ ಚೆಂಡು ದಾಂಡು ತೆಗೆದಿಟ್ಟಿದ್ದ ಇವನು ರಾಜೋಪಚಾರ ಮಾಡಿ ಅರಮನೆ ಕರ್ಕೊಂಡ್ಬಂದು ನಮ್ಮ ಹುಡುಗರಿಗೆ ನೀವು ಪಾಠ ಹೇಳಬೇಕು ಯುದ್ಧ ತಯಾರು ಮಾಡಬೇಕು ಆ ಅವನಿಗೆ ಬೇಕಾಗಿದ್ದು ಅದೇ ಆದ ಕೆಲಸ ಮಾಡಿಸ್ಕೊಳ್ಳೋಕೆ ಎಷ್ಟು ಉಪಾಯ ಮಾಡಿದ ನೋಡಿ ತಾನಾಗಿ ಅರಮನೆಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಕೆಲಸ ಕೊಡಿ ಅಂದ್ರೆ ಅದು ದ್ರೋಣ ಬುದ್ಧಿ ಅದು ಕುಂಭ ಬುದ್ಧಿ ಅದು ಅವರಾಗಿ ಬಂದು ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ಬೇಕು ತಾನ ಹೋಗಿ ಕೇಳಬಾರ್ದು ಪಬ್ಲಿಕೇಶನ್ ಹಾಕಬಾರ್ದು ಅಲ್ಲಿಂದ ಆಚೆಗೆ ದ್ರೋಣ ಅರಮನೆಯಲ್ಲಿ ನಿಂತ ಹುಡುಗರಿಗೆ ಪಾಠ ಹೇಳುವುದಕ್ಕೆ ಆರಂಭ ಮಾಡಿದ ಹಸ್ತಿನಾವತಿಯಲ್ಲಿ ಏನು ಜನ ದ್ರೋಣಾಚಾರ್ಯ ಬಂದಿದ್ದು ಕೌರವ ಪಾಂಡವರಿಗೆ ಪಾಠ ಹೇಳಿಕೊಟ್ಟಿದ್ದು ಪ್ರತಿನಿತ್ಯ ಆ ಹುಡುಗರ ಪ್ರದರ್ಶನವೆಲ್ಲ ನೋಡ್ತಾ ಇದ್ದಾರೆ ಸಂತೋಷ ಪಡ್ತಿದ್ದಾರೆ ದ್ರೋಣನ ಚರಿತ್ರೆ ಇನ್ನೊಂದು ಭಾಗವನ್ನು ಈಗ ಹೇಳಬೇಕು ತಮಗೆ ನಾನು ದ್ರೋಣ ಇಷ್ಟು ಉಪಾಯವನ್ನು ಯಾತಕ ಮಾಡಿದ ಕೌರವ ಪಾಂಡವರ ಸಹಾಯವನ್ನು ಬಯಸಿ ಅರಮನೆ ಯಾತಕ ಬಂದ ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಇವನಿಗೆ ಯಾರು ಪಾಠ ಹೇಳಿಕೊಟ್ರು ಅಗ್ನಿವೇಶ ಅವನ ಬಳಿ ದೃಪದನೆಂಬ ದೊರೆಯು ಪಾಠಕ್ಕಾಗಿ ಬಂದಿದ್ದ ಅವನು ಪುರುಷತನೆಂಬ ದೊರೆಯ ಮಗ ಅಂದ್ರೆ ದ್ರೋಣನು ದೃಪದನು ಕ್ಲಾಸ್ಮೇಟ್ಸ್ ಕ್ಷತ್ರಿಯ ಬ್ರಾಹ್ಮಣ ವ್ಯತ್ಯಾಸವಿಲ್ಲದೆ ಅಗ್ನಿಮೇಷ ಸಮವಾಗಿಯೇ ಪಾಠವನ್ನು ಹೇಳಿಕೊಟ್ಟ ಏನೋ ಹೋಗೋ ಬಾರೋ ಅಂತ ಮಾತನಾಡ್ತಾ ಇದ್ರು ಆಗ ದ್ರುಪದನಿಗೆ ಏನಂತ ದೊಡ್ಡ ರಾಜ್ಯ ಹೇಳಿಕೊಳ್ಳೋದಿರಲಿಲ್ಲ ಒಂದು ಸಳ್ಳಿಯೋ ಎರಡು ಹಳ್ಳಿ ಜೋಡಿದಾರಿ ಇನಾಮದಾರಿ ಗ್ರಾಮ ಇದ್ದ ಹಾಗೆ ಒಂದು ದಿವಸ ಹುಸಿ ಮಾತಿಗೆ ಬಂದು ದ್ರೋಣ ಕೇಳಿಬಿಟ್ಟ ಅಪ್ಪ ನಿನಗೆ ಒಂದು ದೊಡ್ಡ ರಾಜ್ಯ ಸಿಕ್ಕು ನೀನು ಅಧಿಪತಿ ಆದರೆ ನನಗೇನು ಕೊಡ್ತೀಯ ಅಂತ ಕೇಳಿದ ಬೆಂಚ್ ಮೇಲೆ ಕೂತ್ಕೊಂಡು ದ್ರುಪದ ಹೇಳಿದ ಅರ್ಧ ರಾಜ್ಯವನ್ನೇ ಕೊಡಿಸಿ ಅವರಪ್ಪನ ಗಂಟೇನು ಹೋಯ್ತು ರಾಜ್ಯ ಇಲ್ಲ ಏನೂ ಇಲ್ಲ ಹತ್ತು ತಿಂಗಳು ಇಪ್ಪತ್ತು ತಿಂಗಳು ರಾಜ್ಯಭಾರ ಮಾಡ್ತೇವೆ ಆಮೇಲೆ ನಿಮಗೆ ಬಿಟ್ಟು ಕೊಡ್ತೇವೆ ಚೀಫ್ ಮಿನಿಸ್ಟರ್ ಹೇಳೋಕೆ ಏನು ಹೋಯ್ತು ಅದು ಬಂದಾಗ ನೋಡಿಕೊಳ್ಳೋಣ ಮುಂದೆ ಸದ್ಯದಲ್ಲಿ ನಮ್ಗೆ ರಾಜ್ಯ ಬರೋದು ಮುಖ್ಯ ರಾಜಕೀಯದ ಬುದ್ಧಿ ಹೇಗಿದೆ ನೋಡಿ ಚೆಲ್ಲಾಟವನ್ನು ಹೇಳಿಬಿಟ್ಟ ಇದನ್ನು ನಿಜ ಅಂತ ನಂಬಿದ ದ್ರೋಣ ಯಾವಾಗ ಬಡತನವಾಯಿತು ಕೌರವ ಪಾಂಡವರ ಆಶ್ರಯ ಸಿಕ್ಕಲಿಲ್ಲ ಅಲ್ಲಿ ಇಲ್ಲಿ ಹೋಗ್ತಿದ್ದಾನೆ ಆದರೆ ಇಲ್ಲಿ ವರ್ಣ ಸಂಕರದ ವಿಷಯ ಹೇಳಬೇಕು ನಾ ಬರೆದಿದ್ದೇನೆ ಪುಸ್ತಕದಲ್ಲಿ ದ್ರೋಣನಿಗೆ ಬ್ರಾಹ್ಮಣ್ಯ ವಿದ್ಯೆಯಿಂದಲೇ ಬದುಕುವ ಸದವಕಾಶ ನೂರಿತ್ತು ಒಂದು ಆಶ್ರಮ ಮಾಡಿಕೊಂಡು ವೇದ ಪಾಠ ಹೇಳ್ತಾ ಇದ್ರೆ ಜೀವನಕ್ಕೆ ಏನು ನಡೆಯೋದು ಕಷ್ಟ ಇರಲಿಲ್ಲ ಆದರೆ ಅವನ ಕ್ಷತ್ರವಿದ್ಯೆಯಿಂದಲೇ ಬದುಕುವ ಹಠ ಇತ್ತು ಅದರಲ್ಲಿ ತುಂಬಾ ಈ ಕರ್ಣನ ಹಾಗೆ ಕ್ಷತ್ರವಿದ್ಯೆಯಲ್ಲಿ ತುಂಬ ಒಲವು ಬಡತನವೋ ಕಿತ್ತು ತಿಂತಾ ಇದೆ ಎಷ್ಟು ಮಟ್ಟಕ್ಕಿಂತಿತ್ತ ಮಗುವಿಗೆ ಹಾಲುಣಿಸುವುದಕ್ಕೆ ಒಂದು ಗೋವಿಲ್ಲ ಮನೆಯಲ್ಲಿ ಕೃಪಿ ಅಕ್ಕಿ ಹಿಟ್ಟನ್ನ ಬಿಸಿನೀರಲ್ಲಿ ಕಲಸಿ ಇದು ಹಾಲು ಅಂತ ಅಶ್ವತ್ಥಾಮನು ಕೊಡ್ತಿದ್ಲು ಒಂದು ದಿವಸ ಕ್ಲಾಸ್ಮೇಟ್ಸ್ ಎದುರಿಗೆ ಅದನ್ನು ಕುಡ್ದ ಅಶ್ವತ್ಥಾಮ ತುಂಬಾ ಚೆನ್ನಾಗಿದೆಯಮ್ಮ ಹಾಲು ಅಂದ ಹುಡುಗರ ಜೊತೆ ಅವ್ರು ಹೇಳಿ ಬೆದ್ದೆ ಹಾಲೆಲ್ಲ ಕಾಣೋದು ಅದು ಹಿಟ್ಟಿನ ಗಂಜಿ ಅಮ್ಮನನ್ನು ಕೇಳಿದೆ ಏನಮ್ಮ ಹಿಟ್ಟಿನ ಗಂಜಿ ಕೊಟ್ಟ ಹಾಲು ಅಂತ ಹೇಳ್ತೀಯ ನನಗೆ ಅವಳು ಕಣ್ಣೀರು ಹಾಕಿಲ್ಲ ಹೌದಪ್ಪ ಹಾಲಿಲ್ಲ ಏನು ಮಾಡಲಿ ಅಂತ ಹೇಳಿದಾಗ ಅಪ್ಪನನ್ನ ಗಜ್ಜಿಸಿದ ಒಂದು ಮನೆಯಲ್ಲಿ ಗೋವು ಇಲ್ಲದೆ ಇಂಥ ಸಂಸಾರ ಮಾಡ್ತೀಯ ಅಂತ ಅವತ್ತೇ ಶಪಥವನ್ನು ಮಾಡಿ ಅವನು ಕೌರವರ ಮನೆಗೆ ಬಂದು ಸೇರಿದ ದ್ರೋಣ ಅದಕ್ಕೆ ಮುಂಚೆ ನಡೆದದ ಕತೆ ದ್ರೌಪದನ ಕತೆ ಅರ್ಧರಾಜ್ಯ ಕೊಡ್ತೇನೆ ಅಂತ ಹೇಳಿದ ಕೌರವರ ಮನೆಗೆ ಹೋಗೋದಕ್ಕೆ ಮೊದಲು ಯಾವಾಗ ಮಗುವಿಗೆ ಹಾಲು ಹಾಕುವುದಕ್ಕೆ ಜಾಗ ಇಲ್ಲವೋ ಆ ದ್ರೌಪದನ ಸ್ಥಾನಕ್ಕೆ ಬಂದು ಬಾಗಿಲಲ್ಲಿ ನಿಂತ ನಿಮ್ಮ ಹಳೆ ಕ್ಲಾಸ್ಮೇಟ್ ಬಂದಿದ್ದಾರೆ ಅಂತ ಹೇಳಿ ಬಾಗಲವ್ರು ಹೇಳಿದ್ರೆ ಏ ಕೂರಿಸಲು ಬ್ರಾಹ್ಮಣ ನೀನು ನಮ್ಮ ಯಜಮಾನ ನಿಮ್ಗೇನು ಸಂಬಂಧ ಅಲ್ಲ ಅವನಿಗೆ ಹೇಳಿ ಅವನಿಗೆ ಹೇಳೋಕ್ ಮುಂಚೆ ನಮಗೆ ಹೇಳುವುದು ನೀ ಯಾರು ಯಾಕೆ ಬಂದಿದ್ದೀಯೇ ಯಜಮಾನ್ರಿಗೆ ಹೇಳ್ರಿ ಹೋಗ್ರಿ ಯಜಮಾನ ಬಂದ ಯಾರಯ್ಯ ನೀನು ಅಂತ ಕೇಳಿದ ಹಾ ದ್ರುಪದನಿಗೆ ಎಷ್ಟು ನೋಡಿ ಯಾರಯ್ಯ ನೀನು ದ್ರೋಣ ಹತ್ರ ಹೋಗಿ ಕೇಳ್ದ ಯಾರಯ್ಯ ನೀನು ಅಂತ ಕೇಳುವಷ್ಟು ಮಟ್ಟಿಗೆ ದೊಡ್ಡವನಾಗಿಬಿಟ್ಟ ನೀನು ಲೇ ನಾನು ನೀನು ಒಟ್ಟಿಗೆ ಓದಲಿಲ್ವೇನೋ ಗುರುಕುಲದಲ್ಲಿ ಇವತ್ತು ನಾನು ಯಾತಕ್ಕೆ ಬಂದಿದ್ದೇನೆ ಅಂದರೆ ಇವತ್ತು ತುಂಬ ದುಸ್ಥಿತಿಯಲ್ಲಿದ್ದೇನೆ ನಾನು ನನಗೆ ಅನಂತವಾದ ವಿತ್ತ ಬೇಕಾಗಿದೆ ಬೇಕಾದಷ್ಟು ಹಣ ಬೇಕು ತುಂಬ ಬಡತನದಲ್ಲಿದ್ದೇನೆ ಅಹಂ ಧನಮನಂತಂ ಹಿ ಪ್ರಾರ್ಥೆಯೇ ಅದಕ್ಕೆ ಮುಂದೆ ಪರಶುರಾಮರಲ್ಲಿ ಬೇರೆ ಹೋಗಿ ಕೇಳಿದ್ರು ಇದೇ ದ್ರೋಣರು ಪರಶುರಾಮರು ಹೇಳಿದ್ರು ನಾ ಗೆದ್ದಿದ್ದ ಭೂಮಿಯೆಲ್ಲ ಕಶ್ಯಪ ಗೋತ್ರ ಬ್ರಾಹ್ಮಣರು ಕೊಟ್ಟುಬಿಟ್ಟೆ ನನ್ನಲ್ಲಿರೋದು ತಪಸ್ಸು ಅಥವಾ ಬಿಲ್ಲು ವಿದ್ಯೆ ಏನು ಬೇಕು ಅಂದ್ರೆ ಬಿಲ್ಲು ವಿದ್ಯೆಯನ್ನು ಕೊಡಿ ಪರಶುರಾಮರಲ್ಲಿ ಬಿಲ್ಲು ವಿದ್ಯೆ ಮೊದಲು ದುಡ್ಡಿಲ್ಲ ಕ್ಯಾಶ್ ಮಾತ್ರ ಕೇಳಬೇಡ ಕೈಂಡ್ ತಗೊಂಡು ಹೋಗುವಂತೆಲ್ಲ ಹೇಳೋರೆ ಬ್ರಾಹ್ಮಣರ ಕಾಲದಲ್ಲಿ ಅವನಿಗೆ ದುಡ್ಡೇ ಬೇಕು ಹಣ ಬೇಕಾಗಿದೆ ಗೋ ಸಂಪತ್ತು ಬೇಕಾಗಿದೆ ಒಂದು ಸ್ವಲ್ಪ ಗೋಧನವನ್ನು ಕೊಡು ಮದುವೆಯು ವಾಕ್ಯಾರ್ಥವು ಇದು ಸರಿಸಮಾನದಲ್ಲಿ ಮಾತ್ರ ನಡೆಯಬೇಕೆ ಹೊರತು ನೀನೆಲ್ಲಿ ತಿರುಪೇತು ಬ್ರಾಹ್ಮಣ ನಾನೆಲ್ಲಿ ಉತ್ತಮ ಕ್ಷತ್ರಿಯ ಹೋಗಾಚೆ ಅಂತ ಹಿಡಿದು ಕೊರಳು ಹಿಡಿದು ನೂಕಿಸಿದ ಜುಟ್ಟು ಬಿಚ್ಚಿ ಹೋಯಿತು ಚಾಣಕ್ಯನಿಗೆ ಅಪಮಾನವಾದ ಹಾಗೆ ನೆಲವನ್ನು ಒದ್ದ ನಿನ್ನನ್ನು ಹೀಗೆಯೇ ಹಿಡಿತರಿಸಿ ಹಸುವಿನಂತೆ ನನ್ನ ಮಂಚದ ಕಾಲು ಕಟ್ಟದೇ ನಾನು ದ್ರೋಣರಲ್ಲ ಎಂಬುದಾಗಿ ಆ ಶಿಕೆಯನ್ನು ಬಂಧಿಸೇ ಕೋಪ ಮಾಡಿಕೊಂಡು ಹೋಗಿಬಿಟ್ಟ ಅಂಥವನೀಗ ಪಾಂಡವರ ಆಶ್ರಯಕ್ಕೆ ಬಂದಿದ್ದಾನೆ ದ್ರೋಣಾಚಾರ್ಯ ಮಹಾಭಾರತ ಯುದ್ಧಕ್ಕೆ ದ್ರೋಣನು ಒಂದು ಕಾರಣ ಕುರುಪಾಂಚಾಲ ಯುದ್ಧವಾಯಿತು ಅದಕ್ಕೆ ಅಂದರೆ ದ್ರೋಣ ಜಗಳ ತಂದಿಟ್ಟ ಬ್ರಾಹ್ಮಣ ಮಾಡಬಾರದು ಕೆಲಸ ಅದನ್ನು ಹಂಗಿಸಿ ಹಂಗಿಸಿ ಸ್ಥಾನ ಭೀಮಸೇನ ದ್ರೋಣ ಸಾಯಿ ಹೊತ್ತಿಗೆ ನಿನ್ನಿಂದಲೇ ನಾವು ಜಗಳ ಮಾಡಿದ್ದು ನೀನೇ ಮಾಡಿದ ಕೆಲಸ ಎಂಬುದಾಗಿ ದ್ರೋಣನಲ್ಲಿ ಒಳ್ಳೆ ಗುಣಗಳಿದ್ದು ಅದನ್ನು ಪ್ರಸಂಗ ಬಂದಾಗ ಹೇಳ್ತೇನೆ ದ್ರೋಣನ ಒಳ್ಳೆ ಗುಣ ಕೇಳಿದ್ರೆ ಕಣ್ಣೀರಿಡ್ತೀರಿ ಅವನು ಮಾಡಿದ ಕಿತಾಪತಿ ಪಾಲಿಟಿಕ್ಸ್ ನೋಡಿದ್ರೆ ಬಹಳ ಬೇಜಾರಾಗ್ತದೆ ಇವತ್ತಿನ ರಾಜಕಾರಣದಲ್ಲಿ ಬಹಳ ಒಳ್ಳೆ ಜನಗಳು ಕೆಟ್ಟ ಪಾರ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಬಹಳ ಕೆಟ್ಟ ಜನಗಳು ಒಳ್ಳೆ ಪಾರ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ನಾವೇನು ಮಾಡೋಣ ವಿಮರ್ಶೆ ಮಾಡಬೇಕಾಗತ್ತೆ ಯಾವುದನ್ನು ಬಿಡುವ ಹಾಗಿಲ್ಲ ಹೀಗಾಗಿ ಇವನು ಬಂದು ಅರಮನೆಯನ್ನು ಸೇರಿಕೊಂಡ ಪಾಂಡವರಿಗೆ ಕವರಿಗೆ ಪಾಠ ಹೇಳ್ತಾ ಇದ್ದಾನೆ ಪಾಠ ಹೇಳುವಾಗ ಮಕ್ಕಳ ಚುರುಕನ್ನು ನೋಡಿದ ಅರ್ಜುನನ ಮೇಲೆ ವಿಶೇಷ ವಾತ್ಸಲ್ಯ ಉಂಟಾಯಿತು ಒಳ್ಳೆಯ ಮೇಷ್ಟ್ರಿಗೆ ಕಾಲೇಜಲ್ಲೇ ಯೂನಿವರ್ಸಿಟಿಯಲ್ಲೇ ಸಂಬಳ ಕೊಟ್ಟರು ಹೀಗೆ ಹೇಳಿದರೆ ಹಾಗೆ ಪಾಠ ಗ್ರಹಿಸುವ ವಿನಯಶೀಲನಾದ ಗುಣವತ್ತರನಾದ ಬುದ್ಧಿವಂತನಾದ ಬಾಲಕನ ಮೇಲೆ ಸಹಜವಾಗಿ ಪ್ರೀತಿ ಇರ್ತದೆ ಅದು ಅಸೂಯೆಗೆ ಕಾರಣ ಆಗಬಾರದು ಏನ್ ಸಾರ್ ನಾವೆಲ್ಲ ನಿಮ್ಮ ಶಿಷ್ಯರಲ್ವೋ ಅವನಿಗೆ ಮಾತ್ರ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿಷ್ಟಲ್ಲ ಇಷ್ಟೆಲ್ಲ ಪಾಠ ಹೇಳ್ತೀರಲ್ಲ ನಿಮಗೂ ಹೇಳ್ತೇನಪ್ಪ ವ್ಯರ್ಥ ಶ್ರಮ ತಲೆಗೆ ಹತ್ತೋದಿಲ್ಲ ಏನು ಮಾಡಲಿ ನಿಮಗೆ ಒಂದು ಪ್ರಶ್ನೆ ಕೇಳೋಕೆ ಬರೋದಿಲ್ಲ ಸರಿಯಾಗಿ ನಿಮ್ಮ ಯೋಗ್ಯತೆ ಪ್ರಶ್ನೆ ಸರಿಯಾಗಿ ಕೇಳೋವನಿದ್ರೆ ಹೃದಯವನ್ನು ಬಿಚ್ಚಿ ಅಂತರಾಳವನ್ನು ತೆಗೆದುಕೊಟ್ಟು ಬಿಡಬಹುದು ಸರಿಯಾದ ಪ್ರಶ್ನೆ ಕೇಳೋಕೆ ಬರೋದಿಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಆ ಅರ್ಜುನನ ಕಂಡ್ರೆ ತುಂಬ ವಿಶೇಷವಾದ ಪ್ರೀತಿ ಅವನಿಗೆ ಗುರಿ ಪರೀಕ್ಷೆಯನ್ನು ಮಾಡ್ತಾನೆ ಕೃಪಿಗೆ ಹೇಳಿದ ಒಂದು ದಿವಸ ಈ ಸಣ್ಣ ಕಥೆ ಅದೆಲ್ಲ ಬರೆದಿದ್ದಾರೆ ಇವನ ಗುರಿ ಪರೀಕ್ಷೆ ನೋಡ್ತೇನೆ ಕಾಣೆ ಇವತ್ತು ರಾತ್ರಿ ಅವನು ಅನ್ನವನ್ನು ಉಣ್ಣುವಾಗ ದೀಪ ಆರಿಸಿಬಿಡು ಏನು ಮಾಡ್ತಾನೆ ನೋಡ್ತಾನೆ ಅನ್ನವನ್ನು ಉಣ್ಣುವಾಗ ಹಳೆ ಕಾಲದ ಪದ್ಧತಿ ಶಾಸ್ತ್ರ ಹೇಳುವುದು ಗೊಜ್ಜೋ ಹುಳಿಯೋ ಸಾರೋ ಏನು ಮಾಡಿರ್ತಾರೋ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಬಾಯಿಗೆ ಎಸೆದುಕೊಳ್ಳಬೇಕು ಊಟ ಮಾಡುವ ರೀತಿಯದು ಕೈ ಹಾಕಿ ಕಾಲು ಹಾಕಿ ಕಲಸಿ ತೊಳಸಿ ಆ ನೋಡೂರು ಜನ್ಮ ಜನ್ಮಾಂತರಕ್ಕನ್ನ ಊಟ ಮಾಡಬಾರದು ಅಂತ ಬೇಸರ ಹೊಟ್ಟೆ ತೊಳಸುವಾಗ ಊಟ ಮಾಡ್ತಾರೆ ಕೆಲವರು ಕೋಳಿ ಕೆಡಕದ ಹಾಕಿ ಕೆಡಕ್ತಾರೆ ಕೆಲವರು ಒಂದೊಂದೇ ಪದಾರ್ಥ ಈ ಒಗ್ಗರಣೆ ಹಾಕಿರ್ತಾರಲ್ಲ ಒಗ್ಗರಣೆ ಹಾಕಿದ ಬೇಳೆ ಮೇಲೆ ಪ್ರೀತಿ ಕೆಲವರಿಗೆ ಉದ್ದಿನ ಬೇಳೆ ಮೇಲೆ ಪ್ರೀತಿ ಕೆಲವರಿಗೆ ತೆಂಗಿನಕಾಯಿ ಚೂರು ಗೀರು ಇದ್ರೆ ಅದ್ರ ಮೇಲೆ ಪ್ರೀತಿ ಕೋಳಿ ಹಾಗೆ ಕೆದಕಿ ಕೆದಕಿ ಕೆದಕಿ ತಿಂತಾರೆ ಅದು ನೋಡಿದ್ರೆ ಅವ್ರ ಜೊತೆಲಿ ಊಟ ಹಾಕಬೇಡ ಅಂತ ಹೇಳಬೇಕು ಕೆಲವರು ನೀರು ಮಾಡ್ಕೊಂಡು ತಟ್ಟೆ ಬೇರೆ ಹೆಚ್ಚು ಚೂರ್ಕೊಂಡು ಕುಡಿಯುತ್ತಾರೆ ಅದು ಅನ್ನ ಪಾತ್ರೆಯನ್ನ ಮಾಡಿದ ಮೇಲೆ ನೆಲದಿಂದ ಎತ್ತಬಾರದು ಹೋಮ ಮಾಡುವಾಗ ಆ ಪ್ರಧಾನ ಆಜ್ಯ ಪಾತ್ರೆಯನ್ನು ಹೇಗೆ ಎತ್ತಬಾರದು ಮೇಲಕ್ಕೆ ಎಡಗೈಲಿಟ್ಕೊಂಡೇ ಇಟ್ಕೊಂಡೇ ಹೋಮ ಮಾಡುವ ಹಾಗೆ ಇದೆಲ್ಲ ಕೆಲವು ನಿಯಮಗಳು ಶಾಸ್ತ್ರೋಕ್ತವಾಗಿ ಊಟ ಮಾಡ್ತಿದ್ರು ಪಾಂಡವರು ಕೃಪಿಗೆ ಹೇಳಿದ ದ್ರೋಣ ಈ ರಾತ್ರಿ ಊಟ ಮಾಡೋ ದೀಪ ಆರಿಸ್ಬಿಡು ಏನ್ ಮಾಡ್ತಾನೆ ನೋಡೋಣ ಬಾಗಿಲು ಸಂಧಿಯಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ ದ್ರೋಣ ದೀಪ ಆರಿದ್ರ ಪರಿವೇ ಇಲ್ಲದೆ ಅರ್ಜುನ ಕಣ್ಣು ಮುಚ್ಚಿಕೊಂಡು ಅನ್ನವನ್ನು ಅದೆಲ್ಲಿ ಉಪ್ಪಿನಕಾಯಿ ಇಟ್ಟಿದ್ರು ಎಲ್ಲಿ ಗೊಜ್ಜಿಟ್ಟಿದ್ರು ಪಲ್ಯ ಇಟ್ಟಿದ್ರು ನೋಡಿ ಸರಿಯಾಗಿ ಕಲಸಿ ಉಂಡೆ ಮಾಡಿ ಒಂದು ಎರಡು ಮೂರು ಗುರಿ ಇಟ್ಟಾಗಿ ಎಸೆಯುತ್ತಾ ಇದ್ದಾನೆ ಕೈ ತೊಳೆದ ನಂತರ ಬಂದು ಆಲಿಂಗನ ಮಾಡಿಕೊಂಡ ದ್ರೋಣ ಶಿಷ್ಯನನ್ನ ಮಗು ನಿನಗೆ ಗುರಿ ಚೆನ್ನಾಗಿ ಸಿದ್ಧಿಸಿದೆಯೋ ಅಂದ ಅಂದ್ರೆ ಊಟ ಮಾಡೋದ್ರಲ್ಲ ಊಟ ಮಾಡುವುದರಲ್ಲಿ ಮೊದಲುಗೊಂಡು ಗುರಿ ಸಿದ್ಧಿಯಾಗಬೇಕು ಒಂದು ಸೀಮೆ ಸುಣ್ಣ ಎಸೆದ್ರೆ ಕರೆಕ್ಟ್ ಜಾಗದಲ್ಲಿ ಬೀಳಬೇಕು ಒಂದು ಮಾತು ಹೇಳಿದ್ರೆ ಸರಿಯಾದ ಹೃದಯದಲ್ಲಿಯೇ ಕೂತ್ಕೊಳ್ಬೇಕು ಅದಕ್ಕೆ ಏಕಾಗ್ರತೆ ಅನ್ನೋದು ಬೇಕು ದೀಪ ಆರಿದ್ದು ಗೊತ್ತಿಲ್ಲದೆ ಉಂಡೆ ಅನ್ನವನ್ನು ಬಾಯಿಗೆ ಎಸ್ಕೊಳ್ತಾ ಇದ್ದಾನೆ ಅರ್ಧ ಕೆಳಗೆ ಚೆಲ್ಲಿಲ್ಲ ಸರಿಯಾಗಿ ಒಳಕ್ಕೆ ಹೋಗ್ತಾ ಇದೆ ಊಟ ಮಾಡ್ತಿದ್ದಾನೆ ಆಮೇಲೆ ದೀಪ ಹಚ್ಚಿದ್ರು ಬೇಷ್ ಅಂತ ಅದಾದ ಸ್ವಲ್ಪ ದಿವಸದಲ್ಲಿ ನಿಷಾದಾಧಿಪತಿ ಒಬ್ಬ ದೊರೆಯಿದ್ದ ಅವನ ಹೆಸರು ಕೊಡ್ತಾರೆ ಇಲ್ಲಿ ಹಿರಣ್ಯ ಎಂಬುದಾಗಿ ಅವನ ಮಗ ಏಕಲವ್ಯ ಏಕಲವ್ಯ ಹಿರಣ್ಯ ಧನುಸ್ ಅಂತ ರಾಜನ ಹೆಸರು ನಿಷಾದರ ದೊರೆ ಬೇಡರ ಕುಲದ ದೊರೆ ನನ್ನ ಮಗನಿಗೆ ಪಾಠ ಹೇಳ್ಕೊಡಿ ಅಂತ ಬಂದ ದ್ರೋಣ ಹೇಳಿದ ನಾನು ಗುರುವಿಗೆ ಮಾತು ಕೊಟ್ಟಿದ್ದೇನೆ ಬ್ರಾಹ್ಮಣರಿಗೆ ಅಥವಾ ಕ್ಷತ್ರಿಯರಿಗೆ ಹೊರತು ಬೇರೆಯವರು ಪಾಠ ಹೇಳೋದಿಲ್ಲ ಹಾಗಿದ್ದರೆ ನಾವು ಬೇರೆ ಕುಲದವರು ನಾವು ದೊರೆಗಳಲ್ಲೂ ಒಂದು ಇರಬಹುದು ಆದ್ರೆ ನಾವು ಗುರುಗೆ ಮಾತು ಕೊಟ್ಟಿದ್ದೇನಪ್ಪ ಬೇಡರಿಗೆ ಪಾಠ ಹೇಳೋದಿಲ್ಲ ಅಂದರು ಆದರೆ ಏಕಲವ್ಯ ಬಿಡಲಿಲ್ಲ ಮನಸ್ಸಿನಿಂದಲೇ ದ್ರೋಣರನ್ನು ಗುರು ಎಂಬುದಾಗಿ ಭಾವನೆ ಮಾಡಿಕೊಂಡು ದ್ರೋಣರ ಆಕಾರದಲ್ಲಿ ಒಂದು ಮಣ್ಣಿನ ವಿಗ್ರಹವನ್ನು ಮಾಡಿ ಅವರನ್ನು ನೆನೆಸಿ ತಾನೇ ಬಾಣ ಪ್ರಯೋಗಾದಿಗಳನ್ನೆಲ್ಲ ಕಲ್ತುಕೊಂಡ್ಬಿಟ್ಟ ಯಾಮುನಾಚಾರ್ಯರಿಗೆ ರಾಮಾನುಜರು ಏಕಲವ್ಯನಂತೆ ಶಿಷ್ಯರಾದರು ಅಂತ ವೇದಾಂತೇಶಕರು ತಾತ್ಪರ್ಯ ಚಂದ್ರಿಕೆ ಭಾಷೆಯಲ್ಲಿ ಬರೀತಾರೆ ಯಾಮನಾಚಾರ್ಯನ ಕಣ್ಣಿಂದ ಕಾಣಲಿಲ್ಲ ಪಾಪ ರಾಮಾನುಜರು ಆ ಏಕಲವ್ಯನಂತೆ ಗುರು ಧ್ಯಾನವಿದ್ದರೆ ಸಾಕು ಗುರುಪ್ರಸಾದ ಸಿದ್ಧವಾಗತ್ತೆ ಗುರುವೇ ಸಾಕ್ಷಾತ್ತಾಗಬೇಕೆಂಬುದಿಲ್ಲ ಈ ಲೋಕದಲ್ಲಿ ಈಗ ಬದುಕಿರೋ ಗುರುಗಳಲ್ಲಿ ನಿಮಗೆ ಯಾರು ಸರಿಯಾದ ಗುರುಗಳು ಇಲ್ದಿದ್ರೆ ಹಳೆ ಕಾಲದ ಪರಂಪರೆಯಲ್ಲಿ ಯಾರೋ ಒಬ್ಬರನ್ನ ಗುರು ವೇದವ್ಯಾಸನ ಗುರು ಅಂತ ಇಟ್ಕೊಂಡ್ಬಿಟ್ರು ಕೆಲಸ ಸಾಧನೆ ಆಗುತ್ತೆ ಸರಿಯಾದ ಗುರು ಬೇಕು ಅದು ಮುಖ್ಯವಾದದ್ದು ಒಂದು ದಿವಸ ಅರ್ಜುನ ಕಾಡಲ್ಲಿ ಹೋಗ್ತಿದ್ದ ಆ ಏಕಲವ್ಯನ ಬಾಣಪ್ರಯೋಗವನ್ನು ನೋಡಿದ ಆಶ್ಚರ್ಯವಾಯಿತು ದ್ರೋಣಾಚಾರ್ಯರು ಬಂದ ಏನು ಗುರುಗಳೇ ನನ್ನಂತಹ ಶಿಷ್ಯನ ಲೋಕದಲ್ಲಿ ಬೇರೆ ಒಬ್ಬನ ತಯಾರು ಮಾಡೋದಿಲ್ಲ ಅಂತ ಮೊದಲು ಹೇಳಿ ಈಗಾಗಲೇ ಒಬ್ಬನ ತಯಾರು ಮಾಡಿದ್ದೀರಲ್ಲ ದ್ರೋಣ ಹೇಳಿದ್ವಲ್ಲಪ್ಪ ನೀನು ಮಾತು ಕೊಟ್ಟಿದ್ದೇನೆ ಬೇರೆ ತಯಾರು ಮಾಡಲಿಲ್ವಲ್ಲ ನೋಡಿ ನಿಮ್ಗೆ ಗೊಂಬೆ ಇಟ್ಕೊಂಡಿದ್ದಾನೆ ಅವನು ತಯಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ ದ್ರೋಣರು ಅರ್ಜುನನನ್ನು ಕರೆದುಕೊಂಡು ಹೋದರು ಅಲ್ಲಿಗೆ ದೊರೆ ಗೌರವಿಸಿದ ಏನು ಬಂದ್ರಿ ಮಗು ಏಕಲವ್ಯ ನಿನಗೆ ಆರಪ್ಪ ಪಾಠ ಹೇಳಿಕೊಟ್ರು ತಾವೇ ಗುರುಗಳೇಂದ ನಾನೆಲ್ಲಿ ಹೇಳ್ಕೊಟ್ಟೆ ನಿನಗೆ ಪಾಠವನ್ನ ನಿಮ್ಮ ಧ್ಯಾನದಿಂದ ಇಷ್ಟು ಆಯಿತು ಗುರುಗಳೇ ಇದು ಗುರುದಕ್ಷಿಣೆ ಕೊಡೋ ಕಾಲ ಬಂದಿದೆ ಏನು ಕೊಡಲಿ ಅಂತ ಕೇಳಿದ ನಿನ್ನ ಹೆಬ್ಬರಳನ್ನು ಕೊಡು ಅಂತ ಕೇಳಿಬಿಟ್ಟು ದ್ರೋಣಾಚಾರ್ಯರು ಇದನ್ನು ಜಾತಿ ಕಲಹಕ್ಕ ಮೂಲ ಎಂಬುದಾಗಿ ತಿಳ್ಕೊಂಡು ಅಪಾರ್ಥ ಮಾಡಿ ಕೆಲವರು ದುಷ್ಟ ನಾಟಕಗಳನ್ನು ಬರೆದಿದ್ದಾರೆ ಅದನ್ನು ಪರಾಮರ್ಶೆ ಮಾಡೋಕೆ ಹೋಗೋದಿಲ್ಲ ಇದು ಪರಾಮರ್ಶೆಗೆ ಪೂರ್ವದಲ್ಲಿ ಹೇಳುವ ಮಾತು ಅಂದರೆ ಇವನು ಬುದ್ಧಿ ಹೇಗೆ ತಿರುಗುತ್ತದೆಯೋ ಬೇಡ್ರ ಬುದ್ಧಿ ವರ್ಣಾಶ್ರಮದಲ್ಲಿ ಒಳಗೆ ಬರ್ತಕ್ಕದ್ದಲ್ಲ ವರ್ಣಾಶ್ರಮದಲ್ಲಿ ಇದ್ದವರಿಗೆ ಸರಿ ಬುದ್ಧಿ ಇರೋದಿಲ್ಲ ಏನು ಮಾಡ್ತಾನೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹಾಗೆಯೇ ಏಕಲವ್ಯ ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ನಿಂತು ಪಾಂಡವರ ಮೇಲೆ ಯುದ್ಧ ಮಾಡ್ತಾನೆ ಆ ಹೆಬ್ಬರಳಿಲ್ಲದೆ ಯುದ್ಧ ಮಾಡ್ತಾನೆ ಹೆಬ್ಬರಳು ಇದ್ದು ಕೌರವರ ಕಡೆ ಸೇರಿದ್ದೇನು ಅನರ್ಥವಾಗಿತ್ತು ಅದನ್ನು ದ್ರೋಣರ ಮನಸ್ಸಿನಲ್ಲಿ ಕುಳಿತುಕೊಂಡು ಕೃಷ್ಣ ಮಾಡಿದ ಎಂಬುದಾಗಿ ಕೃಷ್ಣನೇ ಮುಂದೆ ಹೇಳ್ತಾನೆ ಘಟೋತ್ಕಚ ವಧೆಯ ಸಂದರ್ಭದಲ್ಲಿ ಏಕಲವ್ಯನ ಬೆರಳನ್ನು ಕಸ್ಕೊಂಡು ನಾನು ಕಾಣೋ ಅರ್ಜುನ ಕೃಷ್ಣ ಹೇಳುವ ಮಾತಿದು ಅದನ್ನು ಯೋಚನೆ ಮಾಡಿಕೊಳ್ಳಿ ಒಳ್ಳೆ ವಿದ್ಯೆಯನ್ನು ಇವತ್ತು ಅಟಾಮಿಕ್ ಸೈನ್ಸ್ ವಿದ್ಯೆಯನ್ನು ಯಾರಿಗೆ ಕೊಡ್ತೀರಿ ನೀವು ಬಿನ್ ಲ್ಯಾಡನ್ನು ಕೊಟ್ಟರೆ ಏನಾಗುತ್ತೆ ರಾಷ್ಟ್ರದ ರಕ್ಷಣೆಯ ವಿಷಯದಲ್ಲಿ ಸಂಬಂಧಪಟ್ಟದ್ದು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಎಲ್ಲರಿಗೂ ಒಂದೇ ವಿದ್ಯಾಭ್ಯಾಸ ಕಾಮನ್ ಎಜುಕೇಷನ್ ಇದು ನಮ್ಮಲ್ಲಿಲ್ಲ ಯಾವನಿಗೆ ಯಾವುದು ಬೇಕೋ ಅದನ್ನೇ ಕಲಿಸಬೇಕು ಹಾಗೆ ಇದು ಒಂದು ಪುಟ್ಟ ಕಥೆ ಅದನ್ನು ಬಿಟ್ಟುಬಿಡ್ತೇನೆ ಅದಾದ ಮೇಲೆ ಕೌರವ ಪಾಂಡವರಿಗೆ ಈ ಸಾಮಾನ್ಯವಾದ ವಿದ್ಯಾಭ್ಯಾಸವೆಲ್ಲ ಮುಗಿಯಿತು ಅಸ್ತ್ರ ಪ್ರಯೋಗವೊಂದು ಇನ್ನೂ ಆಗಿರಲಿಲ್ಲ ಶಸ್ತ್ರ ಬೇರೆ ಅಸ್ತ್ರ ಬೇರೆ ಶಸ್ತ್ರ ಅಂದರೆ ಕಣ್ಣಿಗೆ ಕಾಣಿಸುವಂತಹ ಕಚ್ಚಿ ಗುರಾಣಿ ಸಾಧಾರಣ ಬಾಣ ಪ್ರಯೋಗ ಇತ್ಯಾದಿಗಳು ಗದೆ ಮೊದಲಾದವು ಅಸ್ತ್ರವೆಂದರೆ ದೇವತಾಧ್ಯಾನಪೂರ್ವಕವಾಗಿ ಅಸುಧಾತುವಿಗೆ ಕನ್ನಡದಲ್ಲಿ ಎಸೆ ಅಂತ ಅರ್ಥ ಬಾಣದಲ್ಲಿಯೇ ವಿಶೇಷ ಅಂಶಗಳನ್ನು ಹೂಡಿಬಿಡುವಂತಹ ಈ ಮಿಸೈಲ್ಸ್ ಅಂತ ಏನು ಹೇಳ್ತೇವೆ ನೋಡಿ ಆಗ್ನೇಯ ವಾರುಣ ಐಶಾನ್ಯ ಕೌಬೇರ ಈ ಮಿಸೈಲ್ ವಿದ್ಯೆಗಳು ಅದಕ್ಕೆ ಅಸ್ತ್ರ ಎಂಬುದಾಗಿ ಹೆಸರು ಅಸ್ತ್ರ ಶಸ್ತ್ರ ಒಂದೇ ಆಗಿದ್ದರೆ ನಿಮಗೆ ಆಗ್ನೇಯ ಅಸ್ತ್ರ ಸೌರಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಈ ಅಸ್ತ್ರಗಳ ಈ ಪ್ರಯೋಗ ಇದರ ಉಲ್ಲೇಖ ಬರಬೇಕಾಗಿರಲಿಲ್ಲ ಹಾಗೆಲ್ಲ ಇಂಥ ಮಿಸೈಲ್ಸ್ ಅಂತ ಕೇಳ್ತಾರೆ ಯಾವತ್ತು ಇದ್ದನ್ನು ಪ್ರಮಾಣವಿದೆ ಹೇಳ್ತಿದ್ದೇವೆ ಒಂದೊಂದಾಗಿ ಬಯಲಾಗ್ತಾ ಇದೆ ಈಚೆಗೆ ಅದೆಲ್ಲ ವಿಷಯಾಂತರವಾಗುತ್ತೆ ಹೇಳೋದಿಲ್ಲ ನನ್ನ ಮಾತನ್ನು ನಂಬಿ ಅಸ್ತ್ರಗಳಿದ್ದವು ಅದನ್ನು ಇನ್ನೂ ಹೇಳ್ಕೊಟ್ಟಿರಲಿಲ್ಲ ದ್ರೋಣ ಹುಡುಗರಿಂದ ಪ್ರವರ್ಧಮಾನಕ್ಕೆ ಬರಲಿ ಸರಿಯಾದವರಿಗೆ ಸರಿಯಾದನ್ನು ಹೇಳ್ಕೊಡಬೇಕು ಮೊದಲು ಹೇಳ್ಕೊಟ್ಟಿದ್ದೆ ಅರ್ಜುನನಿಗೆ ಅದರಲ್ಲಿ ಬ್ರಹ್ಮಶಿರಸ್ ಎಂಬ ಅಸ್ತ್ರ ಅವನು ಕೊಟ್ಟೆ ನಾನು ಕೊಡಲಿಲ್ಲವಲ್ಲ ಅಂತ ಅಶ್ವತ್ಥಾಮ ಜಗಳ ಮಾಡಿದರೆ ಅವನಿಗೆ ಇಂದ್ರಿಯ ನಿಗ್ರಹ ಇದೆ ನೀನು ಮೂರ್ಖ ಸಾಫಲ್ಯವುಳ್ಳವನು ನಿನಗೆ ಕೊಡೋದಿಲ್ಲ ಅಂತ ಮಗನನ್ನೇ ನಿರಾಕರಣೆ ಮಾಡ್ತಾನೆ ದ್ರೋಣ ಮಗನಿಗಿಂತ ಶಿಷ್ಯನಲ್ಲಿ ವಾತ್ಸಲ್ಯ ಅದಕ್ಕೆ ಪೂರ್ವದಲ್ಲಿ ನಡೆದ ಒಂದು ಘಟನೆ ರಂಗಭೂಮಿಯಲ್ಲಿ ರಂಗಭೂಮಿ ನಾಟಕ ಭೂಮಿಯಲ್ಲ ಈ ಶಸ್ತ್ರ ಪ್ರಯೋಗಕ್ಕಾಗಿ ಒಂದು ರಂಗಭೂಮಿಯನ್ನು ಏರ್ಪಡಿಸಿ ಸಮಸ್ಥಳದಲ್ಲಿ ಗಂಗಾ ನದಿ ತೀರದಲ್ಲಿ ಉತ್ತರ ದಿಕ್ಕಿಗೆ ಸ್ವಲ್ಪ ಎತ್ತರವಾದ ಒಂದು ದಿಣ್ಣೆ ಬರುವ ಹಾಗೆ ಆ ಜಾಗವನ್ನು ಏರ್ಪಡಿಸಿ ಅಲ್ಲಿ ಅನೇಕ ಆಸನಗಳನ್ನು ಹಾಕ್ತಾರೆ ಎಲ್ಲರೂ ಊರು ಜನರು ಅರಮನೆಯವರೆಲ್ಲ ಬಂದು ನೋಡಿಕೊಳ್ಳೋ ಹಾಗೆ ಯಾರ್ಯಾರಿಗೇನೇನು ಕೌಶಲ್ಯ ಇದೆ ಪ್ರಾವೀಣ್ಯವಿದೆ ಪರೀಕ್ಷೆ ಮಾಡೋಣ ಅಂತ ಹೇಳಿ ಅದರಲ್ಲಿ ಪರೀಕ್ಷೆ ನಡೀಬೇಕು ಅರ್ಜುನಂದೆಷ್ಟು ಭೀಮಂದೆಷ್ಟು ದುಶ್ಯಾಸನಂದೆಷ್ಟು ದುರ್ಯೋಧನಂದೆಷ್ಟು ಮೊದಲನೇ ಪ್ರಯೋಗದಲ್ಲಿ ದ್ರೋಣ ಕೂತಿದ್ದಾನೆ ಒಂದು ಕಡೆ ಎಲ್ಲರನ್ನು ನೋಡಿದ ಧರ್ಮರಾಜನನ್ನು ಕರೆದ ಮಗು ಬಾರೋ ಇಲ್ಲಿ ಏನು ಕಾಣಿಸುತ್ತಪ್ಪ ನಿನಗೆ ಏನು ಕಾಣಿಸುತ್ತೆ ಅಂತ ಕೇಳುವಾಗ ಅಲ್ಲೊಂದು ಮರ ಇತ್ತು ಅಥ ವೃಕ್ಷಮಿಮಂ ಮಾಂ ವಾ ಭ್ರಾತೃನ್ವಾಪಿ ಪ್ರವಶ್ಯಸಿ ನಿನಗೆ ಮರ ಕಾಣಿಸ್ತಾ ಇದೆಯೇ ನಾ ಕಾಣಿಸ್ತಾ ಇದ್ದೇನೆಯೇ ನಿನ್ನ ಸೋದರರು ಕಾಣಿಸ್ತಾ ಇದ್ದಾರೆಯೇ ಈ ರಂಗಭೂಮಿ ಕಾಣಿಸ್ತಾ ಇದೆಯೇ ನಿನಗೇನು ಕಾಣಿಸ್ತಾ ಇದೆ ಧರ್ಮಾತ್ಮನಾದ ಯುಧಿಷ್ಠರ ಹೇಳಿದ ಗುರುಗಳೇ ನನಗೆ ಎಲ್ಲವೂ ಕಾಣಿಸ್ತಾ ಇದೆ ಪೆದ್ ಮುಂಡದೆ ಹೋಗು ಅಂತ ಬೈದು ಕಳಿಸ್ತಾ ಎಲ್ಲ ಕಾಣಿಸ್ತಾ ಇದೆ ಭೀಮನನ್ನು ಕರೆದ ನನಗೆ ವೃಕ್ಷ ಮಾತ್ರ ಕಾಣಿಸ್ತಾ ಇದೆ ಎಂದ ಅವನು ದುಶಾಸನನ್ನು ಕರೆದ ನಿನಗೇನು ಕಾಣಿಸ್ತಾ ಇದೆ ಬ್ರಹ್ಮಾಂಡವೇ ಕಾಣಿಸ್ತಾ ಇದೆ ಆ ಆಯ್ತು ಹೋಗ್ತಾರೆ ಓಡಿಸ್ಕೋ ಹೋಗು ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಹೇಳಿದ್ರು ನಾಲ್ಕಾರು ಉದಾಹರಣೆ ಕೊಟ್ಟಿದ್ದಾರೆ ಕೊನೆಯಲ್ಲಿ ಪಕ್ಷಪಾತ ಇದೆ ಅಂತ ತೋರಿಸ್ಕೋಬಾರ್ದಲ್ಲ ಅರ್ಜುನನ್ ಕರೆದು ಲೇ ಮಗು ನಿನಗೇನು ಕಾಣಿಸ್ತಾ ಇದೆಯೋ ನನ್ನ ನೋಡ್ತಾ ಇದೆಯೋ ವೃಕ್ಷ ಇದೆಯೋ ಅಣ್ಕಂಬಂದಿದ್ದಾರೆಯೋ ಅಂದ್ರೆ ಅವನು ಹೇಳಿದ ಗುರುಗಳೇ ನನಗೆ ಏನು ಬೇರೆ ಕಾಣಿಸ್ತಾ ಇಲ್ಲ ಆ ವೃಕ್ಷದ ಮೇಲೆ ಒಂದು ಗಿಣಿಯ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಎಂದ ಅಲ್ಲೊಂದು ಗಿಣಿ ಕಟ್ಸಿದ್ರು ಸೂಕ್ಷ್ಮದಲ್ಲಿ ಆ ಗಿಣಿಯ ಕಣ್ಣು ಅದೊಂದು ಕಾಣಿಸ್ತಾ ಇದೆ ನನಗೆ ಎಂದ ಹೊಡಿ ಆಗಿದ್ರೆ ಬಾಣ ನೋಡೋಣ ಅನ್ನಲಾಗಿ ಬಾಣ ಪ್ರಯೋಗ ಮಾಡಿದರೆ ಆ ಗಿಣಿ ಆ ಕಣ್ಣಿಗೆ ಏಟು ಬಿದ್ದು ಕೆಳಗೆ ಬೀಳುವಷ್ಟರಲ್ಲಿ ಅಲ್ಲಲ್ಲ ನನ್ನ ಪಾದದಲ್ಲಿ ಅಂತ ಹೇಳಿದ ದ್ರೋಣ ಇನ್ನೊಂದು ಬಾಣವನ್ನು ಬಿಟ್ಟು ಆ ಗಿಣಿ ಬಂದು ದ್ರೋಣನ ಪಾದದಲ್ಲಿ ಬೀಳುವ ಹಾಗೆ ಮಾಡಿಬಿಟ್ಟ ದ್ರೋಣ ಎದ್ದು ಹೋಗಿ ಅವನನ್ನು ತಬ್ಬಿಕೊಳ್ತಾನೆ ಮಗು ಈ ಕಥೆ ಕೇಳಿದ್ರೆ ಎಷ್ಟು ಹುಮ್ಮಸ್ಸು ಬರುತ್ತೆ ನೋಡಿ ಮಾಣಪ್ರಯೋಗದಲ್ಲಿ ಎಂಥ ಕುಶಲ ಸಾರ್ಥಕವಾಯಿತೋ ನಿನ್ನಂತಹ ಶಿಷ್ಯರನ್ನು ಪಡೆದು ಅಲ್ಲಿಂದ ಆಚೆಗೆ ವೇಗದಲ್ಲಿ ಬಾಣ ಪ್ರಯೋಗ ಯಾರು ಮಾಡ್ತಾರೆ ಒಂದು ಬಾಣವನ್ನು ಹತ್ತು ಮಾಡಿ ತೋರಿಸಬಲ್ಲವರು ಯಾರು ಒಂದನ್ನು ನೂರು ಮಾಡಿ ತೋರಿಸಬಲ್ಲವರು ಯಾರು ಒಂದು ಬಾಣವನ್ನು ಬಿಟ್ಟು ಅದನ್ನು ವಾಪಸ್ಸು ತಗೊಂಡ್ಬರುವಂತಹ ಶಕ್ತಿ ಉಳ್ಳವರು ಯಾರು ಈ ಕವಾಯತಿ ವಿಮಾನದಲ್ಲಿ ಮಾಡಿ ತೋರಿಸ್ತಾರೆ ನೋಡಿ ರಿಪಬ್ಲಿಕ್ ಡೇ ಅಂತ ಅನೇಕ ಆ ಜಾದೂ ಕ್ರಿಯೆಗಳನ್ನೆಲ್ಲ ತೋರಿಸಿದರು ಗದಾ ಯುದ್ಧವಾಯಿತು ಕತ್ತಿ ವರ್ಷಿಯಾಯಿತು ಭಲ್ಲೆ ಈಟಿಯನ್ನು ಎಸೆಯುವುದು ಅದರಲ್ಲಿ ಧರ್ಮರಾಜನಿಗೆ ಫಸ್ಟ್ ಪ್ರೈಸ್ ಬಂತು ಭಲ್ಲೆ ಎಸೆಯುವುದು ಬಲ್ಲೆ ಅಂದರೆ ಗೊತ್ತಲ್ಲ ಈಟಿ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರನ ಕೈಯಲ್ಲಿ ಒಂದು ವೇಲಾಯುಧ ಇರ್ತದಲ್ಲ ಅಂಥದೊಂದು ಎಸೆಯುವುದು ಅದರಲ್ಲಿ ಮಹಾಪಂಡಿತ ಯುಧಿಷ್ಠನ್ ತಲೆ ಹತ್ತಿದ್ದ ಅದು ಒಂದೇ ಅದರಿಂದಲೇ ತನ್ನ ಸೋದರ ಮಾವ ಶಲ್ಯನನ್ನ ಅದರಿಂದಲೇ ಕೊಂಡು ಹಾಕ್ತಾನೆ ಶಲ್ಯ ಅಂದರೂ ಅದೇ ಅರ್ಥ ಶಲ್ಯನನ್ನ ಶಲ್ಯದಿಂದಲೇ ನಿಗ್ರಹ ಮಾಡ್ತಾನೆ ಭೀಮನಿಗೆ ಗದೆಯಲ್ಲಿ ಬಹಳ ಉತ್ಸಾಹ ಆ ಗದೆಯನ್ನ ಮೈ ಮೇಲೆ ಎಷ್ಟು ಎಷ್ಟು ದೊಡ್ಡ ಭಾರದ ವಸ್ತು ಅದನ್ನ ಕೆಳಗೆ ಹಾಕೊಂಡು ಸಾಯಿದೆ ಇರುವಂತೆ ದುರ್ಯೋಧನ ಮಾಡಿ ತೋರಿಸ್ತಾ ಭೀಮನ ಕೈ ಚಳಕ ಒಂದು ರೀತಿ ಇದು ಬಹಳ ಸೂಕ್ಷ್ಮವಾದದ್ದು ಬಾಣಪ್ರಯೋಗದಲ್ಲಿ ಅರ್ಜುನ ಏನು ಚಳಕವನ್ನು ತೋರಿಸಿದ ಅಂದ್ರೆ ಬಾಣ ಬಿಡು ಯಾವಾಗ ಬಾಣ ತಗೊಳ್ತಿದ್ದಾನೆ ಯಾವಾಗ ಹೂಡ್ತಿದ್ದಾನೆ ಯಾವಾಗ ಬಿಡ್ತಿದ್ದಾನೆ ಅಂತ ಈ ಮೂರು ಅಂಶಗಳು ಪರಸ್ಪರ ಕಾಣದೇ ಇರುವಂತೆ ರೈ ರೈ ರೈ ಇದೇ ಶಬ್ದ ಕೇಳುವಂತೆ ಅಗ್ರಪಂಕ್ತಿಯಲ್ಲಿ ಕೂತಿದ್ದಾನೆ ಧೃತರಾಷ್ಟ್ರ ಇದೇನು ಶಬ್ದ ಅಂತ ಕೇಳಿದ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಅಜ್ಜಿ ಕೂತಿದ್ದು ಎಷ್ಟು ಸ್ಕೋರ್ ಆಯಿತು ಅಂತ ಕೇಳುವಂತೆ ಅವಳಿಗೇನು ತಿಳಿಯುತ್ತೆ ಕ್ರಿಕೆಟ್ ಐವತ್ತಾಯಿತು ಅಂತ ಹೇಳಿದ ಯಾವ ಐವತ್ತು ಐವತ್ತು ವಿಕೆಟ್ ಐವತ್ತು ರನ್ ಅಂದ್ರೆ ಅವ್ರು ತಲೆ ಬೋರ್ಡ್ ಏನು ಅರ್ಥ ಆಗುವುದಿಲ್ಲ ಅದು ಧೃತರಾಷ್ಟ್ರ ಬೇರೆ ಬಂದು ಅವನಿಗೇನು ಗೊತ್ತಾಗುತ್ತೆ ಅಸ್ತ್ರಶಸ್ತ್ರ ಪ್ರಯೋಗ ಪಕ್ಕದಲ್ಲಿದ್ದವನು ವಿತರ ಹೇಳಿದ ಪೆದ್ದ ಸುಮ್ಮನೆ ಕೂತ್ಕೋಬಾರದು ಇದು ಬೇರೆ ಪ್ರಶ್ನೆ ಕೇಳ್ತಾ ಇದ್ದೀಯೆ ಏಷ ಪಾರ್ಥೋ ಮಹಾರಾಜ ಫಾಲ್ಗುಣಃ ಪಾಂಡುನಂದನ ಅವತೀರ್ಣ ಸಕವಚಃ ತತ್ರ ಇವ ಸುಮಹಾಸ್ವನಃ ಇದೇ ಈಗ ತಾನೇ ಫಾಲ್ಗುಣ ಪಾಂಡುನಂದನ ಅವತೀರ್ಣ ಯುದ್ಧ ಭೂಮಿಗೆ ಅವತಾರ ಮಾಡಿದ್ದಾನೆ ಕವಚ ಮೈ ಕವಚ ಕಟ್ಟಿದ್ದಾನೆ ಅವನು ಎಲ್ಲಿದ್ದಾನೆಯೋ ಅತ್ರೈಷ ಸುಮಹಾಸ್ವನಃ ಅವನ ಕಡೆಯಿಂದ ಈ ಶಬ್ದ ಬರ್ತಾ ಇದೆ ಎಂದ ಅದು ಬಾಣದಲ್ಲಿ ಹೂಡಿದ ಶಬ್ದವೋ ಬಾಣ ಬಿಟ್ಟ ಶಬ್ದವೋ ಎಳೆದಿದ್ದ ಶಬ್ದವೋ ವಿದುರನಿಗೂ ಬಗೆಹರಿಯಲಿಲ್ಲ ಅಂತ ಕೇಳಿಸ್ತಾ ಇದೆ ಇದನ್ನು ಕೇಳಿದ ಮನಸ್ಸಿಗೆ ಬೆಂಕಿ ಹಾಕಿದಾಗಾಯಿತು ಧೃತರಾಷ್ಟ್ರನಿಗೆ ಸಂತೋಷ ಪಡುವುದರ ಬದಲು ಒಂದು ಕೂಟ ಶ್ಲೋಕ ಇಂಥದ್ದು ಇನ್ನೂ ಇವೆ ಮುಂದೆ ಇವೆ ಹಿಂದೆ ಇವೆ ಈ ಶ್ಲೋಕದಲ್ಲಿ ಶ್ಲೋಕದ ಅರ್ಥ ನಿಮಗೆ ಪದ ಬಿಡಿಸುವುದು ಕಷ್ಟ ಆಗೋದಿಲ್ಲ ಅದರ ಭಾವಗರ್ಭ ಮಾತ್ರ ನಿಮಗೆ ಸುಲಭವಾಗಿ ತಿಳಿಯೋದಿಲ್ಲ ಇದರ ಅರ್ಥ ಏನು ಈ ಶ್ಲೋಕ ಹೇಳ್ತಾನೆ ನೋಡಿ ಧನ್ಯೋಸ್ಮಿ ಅನುಗೃಹೀತೋಸ್ಮಿ ರಕ್ಷಿತೋಸ್ಮಿ ಮಹಾಮತೆ ಮಹಾಮತಿಯೇ ವಿದುರನೇ ಧನ್ಯೋಸ್ಮಿ ಅರ್ಜುನನಿಗೆ ಇಷ್ಟೊಂದು ಬಾಣಚಲಕವಿದೆಯೇ ನಾನು ಧನ್ಯನಾದೆ ಮೇಲೆ ನೋಡಿದ್ರೆ ನಮ್ಮ ನಿಂತಿದೆ ಒಬ್ಬ ಹುಟ್ಟಿದನಲ್ಲ ಅನುಗ್ರಹೀತೋಸ್ಮಿ ಅನುಗ್ರಹವಾಯಿತು ರಕ್ಷಿತೋಸ್ಮಿ ಐ ಆಮ್ ವೆಲ್ ಪ್ರೊಟೆಕ್ಟೆಡ್ ಪೃಥಾರಣಿ ಸಮುದ್ಭೈ ಸಮುದ್ಭೂತೈ ತ್ರಿಭಿ ಪಾಂಡವವನ್ನಿಭಿ ಪೃಥೆ ಅಥವಾ ಕುಂತಿ ಎಂಬ ಅರಣಿ ಅರಣಿ ಅಂದ್ರೆ ಈ ಅಗ್ನಿಹೋತ್ರ ಮಾಡುವಾಗ ಎರಡು ಕಟ್ಟಿಗೆಗಳನ್ನು ಒಂದು ಹೀಗೆ ಒಂದು ಹೀಗೆ ಇಟ್ಟು ಕಡಿತಾ ಇದ್ರು ಅರಣಿ ಎಂಬ ಅರಣಿಯಿಂದ ಹುಟ್ಟಿದ ಮೂವರು ಅಗ್ನಿಗಳೇನು ಬಂದಿದ್ದಾರಲ್ಲ ಇಲ್ಲಿ ಯುಧಿಷ್ಠಿರ ಭೀಮ ಅರ್ಜುನ ಇವರನ್ನು ನೋಡಿ ವನ್ನಿಭಿ ತ್ರಿಭಿ ಧನ್ಯೋಸ್ಮಿ ಅಸ್ಮಿ ಅನುಗ್ರಹವಾಯಿತು ಅನುಗ್ರಹವಾಯಿತು ಅನುಗ್ರಹವಾಯಿತು ಅಂತ ಇದರ ಅರ್ಥವೇನು ಅಯ್ಯೋ ಹೊಟ್ಟೆ ಉರಿತಾ ಇದೆಯಲ್ಲ ಪಾಂಡವರು ಮೂರು ಜನ ದಡ್ಡರಾಗಿದ್ರು ತುಂಬಾ ಚೆನ್ನಾಗಿತ್ತಲ್ಲ ಬುದ್ಧಿವಂತರು ಬೇರೆ ಆಗಿದ್ದಾರೆಯೇ ಶಸ್ತ್ರ ಇಷ್ಟೆಲ್ಲ ಬರ್ತಾ ಇದೆಯೇ ಅಯ್ಯೋ ನನ್ನ ಮಕ್ಕಳ ಗತಿ ಏನು ಒಳಗಿನ ಅರ್ಥ ಏನಿದೆ ಮೇಲೆ ಏನು ಕಾಣಿಸ್ತಾ ಇದೆ ನೋಡಿ ಇದು ನೋಡಿದ್ರೆ ಏನು ಕಾಣಿಸೋದಿಲ್ಲ ಮೇಲ್ಗಡೆ ಅದಕ್ಕೆ ವಿವರ ಕೊಡೋಕೆ ಹೋಗಲಿಲ್ಲ ಅವನು ಕೇಳಿದ್ದಕ್ಕೆ ಅಡ್ಡ ಮಾತನ್ನು ಹೇಳಿದ ಇನ್ನೇನು ಪ್ರಯೋಗ ಮುಗಿಯಿತು ಮಧ್ಯಾಹ್ನದ ಹೊತ್ತಾಯಿತು ಹುಡುಗರೆಲ್ಲ ಊಟಕ್ಕೆ ಎದ್ದು ಹೋಗಬೇಕು ನಮ್ಮ ಭಟ್ರೆ ಎದ್ದು ಹೋದಾಗೆ ಅಷ್ಟೊತ್ತಿನಲ್ಲಿ ಇನ್ನೊಂದು ವ್ಯಕ್ತಿಯ ಸಭಾ ಮಂಟಪಕ್ಕೆ ಬಂದಿತ್ತು ಮುಗಿಯಲಿಲ್ಲ ಇವತ್ತು ಪ್ರಯೋಗ ಇನ್ನೂ ಇದೆ ಅಂತ ಹೇಳಿತು ಆ ವ್ಯಕ್ತಿ ದ್ವಾರದಲ್ಲಿ ನಿಂತುಕೊಂಡು ಭೀಷ್ಮ ಕೇಳಿದ ಯಾರದು ಉಂದ ಆ ವ್ಯಕ್ತಿ ತನ್ನ ಆಕೃತಿಗೆ ಮೀರಿದ್ದ ಬಿಲ್ಲನ್ನು ಬತ್ತಳಿಕೆಯನ್ನು ಧರಿಸಿ ತಲೆಯಲ್ಲಿ ಕಿರೀಟ ಬೇರೆ ಹಾಕೊಂಡು ನೇರವಾಗಿ ರಂಗಭೂಮಿ ಒಳಕ್ಕೆ ಬರ್ತಾ ಇದೆ ಭೀಷ್ಮ ನೋಡಿದ ಯಾರಯ್ಯ ನೀನು ಆಕೃತಿ ಬರ್ತಾಲೇ ಇದೆ ಕೃಪಾಚಾರ್ಯ ಕೇಳಿದ ದ್ರೋಣ ಕೇಳಿದ ಯಾರಯ್ಯ ನೀನು ಕ್ಷತ್ರಿ ಕುಮಾರರಿಗಾಗಿ ಏರ್ಪಡಿಸಲ್ಪಟ್ಟದ್ದು ಈ ರಂಗ ನೀನು ಯಾರು ಅಂತ ಕೇಳಲಾಗಿ ನಾನು ಕರ್ಣ ಅಂತ ಹೇಳಿತು ಆ ಮಗು ಕರ್ಣ ಅಂದ್ರೆ ಯಾರು ಅಂತ ಕೇಳಿದ್ರು ಕರ್ಣ ಅಂದ್ರೆ ಯಾರು ಆ ಪರಶುರಾಮರ ಶಿಷ್ಯ ಅಂದ ಪರಶುರಾಮರ ಶಿಷ್ಯನೇ ಅವ್ರಿಗೂ ನಿನಗೂ ಏನು ಸಂಬಂಧ ಇಲ್ಲಿ ಯಾಕೆ ಬಂದೆ ಅಂತ ಕೇಳಲಾಗಿ ಅವನು ಸುಮ್ಮನಾದ ಒಂದು ಹೊತ್ತು ಏನು ಹೇಳಲಿಲ್ಲ ಆಗ ಕೃಪಾಚಾರ್ಯ ಹೇಳಿದ ಇಲ್ಲಿ ನೋಡು ಈ ಸಭೆಯಲ್ಲಿ ನಿನಗೆ ಆಹ್ವಾನ ಕಳಿಸಿಲ್ಲ ನೀನಾಗಿ ಬಂದಿದ್ದೀಯೇ ಆದರೆ ಈ ಜಾಗದಲ್ಲಿ ಕ್ಷತ್ರಿಯ ಕುಮಾರರಿಗೆ ಮಾತ್ರ ಜಾಗ ಉಂಟು ದ್ರೋಣಾಚಾರ್ಯರ ಕೈಲಿ ಪಾಠ ಕಲ್ತಿರಲಿ ಬಿಡಲಿ ಬೇರೆಯವರು ಹೇಳ್ಕೊಟ್ಟಿದ್ರು ಪರವಾಗಿಲ್ಲ ಕ್ಷತ್ರಿಯ ಕುಮಾರರಿಗೆ ಮಾತ್ರ ಇಲ್ಲಿ ಜಾಗ ಉಂಟು ತ್ವಮಪ್ಯೇವಂ ಮಹಾಬಾಹೋ ಮಾತರಂ ಪಿತರಂ ಕುಲಂ ಕಥಯಸ್ವ ನರೇಂದ್ರಾಣ ಏಷಾ ಕುಲಭೂಷಣಂ ನೀನು ಕ್ಷತ್ರಿಯಕುಮಾರನಾಗಿದ್ದರೆ ಒಳಗೆ ಬರಬಹುದು ದಯವಿಟ್ಟು ನೀನು ಯಾವ ಕುಲದವನು ಗೋತ್ರದವನು ನಿಮ್ಮ ತಂದೆ ಯಾರು ತಾಯಿಯರು ಹೇಳು ತಲೆ ತಗ್ಗಿಸಿದ ಅವನು ಹೇಳ್ತಾ ಇರೋ ಹೊತ್ತಿಗೆ ಅವನ ಹಿಂದೆ ಅವನ ಸಾಕು ತಂದೆ ಅಜಿರಥ ಬಂದ ಲೇ ಕರ್ಣ ಹೇಳಲಿಲ್ವೇನೋ ನಾನು ಕ್ಷತ್ರಿಯರ ಸವಾಸ ಬೇಡ ಅಂತ ಎಷ್ಟು ಪಡ್ಕೊಂಡೆ ಇಲ್ಲಿ ಯಾಕೋ ಬಂದೆ ಅವಮಾನ ಮಾಡಿಸ್ಕೊಳ್ತೀಯ ಅಂತ ಹೇಳುವಾಗ ಆ ಸಭೆಯಲ್ಲಿ ಸೇರಿದ್ದವರೆಲ್ಲ ಚಪ್ಪಾಳೆ ಹಾಕಿ ಓ ಸೂತು ಪುತ್ರ ಅಪಮಾನ ಮಾಡಿದ್ರು ಅವನಿಗೆ ಜನ ಹಾಗೆ ಮಾಡಬಾರ್ದಾಗಿತ್ತು ಜನರ ಬಾಯಿಗೆ ಆರೋಪ ಬೀಗ ಹಾಕ್ತಾರೆ ಯೋಚನೆ ಮಾಡಿ ಅಯ್ಯೋ ಹೀಗಾಯಿತೆ ಅಂತ ಹೇಳಲಾಗಿ ದುಶಾಸನ ಖನಲಿದ ದುರ್ಯೋಧನ ಖನಲಿದ ಅವನಿಗೆ ಕೈ ಚಳಕ ಇದ್ದದನ್ನು ಎಲ್ಲೋ ಕೇಳಿದ್ರೋ ನೋಡಿದ್ರೋ ಏನು ಕಥೆಯೋ ದುಶಾಸನ ರೇಗಿಸ್ತಾನೆ ಕೃಪಾಚಾರ್ಯನನ್ನ ಏ ಮುದುಕ ಬಾಯಿ ಮುಚ್ಚು ಅವ ಸೂತಪತ್ರನಾಗಿದ್ರೆ ಏನಾಗಿ ಹೋಯಿತು ಶ್ಲೋಕ ಬಹಳ ಜೋರಾಗಿದೆ ಓದೋಕೆ ವೇಳೆ ಇಲ್ಲ ಅಗ್ನಿ ಎಂಬ ವಸ್ತು ಲೋಕವನ್ನೇ ಸುಡುತ್ತದೆ ಆದರೆ ಅದು ನೀರಿನಲ್ಲಿ ಹುಟ್ಟುತ್ತದೆ ಅಗ್ನೇರಾಪಹ ಅದ್ಯ ಪೃಥ್ವಿ ತಲೆಕೆಳಕ ಕ್ರಮದಲ್ಲಿ ಹೇಳ್ತೇವೆ ನಾವು ಅಗ್ನಿ ಹುಟ್ಟುವುದು ನೀರಿನಲ್ಲಿ ಅದರ ಮೃತ್ಯುವಿನಲ್ಲಿ ಹುಟ್ಟುತ್ತದೆ ಹಾಗಂತ ಅಗ್ನಿನ್ಯಾರು ಪೂಜೆ ಮಾಡೋದಿಲ್ಲವೇ ವಜ್ರಾಯುಧ ಇಂದನ ಕೈಯಲ್ಲಿದೆ ಅದರ ಜಾತಿ ಯಾವುದು ದದೀಜ ಮಹರ್ಷಿಯ ಬೆನ್ನು ಮೂಳೆ ಮೂಳೆಯಿಂದಾದದ್ದು ಷಣ್ಮುಖ ಎಲ್ಲಿಂದ ಹುಟ್ಟಿದ ಅಗ್ನಿಯಿಂದ ಹುಟ್ಟಿದ ಬ್ರಾಹ್ಮಣರು ಕ್ಷತ್ರಿಯರಿಂದ ಉಂಟಾದರು ಹೇ ದ್ರೋಣ ನೀನು ಕಲಶದಲ್ಲಿ ಹುಟ್ಟಿದೆ ಕೃಪಾಚಾರ್ಯರೇ ಶರಸ್ತಂಭದಲ್ಲಿ ಹುಟ್ಟಿದರು ನಿಮ್ಮ ನಿಮ್ಮ ಜನ್ಮಗಳನ್ನು ನೋಡಿಕೊಳ್ಳಿ ಕರ್ಣನ ಜನ್ಮ ಕೇಳೋಕೆ ಬಂದಿರುವುದು ಈ ಬ್ರಾಹ್ಮಣರು ಹೀಗೆ ಅಂತ ಬೈದು ಬಿಟ್ಟ ದುಶಾಸನ ಜಾಡಿಸಿಬಿಟ್ಟ ಈ ಪರಸ್ಪರ ಈ ಸಂಭಾಷಣೆ ಈ ಚಕಮಕಿ ಇದೆಯಲ್ಲ ಬ್ರಾಹ್ಮಣ ಬ್ರಾಹ್ಮಣರನ್ನು ಬೊಯ್ಯುವುದು ವಿರಾಟ ಪರ್ವದ ತನಕ ಯುದ್ಧ ಭೂಮಿ ತನಕ ಹೋಗ್ತದೆ ಮಹಾಭಾರತ ಇಷ್ಟು ರೋಚಕ ಯಾತಕ್ಕೆ ಅಂದ್ರೆ ಈ ಡೈಲಾಗ್ಸ್ ವೇದವ್ಯಾಸರು ಬರೆದಿರೋ dialogues so gripping and graphic they are not to be found in the Ramayana ರಾಮಾಯಣದಲ್ಲಿ ರಾಮ ಭರತ ಸಂವಾದ ಒಂದು ಬಿಟ್ಟರೆ ಅಯೋಧ್ಯಾಕಾಂಡದಲ್ಲಿ ಕಾಂಡದಲ್ಲಿ ಇಷ್ಟು ಗ್ರಿಪಿಂಗ್ ಡೈಲಾಗ್ಸ್ ನಮಗಿಲ್ಲ ಓದಿದ್ರೆ ತುಂಬಾ ರೋಚಕವಾಗುತ್ತೆ ನನಗೆ ವೇಳೆ ಇಲ್ಲ ನಾನೇನು ಮಾಡಲಿ ಹದಿನೈದು ನಿಮಿಷದಲ್ಲಿ ಮುಗಿಸ್ಬೇಕು ಕಥೆಯನ್ನ ಆಮೇಲೆ ಅವನು ನೋಡ್ತಾರೆ ಮನುಷ್ಯರು ಕಟ್ಟದೇ ಇರುವಂತಹ ಸಹಜವಾದ ಕವಚ ಇದೆ ಅವನ ಎದೆಯಲ್ಲಿ ಎರಡು ಸೂರಿನಂತೆ ಕಿವಿಯಲ್ಲಿ ಹೊಳಿತಾ ಇವೆ ಕುಂಡಲಗಳು ಅದನ್ನು ನೋಡಿದರು ಆದರೆ ದ್ರೋಣಾಚಾರ್ಯ ಹೇಳಿದ ಇಲ್ಲ ಅವರು ಸೋತು ಪುತ್ರ ಈ ರಂಗಭೂಮಿಯಲ್ಲಿ ಪ್ರವೇಶವಿಲ್ಲ ಅಂತ ಹೇಳಿ ಅವಮಾನ ಮಾಡಲಾಗಿ ಅಲ್ಲಿಂದಲ್ಲೇ ಒಂದು ಬೊಗಸೆ ತೀರ್ಥವನ್ನು ಕಲಸಿದಂತೆ ತೆಗೆದುಕೊಂಡು ಅವನ ಮುಡಿಯನ್ನು ತೆಗೆದು ಅಷ್ಟು ಜನ ನೋಡ್ತಾ ಇರಲಾಗಿ ದುರ್ಯೋಧನ ಅವನ ತಲೆಯ ಮೇಲೆ ಆ ನೀರನ್ನು ಹೊಯ್ದು ಕರ್ಣ ಇಲ್ಲಿಂದ ಮುಂದಕ್ಕೆ ನೀನು ಅಂಗರಾಜ್ಯಕ್ಕೆ ಅಧಿಪತಿ ಎಂಬುದಾಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಿಯೇ ಬಿಟ್ಟ ವೇದವಿಲ್ಲ ಮಂತ್ರವಿಲ್ಲ ಅಕ್ಷತೆ ಇಲ್ಲ ಮೊಸರಿಲ್ಲ ಹೂವಿಲ್ಲ ಹಾರವಿಲ್ಲ ವಂದನಾರ್ಪಣೆ ಇಲ್ಲ ಪಟ್ಟಾಭಿಷೇಕ ಮಾಡಿಬಿಟ್ಟ ಅವರಿಗೆ ಅಂಗರಾಜ್ಯಕ್ಕೆ ಅಂಗರಾಜ್ಯ ಅಂದ್ರೆ ಯಾವುದು ಪಂಚಯ ರಾಜ್ಯ ಮಳೆ ಆಗದೇ ಇದ್ದ ರಾಜ್ಯ ವಿನೋಬ ಭಾವಿಯವರಿಗೆ ಭೂದಾನ ಮಾಡಿದ್ರಲ್ಲ ಎಷ್ಟೋ ಜನ ಭೂಮಿಯಲ್ಲಿ ಇಲ್ಲದೇ ಇದ್ದು ಭೂಮಿ ಭೂಮಿರೇವ ಹೇಳ್ತೇವಲ್ಲ ಭೂಮಿರೇವ ಬಹಿರ್ಭೂಮಿ ಒಬ್ಬರಿಗೆ ಏನಯ್ಯ ಶಾಸನ ಇದೆಯೇ ವೃತ್ತಿ ಇದೆಯೇ ಕೇಳಿದ್ರೆ ವೃತ್ತಿರೇವ ನಿವೃತ್ತ ನಿವೃತ್ತಿ ಸ್ಯಾತ್ ಹಳೆ ಕಾಲದಲ್ಲಿ ಜಮೀನು ಕೊಡ್ತಿದ್ರು ವೃತ್ತಿ ಅಂತ ವೃತ್ತಿರೇವ ನಿವೃತ್ತ ನಿವೃತ್ತಿ ಸ್ಯಾತ್ ಮಾನ್ಯ ಕೊಟ್ಟಿದ್ದಾರೆ ಎದುರು ಮಾನ್ಯಂ ಸಾಮಾನ್ಯಮೇ ವಚ ಭೂಮಿ ಇದೆಯೇ ಭೂಮಿರೇವ ಬಹಿರ್ಭೂಮಿ ಶಾಸನ ಕೊಟ್ಟಿದ್ದ ಶಾಸನಂ ಯಮಶಾಸನಂ ಅಂತ ಹೇಳಿದ ಹಾಗೆ ನಮ್ಮ ತಂದೆಯವರಿಂತಹ ಚಾಟೋಪದ್ಯಗಳನ್ನು ಬೇಕಾದ ಶ್ಲೋಕ ಹೇಳ್ತಿದ್ರು ಪಂಡಿತರ ಬಾಯಿಗೆ ಬೀಗ ಹಾಕದೆ ಇದ್ರೆ ಆ ಬೆಳ್ಳ ಬೆಳಗು ಇಂತಹ ಶ್ಲೋಕ ಕೇಳಬಹುದು ಅಂಗರಾಜ್ಯವನ್ನು ಕೊಟ್ಟ ದೊರೆ ಅಂತ ಮಾಡಿಬಿಟ್ಟ ಮಾಡಿ ಈಗ ಅವನು ದೊರೆಯಾಗಿದ್ದಾನೆ ಕ್ಷತ್ರಿಯ ಹೇ ಅರ್ಜುನ ಹಿಗ್ಬೇಡ ನೀ ವೀರನಾಗಿದ್ದರೆ ಅವನ ಜೊತೆಯಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದ ಸಭೆ ಸ್ತಬ್ಧವಾಯಿತು ಇಲ್ಲಿ ಮತ್ತೆ ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ದುರ್ಯೋಧನನಿಗೆ ಪಟ್ಟಾಭಿಷೇಕ ಆಗಿಲ್ಲ ಎಲ್ಲ ಅವರ ಅಪ್ಪನಿಗೆ ಪಟ್ಟಾಭಿಷೇಕ ಆಗಿಲ್ಲ ಅವನು ಕರ್ಣನಿಗೆ ಹೇಗೆ ಪಟ್ಟಾಭಿಷೇಕವನ್ನು ಮಾಡಿದ ಮೊದಲು ಒಬ್ಬನನ್ನ ಪಾರ್ಲಿಮೆಂಟ್ ಮೆಂಬರ್ ಅಂತ ಘೋಷಣೆ ಮಾಡಿಬಿಡುವುದು ಕ್ಯಾಬಿನೆಟ್ ತಗೊಂಡ್ಬಿಡುವುದು ಆಮೇಲೆ ಎಲೆಕ್ಷನ್ಗೆ ನಿಲ್ಲಿಸುವುದು ನೋಡಿದಿರಲ್ಲ ಈಗಿನ ಪದ್ಧತಿ ಅದಕ್ಕೆ ಬೇಕಾದ್ದು ಸೇಫ್ ಕಾನ್ಸ್ಟಿಟ್ಯೂಟ್ ಎಲ್ಲಿರ್ತದೆ ಬಳ್ಳಾರಿಯಿಂದಲಾಗ್ಬೋದು ರಾಯಬರೇಲಿಯಿಂದಲಾಗ್ಬೋದು ಎಂಥ ಪೊಲೀಸ್ ಸಿಸ್ಟಮ್ ಕಾನ್ಸ್ಟಿಟ್ಯೂಷನ್ ಮರ್ಯಾದೆ ನೋಡಿ ಇದು ಸೆಲೆಕ್ಟ್ ಆಗಿ ಬಂದವ್ರನ್ನ ಮಾಡೋದು ಬಿಟ್ಟು ಮೊದಲೇ ಎಲ್ಲ ಉತ್ತರ ರಾಸಾಯನಿಕ ಮಾಡಿಬಿಡೋದು ಆಮೇಲೆ ಮೊದಲಿಂದ ಮಾಡಬೇಕಾದ್ರೂ ಮಾಡೋದು ಅಡಿಗೆ ಮಾಡಿ ಬಡಿಸಿ ಆಮೇಲೆ ಹರಿ ಓಮಂತ ಒಲೆ ಹೊಚ್ಚುವುದು ಕೆಲಸ ಮಾಡಿದ ಹಾಗೆ ದುರ್ಯೋಧನ ಮಾಡಿದ ಅಲ್ಲಿ ಭೀಷ್ಮ ಮತ್ತೆ ಅಡಿವಿದ ಅವನು ಕೇಳಬೇಕಾಗಿತ್ತು ಅಲ್ಲಿ ಲೈ ನಿನಗೆ ಪಟ್ಟಾಭಿಷೇಕ ಆಗಿಲ್ಲ ಹಂಗ ಅಂತ ಅವನಿಗೆ ಆತಕ್ಕೆ ರಾಜ್ಯವನ್ನು ಕೊಟ್ಟೆ ಕರ್ಣನಿಗೆ ಕೊಡೋದಕ್ಕೆ ಯಾರು ನಿನಗೆ ತೀರ್ಮಾನ ಕೊಟ್ಟಿದ್ರು ರಾಜ್ಯದ ಅಧಿಕಾರಿ ನಾನಲ್ಲವೇ ಅಂತ ಭೀಷ್ಮ ಒಂದು ಮಾತನ್ನ ಹೇಳಲಿಲ್ಲ ಇಂಥದ್ದು ಲ್ಯಾಪ್ಸ್ ಎಷ್ಟಾಯಿತು ಭೀಷ್ಮಂದು ನಿನ್ನೆ ಮೊನ್ನೆಯಿಂದ ಭೀಷ್ಮನ ಜನ್ಮ ಜಾರಾಡ್ತಾ ಕೂತಿದ್ದೇನೆ ನಾನು ವ್ಯಾಸಪೀಠದಿಂದ ಯಾಕೆ ಮಹಾಭಾರತ ಓದಿದ್ದೇನೆ ಇದ್ದ ಗ್ರಂಥವನ್ನು ಹೇಳ್ತಾರೆ ಭೀಷ್ಮ ತಪ್ಪು ಮಾಡಿದ ಆ ತಪ್ಪು ಮಾಡಿದ್ರಿಂದ ಕಾರಣನ ಕೊಬ್ಬು ಹೆಚ್ಚಾಯಿತು ತಾತನ ಎದುರಿಗೆ ಪಟ್ಟಾಭಿಷೇಕ ಮಾಡಿದ್ದೇನೆ ಬೇಕಾದವರು ಕೊಡ್ತೇನೆ ನನ್ನ ರಾಜ್ಯವನ್ನ ಯಾರು ಕೇಳ್ತಾರೆ ಎನ್ನುವ ಸೊಕ್ಕು ಉಂಟಾಯಿತು ದುರ್ಯೋಧನಿಗೆ ದುಷ್ಟರಿಗೆ ಪ್ರೋತ್ಸಾಹವನ್ನು ಪರೋಕ್ಷದಲ್ಲಿ ಹೀಗೆಲ್ಲ ಮಾಡಿಬಿಟ್ಟ ಭೀಮ ಭೀಷ್ಮ ಅದನ್ನು ದ್ರೋಣನು ಆಕ್ಷೇಪ ಮಾಡಲಿಲ್ಲ ಹಾಗಿದ್ರೆ ನೀವು ಪರೀಕ್ಷೆ ಮಾಡುವಂತ ಸ್ಪರ್ಧೆ ಬೆಳೆಯಿತು ಅರ್ಜುನ ಮಾಡಿ ತೋರಿಸಿದ ಎಲ್ಲ ಕೈ ಸೆಳಕವನ್ನು ಕರ್ಣನೂ ಮಾಡಿ ತೋರಿಸಿದ ಕರ್ಣ ಹೆಚ್ಚೆ ಅರ್ಜುನ ಹೆಚ್ಚೆ ಅಂತ ನಿರ್ಣಯ ಮಾಡುವುದಕ್ಕೆ ಆಗಲಿಲ್ಲ ಅಷ್ಟು ಚೆನ್ನಾಗಿ ಆಗಿ ಹೋಯಿತು ಇನ್ನೊಂದು ಮಾತು ಯುದ್ಧ ಭೂಮಿಗೆ ರಂಗಭೂಮಿಗೆ ಕರ್ಣ ಬಂದ ಕ್ಷಣದಲ್ಲಿ ಕುಂತಿಗೆ ಅಷ್ಟು ವರ್ಷ ಆಗಿದೆ ಹದಿನಾರು ವರ್ಷ ಹದಿನೈದು ವರ್ಷ ಆಗೋಗಿದೆ ಕುಂತಿಗೆ ಎದೆಯಲ್ಲಿ ಹಾಲು ಉಕ್ಕಿತು ಅಂತ ಬರೆದಿದ್ದಾರೆ ವೇದವ್ಯಾಸರು ಹಾಲು ಉಕ್ಕಿದ್ದನ್ನು ನೋಡಿ ಈ ಮಗುವನ್ನು ನೋಡಲಿಲ್ವಲ್ಲ ಅಂತಂದ್ರು ಎಂದೋ ಎಂಥದೋ ಒಂದು ಪಾಶ ಉಂಟಾಗಿ ನನ್ನ ಮಗ ಇರಬಹುದೇ ಎಂಬ ಅನುಮಾನವಾಗಿ ಅವಳ ಹೃದಯ ಇದು ಕರ್ಣ ನನ್ನ ಮಗ ನನ್ನ ಮಗ ಅಂತ ಹೇಳಿತು ಸಭೆಯಲ್ಲಿ ನನ್ನ ಮಗ ಅಂತ ಹೇಳಿ ಒಪ್ಕೊಂಡ್ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಬಾಯಿ ಬರುವಾಗ ಅವನಿಗೆ ದುರ್ಯೋಧನಿಂದ ಪಟ್ಟಾಭಿಷೇಕ ಆಗಿದ್ದನ್ನು ನೋಡಿ ಛೀ ಇದು ಸಮಯ ಸರಿಯಲ್ಲ ಅಂತ ಹಿಂಜರಿದಳು ಆ ಸಮಯ ಮತ್ತೆ ಬರಲೇ ಇಲ್ಲ ಇದು ದುರ್ವಿಧಿ ಇದು ಕರ್ಣನ ದುರ್ವಿಧಿಯೋ ಕುಂತಿಯ ದುರ್ವಿಧಿಯೋ ಯೋಚನೆ ಮಾಡಿಕೊಳ್ಳಿ ಅದಾದ ನಂತರದ ಮುಂದಿನ ಕಥೆ ದ್ರೋಣಾಚಾರ್ಯ ಹೇಳಿದ ಮಕ್ಕಳಿರ ನೀವ್ಯಾರು ಗುರುದಕ್ಷಿಣೆ ಕೊಡೋದಿದ್ದರೆ ಇವತ್ತು ಗುರುದಕ್ಷಿಣೆ ಕಾಲ ಇದೆ ಅಂತ ಫೀಸ್ ಕೇಳಿಬಿಟ್ಟ ಅವನು ಶಿಷ್ಯರು ಕೇಳಲಿಲ್ಲ ಗುರುದಕ್ಷಿಣೆ ಕೊಡಬೇಕೆ ಅಂತ ವಿದ್ಯಾಭ್ಯಾಸ ಮಾಡಿಸೋ ಮಾಡಿಸಿದ್ದೇನೆ ನಾನು ಮುಂದೆ ಹೋಗ್ತೇನೆ <clears throat> ಗುರುದಕ್ಷಿಣೆ ಯಾರು ಕೊಡ್ತೀರಿ ದುರ್ಯೋಧನ ಹೇಳಿದ ಏನು ಬೇಕು ಹೇಳಿ ಎಷ್ಟು ಬೇಕು ಎಷ್ಟು ಹಳ್ಳಿ ಬೇಕು ಎಷ್ಟು ಹಣ ಬೇಕು ಏ ಗದ್ದೆ ಅವಕಾಶ ಎಂದು ನಾನು ಏನು ಕೇಳ್ತೇನೆ ಅಂತ ತಿಳ್ಕೊಳ್ಳ್ದಿಯೇ ದುಡ್ಡು ಕೊಡ್ತೇನೆ ಅದು ನಿಮ್ಮಪ್ಪನ ಗಂಟೆ ನೋಯ್ತು ಯಾರದೋ ರಾಜ್ಯ ಯಾರದೋ ಮದುವೆ ಕುಂಡವನೇ ಜಾಣ ಹೇಳ್ತಾರೋ ನೋಡಿ ದುರ್ಯೋಧನಿಗೆ ಧಾರಾಳ ಹಂಚುವುದರಲ್ಲಿ ಪಾಂಡವರು ಕೂಡಿಟ್ಟ ಹಣ ರಾಜಸೂಯಾಗದಲ್ಲಿ ಎಷ್ಟು ಕೂಡಿದ್ರು ಅದೆಲ್ಲವನ್ನೂ ಬೆಂಡೆತ್ತಿ ಹಾಳು ಮಾಡಿ ಅಪವ್ಯಯ ಮಾಡಿ ಮಹಾಭಾರತ ಯುದ್ಧಕ್ಕೆ ಕೃಷಿಕರ ಮೇಲೆ ಹತ್ತು ವರ್ಷಗಳಿಗಾಗುವಷ್ಟು ಕಂದಾಯವನ್ನು ಮುಂಗಡವಾಗಿ ಸ್ವೀಕಾರ ಮಾಡಿ ಯುದ್ಧವನ್ನು ಮಾಡಿದ ಈ ಪಾಪಿ ಬರೆದಿದ್ದಾರೆ ವೇದವ್ಯಾಸರು ಟೆನ್ ಇಯರ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಕೇಳಿದ್ದೀರಾ ಎಲ್ಲಾದರೂ ಹೇಳೋಕೆ ಭಯ ಎಲ್ಲರೂ ಮಾಡಿಬಿಡ್ತಾರೋ ಅಂತ ನಮಗೆ ಈ ವಾಹನಗಳಿಗೆ ಮಾಡ್ತಾ ವೆಹಿಕಲ್ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಅಂತ ಒಂದು ಮಾಡಿದ್ದಾರೆ ದುರ್ಯೋಧನ ಮಾಡಿದ ಟ್ಯಾಕ್ಸ್ನ ವಿಷಯವನ್ನು ಹೇಳ್ತಾರೆ ಶಾಂತಿ ಬರೋದಲ್ಲ ಒಂದು ಭಾಗದಲ್ಲಿ ಇದು ಒಂದು ಹೇಳೆ ಎಷ್ಟು ಕಷ್ಟ ಇದೆ ನೋಡಿ ಸೇರಿಸೋದು ಆಮೇಲೆ ಕೌರವರು ಕೇಳಿದ್ರು ನಿಮಗೇನು ಬೇಕು ಗುರುದಕ್ಷಿಣೆ ನೀವು ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಹೇಳ್ತೇನೆ ಮೊಂಡ ದ್ರೋಣ ಮೊದಲೇ ಬಿಟ್ಟು ಬಿಟ್ಟು ಏನ್ ಕೇಳಿ ಸರ್ ಏನು ಬೇಕಾದ್ರೆ ಕೇಳಿ ಕೊಡ್ತೇವೆ ಅಂದ್ರು ಏನಿಲ್ಲ ದ್ರುಪದ ಮಹಾರಾಜನನ್ನ ಹೆಡಮುರಿಗೆ ಕಟ್ಟಿ ತಂದು ತಂದು ನಾನು ಮಂಚದ ಕಾಲಕ್ಕೆ ಕಟ್ಟಬೇಕು ಈ ಗುರುದಕ್ಷಿಣೆ ಬ್ರಾಹ್ಮಣ ಕೇಳೋ ಗುರುದಕ್ಷಿಣೆ ನೋಡಿ ಇದು ದುರ್ಬ್ರಾಹ್ಮಣ ಕೇಳೋ ವಿಷಯ ನಿಮಗೇನು ಲಾಭ ಆಯಿತು ಅವನು ತಂದು ಮಂಚ ಕಟ್ಟು ಸೇಡ್ ತೀರಿತು ಅಲ್ಲ ಸೇಡ್ ಅನ್ನುವುದು ಅತ್ಯಂತ ನಿಕೃಷ್ಟವಾದ ಭಾವನೆ ಬ್ರಾಹ್ಮಣನ ಕೂಡುದು ಬ್ರಾಹ್ಮಣಾನಾಂ ಕ್ಷಮಾಬಲಂ ಕ್ಷಮೆ ಎಂಬ ದೊಡ್ಡ ಕೂಡ ಇರಬೇಕು ಬ್ರಾಹ್ಮಣನಿಗೆ ಭೂಮಿಗೆ ಮಕ್ಕಳು ಎಷ್ಟು ತಪ್ಪನ್ನು ಮಾಡಿದ್ರು ಸಹನೆ ಮಾಡಿಕೊಳ್ಳುವ ಗುಣವಿರುವಂತೆ ಒಬ್ಬ ನಿಜವಾದ ಬ್ರಾಹ್ಮಣ ಅಂದ್ರೆ ವಸಿಷ್ಠರ ಹಾಗೆ ವಿಶ್ವಾಮಿತ್ರ ಮೇಲೆ ಕೊನೆಯ ತನಕ ಏನು ಹಗೆತನ ಸಾಧಿಸಲಿಲ್ಲ ಅದು ನಿಜವಾದ ಬ್ರಾಹ್ಮಣ್ಯ ಅದಿಲ್ಲ ಇವನಿಗೆ ಸೇಡು ಅಷ್ಟೇ ತಾನೇ ದ್ರುಪದನ ಬರೋ ತಾನೇ ಮಾಡ್ತೇವೆ ಅಂದ್ರು ದ್ರುಪದನ ಊರಿಗೆ ಕಾಂಪಿಲ್ಲಕ್ಕೆ ಹೋದ್ರು ಇಲ್ಲಿ ಯಾರೀ ದ್ರುಪದ ಮಹಾರಾಜರು ಅಂತ ಕೇಳಿದ್ರು ಹಾಗೇನು ಕೇಳೋದು ಇಲ್ಲೆಲ್ಲ ಪೋಸ್ಟ್ ಮಾಸ್ಟರ್ ಜನರಲ್ ಆಫೀಸ್ ಅಂತಿದ್ದೆಲ್ಲ ಎಲ್ಲಿ ಅಂತ ಕೇಳಿದ್ರೆ ಟೆರರಿಸ್ಟ್ ಆಗಿದ್ದೆ ಅಂತ ತೋರಿಸ್ತಾರೆ ನಿಮಗೆ ಯಾಕ್ರೆ ಏನಾಗಬೇಕಾಗಿತ್ತು ಎಲ್ಲಿ ಸ್ವಲ್ಪ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ನಮ್ಮ ಗುರುಗಳು ಮನಸ್ಸಿಗೆ ಕಟ್ಟಬೇಕಾಗಿತ್ತು ಕೇಳಿದ್ರು ನಾಲ್ಕು ಕೊಟ್ಟರು ಹಲ್ಲು ಮುರಿದ್ರು ತಗೊಂಡೋಗಿ ದ್ರುಪದನಿಗೆ ಒಪ್ಪಿಸಿದ್ರು ನಿಮ್ಮನ್ನು ಹಿಡ್ಕೊಂಡು ಹೋಗೋಕೆ ಬಂದಿದ್ದಾರೆ ಅಂತ ನೋಡಿ ಬುದ್ಧಿ ಬುದ್ಧಿಗಡಿಗಳು ಹದಿನೆಂಟು ವರ್ಷದ ಹುಡುಗರು ಸಾಲಾಗಿ ತಂಗು ಮುಂಜಿ ನೂರು ಜನ ಕಟ್ಟಿ ಹಾಕಿದ್ದಾರೆ ಕಂಬಕ್ಕೆ ಒಂದು ದಿವಸ ಆಯ್ತು ಎರಡು ದಿವಸ ಊಟ ಇಲ್ಲ ಆಹಾರವಿಲ್ಲ ಎಲ್ಲಿ ಹೋದ್ರೂ ಗೊತ್ತಿಲ್ವಲ್ಲ ಮಕ್ಕಳು ಏನಿಲ್ಲ ಗುರುದಕ್ಷಿಣೆ ತಗೊಂಡ್ಬರ್ಬೇಕು ಅಂತ ಹೋಗಿದ್ದಾರೆ ಬರ್ತಾರೆ ದ್ರೋಣ ಆಯ್ ಕಟ್ಟಿಬಿಟ್ಟು ಕೊಡಲಿಲ್ಲ ಆಮೇಲೆ ಪಾಂಡವರು ನೋಡಿದ ಅರ್ಜುನ ಗುರುದಕ್ಷಿಣೆ ಕೊಡ್ತೀಯೇನೋ ಅಂದ್ರೆ ಏನ್ ಬೇಕು ಗುರುಗಳೇ ಆ ದ್ರೋಣ ನನ್ನ ದ್ರುಪದನನ್ನು ಬರಬೇಕು ಮತ್ತೆ ನಿಮ್ಮ ಸೋದರನ್ನು ಏನೋ ಮಾಡಿದ್ದಾನೆ ಅಂತ ಕಾಣುತ್ತೆ ಅವ್ರನ್ನೂ ಬರಬೇಕು ಮಾಡ್ತೇನೆ ಭೀಮಾರ್ಜುನರು ರಥವೇರಿ ಹೋದರು ರಥವೇರಿ ಹೋಗಿ ಉಪಾಯದಲ್ಲಿ ದ್ವಾರಪಾಲಕರನ್ನೆಲ್ಲ ಬಂಧಿಸಿ ನಿಶಸ್ತ್ರೀಕರಣ ಮಾಡಿ ದೃಪದನ ಅರಮನೆಯ ಒಳಕ್ಕೆ ಹೊಕ್ಕು ಚತುರ್ವಿಧ ಉಪಾಯಗಳನ್ನು ಮಾಡಿ ಆ ದೃಪದನನ್ನು ಹಿಡಿದು ತಲೆ ಕಾಲು ಈ ತುಂಟ ಆಕಳಿಗೆ ಮಾಡುವ ಹಾಗೆ ಹಗ್ಗ ಕಟ್ಟಿ ರಸದಲ್ಲಿ ಹಡಮರಿಗೆ ಹಾಕೊಂಡು ಬಂದು ದ್ರೋಣಾಚಾರ್ಯ ಮಲಗಿರುವಾಗ ಬಾಗಲು ತಟ್ಟಿ ಗುರುಗಳೇ ಪಶು ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಅವನ ಮಂಚು ಕಟ್ಟಿ ಹಾಕಿಬಿಟ್ಟು ಎದ್ದು ಕೂತ ದ್ರೋಣ ಅವನನ್ನು ನೋಡಿದ ಓಹೋ ಮಹಾರಾಜರು ಯಾವಾಗ ಬರೋಣವಾಯಿತು ಈಗ ತಾನೇ ಬಂದು ನಿಮ್ಮ ದರ್ಶನಕ್ಕೆ ಹೇ ಅರ್ಜುನ ಇವ್ರನ್ನ ಯಾಕೋ ಮಂಚ ಕಟ್ಟಿದ್ದೀಯೇ ಬಿಟ್ಬಿಡು ಎಂಬುದಾಗಿ ಹೇಳಿ ಅಯ್ಯ ಧ್ರುಪದ ಮಹಾರಾಜ ರಾಜ್ಯ ಭೋಗ ಕೋಶ ವಿದ್ಯೆ ಸಮವಾಗಿದ್ದವ್ರಲ್ಲಿ ಮಾತ್ರ ವ್ಯವಹಾರ ಅಂತ ಹೇಳಿದೆಯಲ್ಲ ಇವತ್ತು ನಾನು ನೀವು ಸಮವಾಗಿದ್ದೇವೆ ಹೇಗೆ ನಾನು ಶಿಷ್ಯರ ಕೈಯಲ್ಲಿ ಮಾಡಿಸಿದ್ದೇನೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಒಂದು ಕಾಲದಲ್ಲಿ ಹೇಳಿದ್ದೆ ಕೊಡದೇ ಇದ್ದರೆ ಬೇಡ ಆದ್ರೆ ನಾನು ಈಗ ಸಮವಾಗಿದ್ದೇನೆ ಅಂತ ತೋರಿಸೋದು ಬೇಕಾಗಿತ್ತು ಎಂಥ ಶಿಷ್ಯರನ್ನು ಪಡೆದೆ ಅಂದಾಗ ವಿಧಿ ಇಲ್ಲದೆ ದ್ರೋಣ ಅರ್ಧ ರಾಜ್ಯವನ್ನು ಬಿಟ್ಟುಕೊಟ್ಟ ಪಾಂಚಾಲ ರಾಜ್ಯದ ಉತ್ತರ ಭಾಗ ಏನಿತ್ತು ಗಂಗೆಯಿಂದ ಮೇಲಕ್ಕೆ ಅದನ್ನೆಲ್ಲ ದ್ರೋಣರಿಗೆ ಬಿಟ್ಟುಕೊಟ್ಟ ಅದರಿಂದ ಕೆಳಗಿನ ಭಾಗವನ್ನು ತಾನಿಟ್ಟುಕೊಂಡ ಆ ಮೇಲಿನ ಭಾಗಕ್ಕೆ ಅಹಿಚ್ಛತ್ರ ಎಂಬುದಾಗಿ ಹಳೆ ಹೆಸರು ಈಗಿನ ಹೆಸರು ಅದಕ್ಕೆ ಗುರುಗಾಂವ್ ಗುರುಗ್ರಾಮ್ ಡೆಲ್ಲಿ ಹತ್ರ ಗುರುಗಾಂವ್ ಇದೆ ನೋಡಿ ದ್ರೋಣಾಚಾರ್ಯ ರಾಜಬಾಡು ಮಾಡಿದ ಜಾಗ ಅದು ಒಮ್ಮೆಯೂ ಆ ರಾಜಧಾನಿ ವಿಸಿಟ್ ಕೊಡಲಿಲ್ಲ ಅವನು ಮಹಾಭಾರತ ಯುದ್ಧದಲ್ಲಿ ಸ್ವಂತ ರಾಜ್ಯಕ್ಕೆ ಒಮ್ಮೆಯೂ ಭೇಟಿ ಕೊಡು ಕಾನ್ಸ್ಟಿಟ್ಯೂಯನ್ಸಿಗೆ ಒಮ್ಮೆಯೂ ಭೇಟಿ ಕೊಡದೆ ಅದು ಮೂರು ಜನ ಎಂಪಿಗಳು ಯಾರು ಅಂದ್ರೆ ಒಬ್ಬ ಕಾರಣ ರಾಜ್ಯಕ್ಕೆ ಹೋಗಲಿಲ್ಲ ಇನ್ನೊಬ್ಬ ಗಾಂಧಾರ ರಾಜ ಶಕುನಿ ಇನ್ನೊಬ್ಬವ ಈ ದ್ರೋಣ ಒಮ್ಮೆಯೂ ರಾಜ್ಯಕ್ಕೆ ಹೋಗಲಿ ಇಲ್ಲೇ ಪಿಂಡ ತಿನ್ಕೊಂಡು ಬಿದ್ದಿದ್ರು ಹೊಸನಾವತಿಯಲ್ಲಿ ಈ ಮೂರು ಸೇರಿ ಎಂಥ ಕಿತಾಪತಿ ಮಾಡಿದ್ರು ಮಹಾಭಾರತ ನೋಡಿದ್ದೀರಿ ಅದಾದ ಮೇಲೆ ಇನ್ನೊಂದೆರಡು ವರ್ಷ ಕಳೆಯಿತು ಜನಗಳೆಲ್ಲ ಯುಧಿಷ್ಠರನನ್ನು ಕೊಂಡಾಡ್ತಾ ಇದ್ದಾರೆ ಭೀಷ್ಮನಿಗೆ ಕಿವಿಗೆ ಸಮಾಚಾರ ಉಂಟಾಯಿತು ವಿದುರ ದಿನಂಪ್ರತಿ ಏನಾರು ನೆಪ ಮಾಡಿಕೊಂಡು ಭೀಷ್ಮನ ಹತ್ರ ಬರೋವನು ಏನಪ್ಪಾ ಮಹಾಮಂತ್ರಿ ಏನು ಸಮಾಚಾರ ಅಂದ್ರೆ ಬುದ್ಧಿ ದಿವಸ ಆಗ್ತಾ ಇದೆ ಯುವರಾಜ್ಯ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಯಾರಿಗೋ ಭೀಮಸೇನಿಗೇನೋ ಅಥವಾ ದುರ್ಯೋಧನನಿಗೋ ಯಾರಿಗೋ ಅಂದ್ರೆ ಯಾಕೆ ಬುದ್ಧಿ ಈಗೆಲ್ಲ ಹೇಳ್ತೀರಿ ಪಾಂಡು ಮಹಾರಾಜರಾದ ಮೇಲೆ ರಾಜ್ಯ ಧರ್ಮರಾಜನ ತಾನೇ ಸೇರಬೇಕು ಚಕ್ರವರ್ತಿ ಮಗ ಅವನೇ ನೀವು ಕುರುಡನ ತೊರೆ ಕುರುಡ ಜ್ಯೇಷ್ಠ ಇರಬಹುದು ಕುರುಡನ ರಾಜ್ಯವಿಲ್ಲ ಕುರುಡನ ಮಕ್ಕಳಿಗೆ ರಾಜ್ಯವಿಲ್ಲ ಇದನ್ನು ಹೇಳಿ ಹೇಳಿ ಹೇಳಿ ಭೀಷ್ಮನ ಮನಸ್ಸನ್ನು ಅರ್ಧಂಬರ್ಧ ತಯಾರು ಮಾಡಿದ್ದ ಭೀಷ್ಮನಿಗೆ ಸ್ವಂತ ಬುದ್ಧಿಯಿಂದ ಧರ್ಮರಾಜನಿಗೆ ರಾಜ್ಯ ಕೊಡಬೇಕೆನ್ನುವ ಸಂಕಲ್ಪವಿರಲಿಲ್ಲ ಕೆಲವು ಜನ ಗವರ್ನರ್ಗಳಿಗೆ ರೋಗ ಬರ್ತದೆ ಕೆಲವು ಸಲ ಸ್ಪೀಕರ್ಗಳಿಗೆ ಬರ್ತದೆ ರೋಗ ಏನು ಮಾಡಿ ಯಾರನ್ನ ಕರಿಬೇಕು ಯಾರು ಪಾರ್ಟಿ ಮಾಡಬೇಕು ಸರ್ಕಾರ ಮಾಡಬೇಕು ಆ ಬುದ್ಧಿ ವೈಮುಖ್ಯ ಉಂಟಾದರೆ ದುರ್ಬುದ್ಧಿ ಇದ್ರೆ ಕೇಳೋದೇ ಬೇಡ ಭೀಷ್ಮನಿಗೆ ಸ್ವಂತ ಬುದ್ಧಿ ಇಲ್ಲ ಇವನು ಪಂಪ್ ಮಾಡಿ ಮಾಡಿ ಮಾಡಿ ಕೊನೆಯಲ್ಲಿ ಯುಧಿಷ್ಠರನಿಗೆ ಯೌವರಾಜ್ಯವೆಂಬ ಪಟ್ಟಾಭಿಷೇಕದ ನಾಟಕವನ್ನು ಮಾಡಿದ ಇದು ಒಂದು ಮುಖ್ಯವಾದ ಘಟ್ಟ ಯುಧಿಷ್ಠರ ಪಟ್ಟಾಭಿಷೇಕ ಇದು ಪೂರ್ಣ ಪಟ್ಟಾಭಿಷೇಕ ಅಲ್ಲ ಯೌವರಾಜ್ಯ ಪಟ್ಟಾಭಿಷೇಕ ಎಷ್ಟು ಭಾಗಕ್ಕೆ ಸಮಸ್ತ ರಾಜ್ಯಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಲಾ ಪಾಯಿಂಟ್ ಸಮಸ್ತ ಕುರುವಂಶದ ರಾಜ್ಯಕ್ಕೆ ಯುಧಿಷ್ಠರನಿಗೆ ಯುವರಾಜನೆಂಬ ಪಟ್ಟ ಉಂಟಾಯಿತು ಇವತ್ತಲ್ಲ ನಾಳೆ ಅವನೇ ಮುಂದಿನ ಚಕ್ರವರ್ತಿ ಅಂತ ಘೋಷಿಸಲಾಯಿತು ಈಗ ಬರೀ ಪ್ರಿನ್ಸ್ ಮುಂದೆ ಅವನೇ ಎಂಪರರ್ ಚಕ್ರವರ್ತಿ ಆಗ್ತಾನೆ ಅದಕ್ಕೂ ಮುಂದೆ ಮುಹೂರ್ತಗಳನ್ನು ನೀಡ್ತಾರೆ ಯಾವಾಗ ಯುವರಾಜ ಪಟ್ಟಾಭಿಷೇಕವಾಯಿತು ದುರ್ಯೋಧನನಿಗೆ ಹೊಟ್ಟೆ ಉರಿ ಹೆಚ್ಚಾಯಿತು ಶಕುನಿ ಹೇಳ್ತಿದ್ದಾನೆ ಏನೋ ಇದು ನಿಮ್ಮ ತಂದೆ ಅನರ್ಥ ಮಾಡಿಬಿಟ್ಟ ಧೃತರಾಷ್ಟ್ರ ಮಗು ನಾ ಬದುಕಿರುವಾಗ ನೀ ಇದು ಸ್ಥಿತಿಯೇ ಏನಪ್ಪ ನನ್ನ ಕೈಲಿ ಒಂದು ಪಟ್ಟಾಭಿಷೇಕ ಮಾಡೋಕ್ಕಾಗಲಿಲ್ವಲ್ಲ ಬೇಕಾದಷ್ಟು ಸಲೂನುಗಳಿದೆ ಪಟ್ಟಾಭಿಷೇಕಕ್ಕೆ ಇವನು ಪಟ್ಟಾಭಿಷೇಕ ಆಗಲಿಲ್ವಲ್ಲ ಏನು ಮಾಡುವುದು ಅಯ್ಯೋ ಯುಧಿಷ್ಠನ ಮಾಡಿಬಿಟ್ರಲ್ಲ ಅವನೇ ಮುಂದೆ ದೊರೆಯಾಗ್ತಾನಲ್ಲ ಏನಾರು ಉಪಾಯ ಮಾಡಬೇಕು ಏನಾರು ಉಪಾಯ ಮಾಡಬೇಕು ದುರ್ಯೋಧನ ಮೊದಲೇ ಕಂಗಾಲು ಮಾಮ ಮಾಮಾಶ್ರೀ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಕೇಳಿದ ಸ್ವಲ್ಪ ತಾಳು ಮಾಡ್ತೇನೆ ಅಂತ ರಹಸ್ಯದಲ್ಲಿ ಪತ್ರವನ್ನು ಬರೆಸಿ ಗಾಂಧಾರ ರಾಜ್ಯದಿಂದ ಇಂಪೋರ್ಟೆಡ್ ಒಬ್ಬ ಮಿನಿಸ್ಟರ್ ಕಣಿಕನೆಂಬ ಮಂತ್ರಿ ಭರದ್ವಾಜ ಗೋತ್ರದ ಬ್ರಾಹ್ಮಣ ಅತ್ಯಂತ ದುರ್ಬುದ್ಧಿ ಅಷ್ಟು ದುರ್ಬುದ್ಧಿ ಯಾರಿಗೂ ಇದ್ದಿದ್ದಿಲ್ಲ ಗಿನ್ನಿಸ್ ರೆಕಾರ್ಡಲ್ಲಿ ಆಗಬಹುದು ಆ ಕಣಿಕನನ್ನು ಕರೆಸಿದ ಯಾಕೆ ಇದು ಸೂಪರ್ ಪ್ರೈಮ್ ಮಿನಿಸ್ಟರ್ ವಿದುರನ್ ತಲೆ ಮೇಲಿಡುವುದಕ್ಕೆ ಮಹಾಮಂತ್ರಿ ಪ್ರಧಾನಿ ವಿದುರ ಹೆಸರಿಗೆ ಅವನ ತಲೆ ಮೇಲೆ ಇವನು ಪ್ರೈಮ್ ಮಿನಿಸ್ಟರ್ ಯಾಕೆ ಇವನು ಮಾತೇ ಕೇಳ್ತಿದ್ದು ಅವನಿಗೆ ಸಕಲ ರಾಜೋಪಚಾರಗಳನ್ನು ಮಾಡಿ ಧೃತರಾಷ್ಟ್ರನಿಗೆ ಅವನಿಗೆ ಪರಿಚಯವನ್ನು ಮಾಡ್ತಾ ದಿವಸ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಧೃತರಾಷ್ಟ್ರನ ಜೊತೆಯಲ್ಲಿರ್ತಾ ಇರ್ತಾ ಕ್ರಮದಲ್ಲಿ ಅವನ ಬುದ್ಧಿಯನ್ನು ಕೆಡಿಸುವುದಕ್ಕೆ ಆರಂಭ ಮಾಡಿದ ಕಣಿಕ ನೀತಿ ಆರಂಭವಾಗ್ತಾ ಇದೆ ಇನ್ನೊಂದು ಐದು ನಿಮಿಷ ಹೇಳಿ ನಿಲ್ಲಿಸ್ಕೊಳ್ತೇನೆ ಅತಿಕ್ರಮ ಮಾಡುವುದಿಲ್ಲ ವೇಳೆಯನ್ನ ನಾ ಹೇಳಿದ ಮೇಲೆ ಗಡಿಯಾರ ನೋಡ್ತಿದ್ದೀರಿ ಬಹಳ ಬುದ್ಧಿವಂತರು ನೀವೆಲ್ಲ ಮಹಾಭಾರತ ಕಾಲದಲ್ಲಿ ಈ ರಾಜನೀತಿ ಪೊಲಿಟಿಕಲ್ ಸೈನ್ಸ್ ಪಾಲಿಟಿ ಇದು ಮೂರು ರೀತಿಯ ಶಾಸ್ತ್ರ ಪ್ರಸಿದ್ಧಿಯಲ್ಲಿತ್ತು ಒಂದು ಔಟ್ ಆಫ್ ಡೇಟ್ ಆಗಿತ್ತು ಕಾಲಾತಿಕ್ರಮ ಇನ್ನೊಂದು ಅರ್ಧಂಬರ್ಧ ಚಾಲ್ತಿಯಲ್ಲಿತ್ತು ಇನ್ನೊಂದು ಪ್ರಮುಖವಾಗಿ ಮುಂದಕ್ಕೆ ಬರುವ ಸೂಚನೆಯಲ್ಲಿತ್ತು ಇದು ನೀವು ತಿಳ್ಕೊಳ್ಳದೇ ಇದ್ರೆ ಮಹಾಭಾರತ ನಿಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ಅಲ್ಲ ಇವತ್ತಿನ ಜಗತ್ತು ನಿಮಗೆ ಅರ್ಥ ಆಗೋದಿಲ್ಲ ನೀತಿಶಾಸ್ತ್ರಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ನೀತಿಶಾಸ್ತ್ರಗಳನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಹೆಸರಿಸ್ತಾನೆ there is a great tradition of Hindu political science ನಾವೆಲ್ಲ ಮರೆತು ಬಿಟ್ಟಿದ್ದೇವೆ ಈಗ ಸಿಕ್ಕೋದು ಒಂದು ಇಪ್ಪತ್ತೈದು ಸಿಕ್ಕುತ್ತೆ ನಮಗೆ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ ಯಾವ ನೀತಿ ಅನುಸರಿಸಬೇಕು ಅದರಲ್ಲಿ ತುಂಬ ಪ್ರಾಚೀನವಾದದ್ದು ಬೃಹಸ್ಪತಿ ನೀತಿ ದೇವಗುರು ಬೃಹಸ್ಪತಿ ಏನು ಹೇಳ್ತಾನೆ ಇವತ್ತು ಬೃಹಸ್ಪತಿ ನೀತಿ ಶಾಸ್ತ್ರ ಯಾವುದೋ ಒಂದು ರೂಪದಲ್ಲಿ ಗ್ರಂಥ ಸಿಗ್ತದೆ ಅದು ಪೂರ್ಣವೋ ಅಪೂರ್ಣವೋ ಇದು ಆಥೆಂಟಿಕ್ವೋ ನಮಗೆ ಗೊತ್ತಿಲ್ಲ ನಾವು ಓದಿದ್ದೇವೆ ಶುಕ್ರ ನೀತಿ ಓದಿದ್ದೇವೆ ಕಣಕ ನೀತಿ ಅಲ್ಲಲ್ಲೇ ಗೊತ್ತಾಗುತ್ತೆ ಯಾವುದು ಗ್ರಂಥ ಬೇಕಿಲ್ಲ ನಿಮಗೆ ಮುಖ್ಯವಾಗಿ ಹೇಳ್ತಾರೆ ಕನ್ಫ್ಯೂಸ್ ಆಗೋದು ಬೇಡ ಉಪನ್ಯಾಸ ಕೊನೆಯಲ್ಲಿ ಬೃಹಸ್ಪತಿ ದೇವಗುರುವಾದದ್ದರಿಂದ ಅಸುರರನ್ನು ದೈತ್ಯರನ್ನ ದಾನವರನ್ನ ಗೆಲ್ಲುವುದಕ್ಕೆ ದೇವೇಂದ್ರನ ಮಂತ್ರಿಯಾಗಿ ಬೃಹಸ್ಪತಿ ಏನು ನೀತಿ ಅನುಸರಣೆ ಮಾಡ್ತಿದ್ದ ಅಂದ್ರೆ ಆದಷ್ಟು ದೈವ ನಿರ್ಮಿತ ರೀತಿಗಳಲ್ಲಿ ಒಳ್ಳೆ ಕೆಲಸವನ್ನು ಒಳ್ಳೆ ರೀತಿಯಿಂದ ಮಾಡಬೇಕು ದುರ್ಬುದ್ಧಿ ಇಲ್ಲ ಯಾಕೆ ಅವನು ದೇವಗುರು ಈ ಬೃಹಸ್ಪತಿ ಅಂದರೆ ಯಾರು ಬ್ರಹ್ಮಣಸ್ಪತಿ ಅಂದರೆ ಯಾರು ವೇದಗಳಲ್ಲಿ ಅವನಿಗೆ ಹೇಳುವ ಮಂತ್ರದಲ್ಲಿ ಒಂದನ್ನ ಇವತ್ತು ನಾವು ಶಿವಪುತ್ರನಾದ ಗಣಪತಿಗೆ ಹೇಳ್ತೇವೆ ಗಣಾನಂತ ಅಂತ ಗಣಪತಿ ಗುಂಹವಾಮಹೇ ಗೃತ್ಸಮದರೆಂಬ ಮಹರ್ಷಿಗಳು ಇದು ಕವಿಂಕಬೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಹೇಳ್ತಾರಲ್ಲ ಗಣಪತಿ ಮಂತ್ರ ಗಣಪತಿ ಅಂದ್ರೆ ದೇವಗಣಗಳಿಗೆ ಒಡೆಯ ಬುದ್ಧಿಯಲ್ಲಿ ತುಂಬ ಬುದ್ಧಿವಂತ ಗಣಪತಿಯೇ ಬೃಹಸ್ಪತಿ ಅಷ್ಟಿಟ್ಕೊಳ್ಳಿ ಗಣಸ್ ಗಣಪತಿಗೆ ಪ್ರತ್ಯೇಕವಾದ ಮಂತ್ರ ಇಲ್ಲ ಬೃಹಸ್ಪತಿ ಸೂಕ್ತಗಳೆಲ್ಲ ಅದಕ್ಕೆ ಅನುಗುಣವಾಗಿವೆ ಇದು ರಿಸರ್ಚ್ ಮಾಡಿ ಇನ್ನು ಪುಸ್ತಕ ಬರೀಬೇಕಾದ ವಿಷಯ ಆ ಬೃಹಸ್ಪತಿ ನೀತಿಯಲ್ಲಿ ನೇರವಾಗಿ ನಡ್ಕೊಳ್ಬೇಕು ಶತ್ರುಗಳಲ್ಲಿಯೂ ನೇರವಾಗಿ ನಡೆದುಕೊಳ್ಳಬೇಕು ಕಪಟವನ್ನು ಆಚರಣೆ ಮಾಡಬಾರದು ಬೇರೆ ದಾರಿ ಇಲ್ಲದಿದ್ದರೆ ಸ್ವಲ್ಪ ಅಲ್ಲಿ ಇಲ್ಲಿ ಯುಕ್ತಿಗಳನ್ನು ಮಾಡಬಹುದು ಆದರೆ ಅಧರ್ಮ ಮಾರ್ಗ ಸಲ್ಲದು ಸನ್ಮಾರ್ಗದಿಂದಲೇ ಅಸುರರನ್ನು ಗೆಲ್ಲಬೇಕು ಇದು ಬೃಹಸ್ಪತಿ ನೀತಿ ಇದು ಯಾತಕ ಪ್ರಸ್ತುತ ಮಹಾಭಾರತ ಕಾಲದಲ್ಲಿ ಬರೀ ಕುತಂತ್ರವನ್ನೇ ಮಾಡುವವರಿಗೆ ನೀವು ಒಳ್ಳೆ ರೀತಿಯಿಂದಲೇ ದಾರಿಗೆ ಬರಬೇಕು ಅಂದ್ರೆ ಮಹಾತ್ಮ ಗಾಂಧಿಯವರು ಗುಂಡು ಹಾಕಿಕೊಂಡಾಗ ಆಗ್ತದ ಆಗುವುದಿಲ್ಲ ಮೌಂಟ್ ಬೇಟನ್ನು ಈ ದೇಶವನ್ನು ಒಡೆಯುವುದಕ್ಕೆ ಲೇಡಿ ಮೈಂಟ್ ಬೌಟನ್ನನ್ನೇ ದೊಡ್ಡ ಶಸ್ತ್ರವನ್ನಾಗಿ ಪ್ರಯೋಗ ಮಾಡಿದ ಹೆಂಡತಿಯನ್ನೇ ವಜ್ರಾಯುಧ ಮಾಡಿಬಿಟ್ಟ ಅವನು ನಿಜಲಿಂಗಪ್ಪನವರು ಬರೆದಿದ್ದಾರೆ ಇನ್ನೂ ಅನೇಕರು ಬರೆದಿದ್ದಾರೆ ಎಲ್ಲ ಒಳ್ಳೆ ಗ್ರಂಥಗಳನ್ನು ಓದಿದ್ದೇನೆ ಈ ದೇಶ ವಿಭಜನೆಯಾದದ್ದು ಗಾಂಧಿಯಿಂದ ಅಲ್ಲ ನೆಹರೂವಿನಿಂದ ರಾತ್ರಿ ತನಕ ಈ ದೇಶ ವಿಭಜನೆ ಆಗೋದಿಲ್ಲ ಅಂತ ಹೇಳಿದ್ದೆ ಅದು ಬೆಳಗ್ಗೆ ಎದ್ದು ಕೂಡಲೇ ರ್ಯಾಡ್ ಕ್ಲಿಫ್ ಕಮಿಟಿ ದೇಶ ವಿಭಜನೆಗೆ ಒಪ್ಪಿಗೆ ಇದೆ ಸೈನ್ ಹಾಕೊಟ್ಟ ವಿತೌಟ್ ಕನ್ಸಲ್ಟಿಂಗ್ ಗಾಂಧಿ ನೆಹರು ಮಾಡಿದ ಕೆಲಸ ಯಾಕಾಯಿತು ಅವನು ಒಡೆದ ಕುತಂತ್ರವನ್ನು ಮಾಡಿದ ಬ್ರಿಟಿಷ್ ದೇಶಕ್ಕೆ ಒಳ್ಳೆಯದಾಗಲಿ ಭಾರತ ಅನ್ಯಾಯವಾಗಲಿ ಅಂತ ಬೆಂಕಿ ಹಚ್ಚಿ ಎರಡು ಚೂರು ಮಾಡಿದ್ದನ್ನು ಮೂರು ಚೂರಾಗಿ ದೂರ ದೂರದಲ್ಲಿದ್ದವರು ಒಂದೇ ಧರ್ಮದವರು ಮತದವರು ಕೂಡಿ ಬಾಳಬಹುದು ಜಿನ್ನಾ ಸೂತ್ರಕ್ಕೆ ಬೆಂಕಿ ಹಚ್ಚಿಬಿಟ್ರು ಒಂದೇ ಮುಸಲ್ಮಾನರು ಬಾಂಗ್ಲಾದೇಶದವರು ಪಶ್ಚಿಮ ಪಾಕಿಸ್ತಾನದವರು ಬೇರೆಯಾದರು religion not unite man what can unite is only dharma ಇದು ನಾವು ಹೇಳಿದ್ದು ಟೂ ನೇಷನ್ ಥಿಯರಿ ಅಲ್ಲ ಇದು ಪಾಲಿಟಿಕ್ಸ್ ಅಲ್ಲಿ ತನಕ ಹೋಗ್ತದೆ ನೋಡಿ ಮಹಾಭಾರತ ಓದುವಾಗ ಪಾಲಿಟಿಕ್ಸ್ ಎಲ್ಲ ಅರ್ದು ಕರೆದು ಕೊಡಿಸಬೇಕಾಗುತ್ತೆ ನಿಮಗೆ ಬೃಹಸ್ಪತಿ ನೀತಿ ದೇವತೆಗಳ ಕಾಲದಲ್ಲೇ ನಡೆಯಲಿಲ್ಲ ಬಲಿಚಕ್ರವರ್ತಿಯನ್ನು ಮೋಸದಿಂದಲೇ ಭಗವಂತ ವಂಚಿಸಬೇಕಾಯಿತು ಮೂರು ಹೆಜ್ಜೆ ಮೂವಡಿ ಯಾನ್ ಅಳಪ್ಪ ನಾನು ಅಳತೆ ಮಾಡೋ ಹಾಗೆ ನನ್ನ ಪಾದದಿಂದಲೇ ಮೂರು ಹೆಜ್ಜೆ ಭೂಮಿ ಅಂತ ಕೇಳಿ ವಾಮನ ವಂಚನೆಯಿಂದಲೇ ಬಲಿಚಕ್ರವರ್ತಿ ತುಳಿಬೇಕಾಯಿತು ಇದು ಶುಕ್ರ ನೀತಿ ಶುಕ್ರ ನೀತಿ ಹೇಳ್ತದೆ ನಿಮ್ಮ ಶತ್ರುಗಳು ವಕ್ರಮಾರ್ಗವನ್ನು ಅನುಸರಿಸಿದರೆ ನೀವು ಅದೇ ವಕ್ರಮಾರ್ಗವನ್ನು ಅನುಸರಿಸಿ ಅವರನ್ನು ಬೊಗ್ಗು ಧರ್ಮದ ಗುರಿಯನ್ನು ಬಿಡದೆ ನಿಮಗೆ ಬೇಕಾದ್ದನ್ನು ವಶಪಡಿಸಿಕೊಳ್ಳಿ ಅಂದರೆ ನೀತಿಗೆ ಬೃಹಸ್ಪತಿ ನೀತಿಗೆ ಒಂದು ವ್ಯತ್ಯಾಸ ಬೃಹಸ್ಪತಿ ಹೇಳಿದ ಒಳ್ಳೆ ಕೆಲಸ ಮಾಡು ಒಳ್ಳೆ ರೀತಿಯಿಂದ ಮಾಡು means and ends must be equally good Shukra ಹೇಳಿದ means and ends must be generally good but if the enemies pursue crooked means you can also pursue the same provided the ends are good ಇದು ಮೂರನೇ ಆಲ್ಟರ್ನೇಟಿವ್ ಬಂತು ಕಣಿಕ ಹೇಳಿದ ಯಾವುದೇ ಗುರಿಯನ್ನು ಯಾವುದೇ ನೀತಿಯಿಂದ ಸಾಧಿಸಬಹುದು ಇವತ್ತು ಮುಸಲ್ಮಾನರು ಅರಬ್ಬಿಯವರು ಚೈನಾದವರು ಪಶ್ಚಿಮದವರು ಇಂಗ್ಲಿಷ್ನವರು ಅಮೆರಿಕನ್ರು ಎಲ್ಲರೂ ಇವತ್ತು ಅನುಸರಣೆ ಮಾಡ್ತಿರೋ ನೀತಿ ಇದು ಕಣಿಕ ನೀತಿ any means for any ends ಅದು ನಮ್ಮ ಕರ್ನಾಟಕದ ತನಕ ಇದೆ ಇವತ್ತು ತನಕ ಹೇಳ್ತಾರೆ ಈ ಸರ್ಕಾರ ಇರ್ತದೆಯಾ ಇರ್ತದೆ ಸ್ವಾಮಿ ಎಲ್ಲಿ ತನಕ ಇರ್ತದೆ ನಮ್ಮ ಮನಸ್ಸು ಮಾಡೋ ತನಕ ಕಾಮನ್ ಪ್ರೋಗ್ರಾಮಿಗೆ ಅವ್ರಿಗೆ ಅಂಟುಕೊಂಡು ತನಕ ಅಂಟುಕೊಳ್ಳೋದಂದ್ರೆ ಯಾವಾಗ ಅಂಟುಕೊಂಡಿಲ್ಲ ಅಂತ ನಾವು ಹೇಳೋ ತನಕ ಆಮೇಲೆ ಡಮನಿಸ್ಬಿಡುವುದು ಇದಕ್ಕೊಂದು ನೀತಿ ಇಲ್ಲ ನಿಯಮ ಇಲ್ಲ ನಮ್ಗೆ ಯಾವ ಸ್ವಾರ್ಥ ತೋರುತ್ತೆ ಅದನ್ನೇ ಮಾಡುವುದು ಕಣಿಕ ನೀತಿ ಅದನ್ನು ಹೇಳುವನ್ನು ಕರೆಸಿದರು ಯಾಕೆ ಬೃಹಸ್ಪತಿ ನೀತಿ ತಿಳಿದಿದ್ದಂತಹ ಭೀಷ್ಮ ಮೂಲೆ ಗುಂಪಾಗಿದ್ದ ಮಹಾಭಾರತ ಕಾಲದಲ್ಲಿ ಬೃಹಸ್ಪತಿ ನೀತಿ ತಿಳಿದಿದ್ದ ವಿದುರನನ್ನ ಇವರೆಲ್ಲ ಸೇರಿ ಮೂಲೆ ಗುಂಪು ಮಾಡಿದರು ಮೂರನೇವನು ಬೃಹಸ್ಪತಿ ನೀತಿ ತಿಳಿದವನು ಉದ್ಧವ ರಾಜಕೀಯಕ್ಕೆ ಬರಲೇ ಇಲ್ಲ ವೇದಾಂತ ಹಿಡ್ಕೊಂಡು ಗೀತೆಯಲ್ಲಿ ಕೂತು ಬಿಟ್ಟ ಹೀಗಾಗಿ ಶುಕ್ರ ನೀತಿ ಅರ್ಧಂಬರ್ಧ ಪ್ರಚಾರದಲ್ಲಿತ್ತು ಅದಕ್ಕಾಗಿ ಕೃಷ್ಣ ಪಾಂಡವರನ್ನು ಮೇಲಕ್ಕೆತ್ತಿ ಕೌರವರೇನೇನು ಕುತಂತ್ರವನ್ನು ಮಾಡಿದರೂ ಅದೇ ತಂತ್ರವನ್ನು ಅವರು ಪ್ರತಿಯಾಗಿ ಪ್ರಯೋಗ ಮಾಡಿಯೇ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅವನು ಶುಕ್ರ ನೀತಿಯನ್ನು ಹೇಳಿದ ರಾಮಾವತಾರದಲ್ಲಿ ಬೃಹಸ್ಪತಿ ನೀತಿ ಕೃಷ್ಣಾವತಾರದಲ್ಲಿ ಶುಕ್ರ ನೀತಿ ಅದಕ್ಕೋಸ್ಕರ ನಿಮಗೆ ರಾಮಾವತಾರದ್ದು ಕೆಲವು ಕಡೆ ಆಕ್ಷೇಪ ಬಂದರೂ ಅಲ್ಲಿ ಸ್ವಲ್ಪ ಶುಕ್ರ ನೀತಿಯನ್ನು ಅನುಸರಣೆ ಮಾಡಿದೆ ವಾಲಿ ಸಂಹಾರದಲ್ಲಿ ರಾವಣ ಸಂಹಾರ ಕಾಲದಲ್ಲಿ ಶೂರ್ಪಣಕ ವಿರೂಪಕರಣ ಕಾಲದಲ್ಲಿ ಏವನ್ ರಾಮಚಂದ್ರ ಅಬ್ಸರ್ವ್ ಶುಕ್ರ ನೀತಿ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಶತ್ರು ಪ್ರಬಲನಾಗಿ ವಂಚಕನಾಗಿದ್ರೆ ಆ ವಂಚಕನ ನೀತಿಯನ್ನೇ ಅನುಸರಿಸಿ ಮಾಯಾವಿ ಮಾಯಾ ವಧ್ಯ ಏಷ ಧರ್ಮ ಸನಾತನ ಮೂರು ಕಡೆ ಹೇಳ್ತಾನೆ ಕೃಷ್ಣ ಈ ಮಾತನ್ನ ಹೇಳೋದಲ್ಲ ಅನುಸರಣೆ ಮಾಡಿ ತೋರಿಸ್ತಾನೆ ಭೀಷ್ಮ ದ್ರೋಣಾದಿಗಳ ಕಪಟದಿಂದಲೇ ಅವರನ್ನು ಸಂಹಾರ ಮಾಡಿಸ್ತಾನೆ ಅವತ್ತು ಹೇಳಿದೆ ವಧೆ ಕರ್ಣವಧೆ ದುರ್ಯೋಧನವದೆ ಇದೆಲ್ಲದಲ್ಲಿ ಕೃಷ್ಣನ ತಂತ್ರ ಇದು ಶುಕ್ರ ನೀತಿ ಧರ್ಮಕ್ಕೆ ಅಂಟಿಕೊಂಡು ಧರ್ಮವನ್ನು ಬಿಡದೆ ಮಾಡತಕ್ಕ ರೀತಿ ಅದು ಬೇಡ ಇವರಿಗೆ ಅದಕ್ಕಾಗಿ ಕಣಿಕನನ್ನು ಕರೆಸಿದರು ಕಣಿಕಂ ಮಂತ್ರಿಣಾಂ ಶ್ರೇಷ್ಠಂ ಧೃತರಾಷ್ಟ್ರೋಬ್ರವೀದ್ವತಃ ಕರ್ಕೊಂಬಂದ್ರು ಮಹಾರಾಜರೇ ನಮ್ಮೂರಿಂದ ಬಂದಿದ್ದಾನೆ ವಿದೇಶಿ ಮಂತ್ರಿ ಇವನು ವಿದೇಶಿ ಮಂತ್ರಿಯೋ ವಿದೇಶಿ ಕಂತ್ರಿಯೋ ಹೌದು ಮಂತ್ರಿ ಇವನು ಧೃತರಾಷ್ಟ್ರ ನೋಡಿದ ಇವನು ವಿದೇಶಿ ಮಂತ್ರಿ ಏನಪ್ಪ ಹೇಳ್ತೀಯ ಉತ್ಸಿಕ್ತ ಪಾಂಡವ ನಿತ್ಯಂ ಅವನ ಕಾಲಿಗೆ ಬೀಳೋದು ಬಾಕಿ ಧೃತರಾಷ್ಟ್ರ ಇಲ್ಲಿ ಯಾರೂ ಇಲ್ಲ ತಾನೇ ಬೇರೆಯವರು ಅಂತ ಕೇಳಿದೆ ಯಾರಿಲ್ಲ ಬಾಗಿಲು ಬೋಲ್ಟ್ ಇಲ್ಲಿ ಹಾಕಿದ್ದೀವಿ ಯಾರಿಗೂ ಹೇಳಬೇಡಿ ಲೋಕಣಿಕ ಬ್ರಾಹ್ಮಣ ಪಾಂಡವರು ಮೇಲೆ ಮೇಲಕ್ಕೆ ಬರ್ತಾ ಇದ್ದಾರೆ ಈ ಹೊಟ್ಟೆ ಊರಿನ ಹಾಗೋ ತಡೀಲಿ ಉತ್ಸಿಕ್ತಾ ಪಾಂಡವಾಹ ನಿತ್ಯಂ ತೇಭ್ಯೋ ಅಸೂಯೇ ದ್ವಿಜೋತ್ತಮ ಹೇ ಬ್ರಾಹ್ಮಣ ಶ್ರೇಷ್ಠ ನನ್ನ ಮಕ್ಕಳಿಗೆ ಉಳುಗಾಲವಿಲ್ಲ ಚಿಂತೆಯಾಗ್ತಾ ಇದೆ ತತ್ರ ಮೇ ನಿಶ್ಚಿತತಮಂ ಸಂಧಿ ವಿಗ್ರಹ ಕಾರಣಂ ನನ್ನ ನಿಶ್ಚಿತವಾದ ಒಂದು ಅಭಿಪ್ರಾಯ ಹೇಳು ಸಂಧಿ ಮಾಡ್ಕೋಬೇಕೆ ವಿಗ್ರಹ ಮಾಡಬೇಕೆ ಯುದ್ಧ ಮಾಡಬೇಕೆ ಶಾಂತಿ ಮಾಡಬೇಕೆ ಹೋಮ ಮಾಡಬೇಕೆ ಮಾರಣ ಹೋಮ ಮಾಡಬೇಕೆ ಪಾಂಡವರು ಸತ್ತಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಬದುಕಬೇಕು ಅಭಿವೃದ್ಧಿಯಾಗಬೇಕು ಮಮಾಚಕ್ಷ ಕರಿಷ್ಯೇ ವಚನಂತವ ಅರ್ಜುನ ಹೇಳೋ ಮಾತು ಕರಿಷ್ಯೇ ವಚನಂತವ ಧೂರ್ತನ ಕಾಲಿಗೆ ಬೀಳ್ತಾನೆ ನನ್ನ ಮಕ್ಕಳು ಬದುಕಬೇಕು ಪಾಂಡವರು ಸಾಯಬೇಕು ಉಪಾಯವನ್ನ ಹೇಳು ದುರ್ಯೋಧನ ತಲೆಗೆ ಬಂದಿಲ್ಲ ಧೃತರಾಷ್ಟ್ರನ ತಲೆಗೆ ಬಂತು ವೈಶಂಪ ಅಂತ ಹೇಳ್ತಾರೆ ಸಪ್ರಸನ್ನಮನಾಸ್ತೇನ ಮನಸ್ತೇನ ಅವನು ಬಂದಿದ್ದೇ ವಿಷ ಹಾಕುವುದಕ್ಕೆ ಮನಸಂತೋಷವಾಯಿತು ಪರಿಪೃಷ್ಟೋ ದ್ವಿಜೋತ್ತಮ ಉವಾಚ ವಚನಂ ಶ್ರೀ ತೀಕ್ಷ್ಣಂ ರಾಜಶಾಸ್ತ್ರಾರ್ಥ ದರ್ಶನಂ ಧೃತರಾಷ್ಟ್ರನ ಮಾತನ್ನು ಹೇಳಿದ ಮಹಾರಾಜರೇ ನಾನು ಉಪಾಯ ಹೇಳಿಕೊಡ್ತೇನೆ ಖಂಡಿತ ಫಲಿಸ್ತದೆ ಪಾಂಡವರು ಸಾಯಬೇಕು ನಿಮ್ಮ ಮಕ್ಕಳು ಬದುಕಬೇಕು ಉಪಾಯವನ್ನು ಹೇಳ್ತೇನೆ ಉಪಾಯ ಹೇಳಿಕೊಟ್ಟ ಮೇಲೆ ಅಕಸ್ಮಾತ್ ಹೆಚ್ಚು ಕಮ್ಮಿ ನಿಮ್ಮ ಅವಿವೇಕದಿಂದ ಅಜಾಗರೂಕತೆಯಿಂದ ಹೆಚ್ಚು ಕಮ್ಮಿ ಆದರೆ ಇವನು ಹೇಳಿಕೊಟ್ಟ ನನ್ನ ತಲೆ ಹೋಗಬಾರದು ನಮ್ಮನ್ನು ಕಾಪಾಡ್ತೇವೆ ಅಂತ ಮಾತು ಹಾಕ್ಯಾರೆ ಡಬಲ್ ಡೀಲರ್ಸ್ ಇರ್ತಾರೆ ಇವರು ರಾಜಕಾರಣಿಗಳು ಒಂದು ಹೃದಯ ಅಲ್ಲ ಅವರಿಗೆ ದೇವರೆಲ್ಲರಿಗೂ ಒಂದೇ ಹೃದಯ ಕೊಟ್ಟ ರಾಜಕಾರಣಿಗಳು ಮಾತ್ರ ಅನಂತ ಹೃದಯವನ್ನು ಕೊಟ್ಟ ಅನಂತ ನಾವಿಗೆಗಳನ್ನು ಕೊಟ್ಟ ಅನೇಕ ವಸ್ತ್ರಂ ಬಹುಪಾದ ನೇತ್ರಂ ಗೀತೆಯಲ್ಲಿ ಹೇಳೋ ಹಾಗೆ ರಾಜಕಾರಣಿಗಳ ಸ್ವರೂಪ ಗೊತ್ತಾಗುತ್ತೆ ಕಾಮರೂಪಂ ದುರಾಸದಂ ಯಾವ ರೂಪದಲ್ಲಿ ಇರ್ತಾರೆ ಗೊತ್ತಿಲ್ಲ ಶೃಣುರಾಜನ್ ಇದಂ ತತ್ರ ಪ್ರೋಚ್ಯಮಾನಂ ಮಯಾನಗ ನಮೇ ಅಭ್ಯಸೂಯ ಕರ್ತವ್ಯ ನಿಮ್ಮ ಸೋದರನ ಮಕ್ಕಳನ್ನು ಕೊಲಿಸೋದು ಪ್ಲಾನ್ ಹೇಳ್ತೇನೆ ನಾ ಹೇಳಿದ ಮೇಲೆ ಅಸೂಯ ಪಡಬಾರದು ಸುತ್ವೈತತಿ ಗುರು ಸತ್ತಮ ಎಂಬುದಾಗಿ ಆರಂಭಿಸಿ ಒಂದು ಅಧ್ಯಾಯದ ತುಂಬ ಕಣಿಕ ನೀತಿಯನ್ನು ಉಪದೇಶ ಮಾಡ್ತಾರೆ ಎಂಬಲ್ಲಿಗೆ ಇವತ್ತಿಗೆ ಮಂಗಳ ಶಾಸನ ನಾಳೆ ಪ್ರಾರಂಭದಲ್ಲಿ ಕಣಿಕ ನೀತಿ ತುಂಬ ವಿಸ್ತಾರವಾಗಿ ಹೇಳ್ತೇನೆ ಪಂಚತಂತ್ರದ ಕಥೆಗಳನ್ನು ಹೋಲುವ ಒಂದು ಒಳ್ಳೆಯ ಕಥೆ ಈ ಮಧ್ಯದಲ್ಲಿಯೇ ಬರ್ತದೆ ಮತ್ತು ಅನೇಕ ನೀತಿ ವಾಕ್ಯಗಳನ್ನು ಇಲ್ಲಿ ಕೊಡ್ತಾರೆ ಅದನ್ನೆಲ್ಲ ಓದಿ ನಿಮಗೆ ತುಂಬ ಮನಸ್ಸಿಗೆ ಸಂಕಟವಾಗುತ್ತೆ ಅದಾದ ಸ್ವಲ್ಪ ದಿವಸದಲ್ಲಿ ಜನಗಳು ಧರ್ಮರಾಜನನ್ನು ತುಂಬ ಮೆಚ್ಚಿಕೊಂಡದ್ದನ್ನು ಸಹನೆ ಮಾಡಲಾರದೆ ಏನಾಯಿತು ಅಲ್ಲಿಂದ ಆಚೆಗೆ ಮುಂದಿನ ಅಧ್ಯಾಯದಲ್ಲಿ ನಾಳೆ ಕಣಿಕ ನೀತಿ ಹೇಳಿದ ಮುಂದಿನ ಅಧ್ಯಾಯದಲ್ಲಿ ಪಾಂಡವರನ್ನ ಸಜೀವವಾಗಿ ತಾಯಿಯೊಡನೆ ಅರಗಿನ ಮನೆಯಲ್ಲಿ ಸುಡಿಸುವ ಸಂಚು ಏರ್ಪಾಡಾಗ್ತದೆ ಆ ಸಂಚನ್ನು ಹೇಗೆ ಕೃಷ್ಣ ಮತ್ತು ವಿದುರರು ವ್ಯತ್ಯಾಸ ಮಾಡ್ತಾರೆ ಅಲ್ಲಿ ಕೆಲವು ಕೂಟ ಶ್ಲೋಕಗಳು ಬರ್ತದೆ ಜತುಗ್ರಹ ಉಪಪರ್ವ ತುಂಬ ರೋಚಕವಾದ ಪರ್ವ ಒಳ್ಳೆ ಡಿಟೆಕ್ಟಿವ್ ಸ್ಟೋರಿ ಇದ್ದಾಗಿದೆ ನಮ್ಮ ರಾಜಸೋಯದ ರಾಜಕೀಯ ಪುಸ್ತಕ ಮಾರಾಟಕ್ಕೆ ಸಿಕ್ಕಿದ್ರೆ ತುಂಬ ಖುಷಿ ಪಡ್ತಿದ್ರಿ unfortunately the books are out of print ಅದರಲ್ಲಿ ಕೆಲವು ಸನ್ನಿವೇಶಗಳನ್ನು ನಾಳೆ ಜೋಡಿಸಿ ಹೇಳ್ತೇನೆ ಇದು ಮಂಗಳವನ್ನು ಆಚರಣೆ ಮಾಡೋಣ ಕೊನೆಯ ಶ್ಲೋಕಗಳನ್ನು ಒಂದು ಶ್ಲೋಕ ಮಾತ್ರ ನನ್ನ ಜೊತೆಯಲ್ಲಿ ತಾವೆಲ್ಲ ಹೇಳಬಹುದು ಬಾಕಿ ನಾನೇ ಹೇಳಿ ತೋರಿಸ್ತೇನೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ ಊರ್ಧ್ವಬಾಹುರ್ವಿರೌಮ್ಯೇ ಶನಚ ಗಚ್ಚ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೈವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ धर्मं चजे जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णं वेदम् इवं विद्वान् श्रावयित्वार्थमश्नुते नियमस्थः शुचिश्रोतः शृण्वन् सबलमश्नुते नारायणं नमस्कृत्य नरञ्चैव नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ स्वस्य प्रजाभ्य परिपालयन्ताम् न्यायेन मार्गेण महीं महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्